बलस्फटिकाकृतिम् आधारम् सर्वविद्यानाम् हयग्रीवमुपास्मे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मृसिंहस्य कवितावनचारिणः शृण्वन् रामकथानादम् को नयातिपराङ्गतिम् यः पिबन्तदम् रामचरितामृतसागरम् अतृप्तस्तम् मुनिम् वन्दे प्राचेतमकल्मषम् गोष्पदे कृतवाराशम् वशकीकृतराक्षसम् रामायणमहामाला रत्नम् वन्दे निरात्मजम् वञ्चनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् मांशीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् मादरियुधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाह लङ्काम् नमामि तम् प्राञ्जलिराञ्जनेयम् आञ्जनेयमुचपाटलाननम् काञ्चनाद्रिकमनीयविग्रहम् पारिजाततरुमूलवासनम् भावयामि पवमाननन्दनम् यत्र यत्र गुणादकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमदराक्षसान्तकम् वेदवेद्ये परे पुंसि जाते दशरथात्मजे वेदप्राचेरसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिकृतम् भूता रामसागरकामिनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैरहरः सम्यक्पिबत्यादराद् वाल्मीकेर्वदनारविन्दगलितम् रामायणाख्यम् मधु जन्मव्याधिजरा ಸಂಸಾರಯ್ಚತಿ ಪುಮನ್ ವಿಷ್ಣಪದ ಶಾಶ್ವತ ತದುಪಗತ ಸಸಸನ್ಗ ಸಮಕ್ಯಬದ್ಧ ರಘುವರಿಚರಿತ ಮನಿ ಪ್ರಣೇತು ದಶಶರ ಶದ ನಿಶಾಧವ ದಶರಥಾತ್ಮಜಮ ಪ್ರಮೇಯ ಸೀತಾಪುಕುಳಾನ್ವಯರತ್ನದೀಪಾಹುಮಂದಾಯಿತಾಕ್ಷಮ್ ನಿಷಾಚರ ವಿನಾಶಕ ನಮಿ वैदेही सेतुम् सुरद्रमतले हैमी महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय भावम् श्रीरामचन्द्रपरब्रह्मणे ನಾರದಂ ಪರಿಪಪ್ರಚ ವಾಲ್ಮೀಹಿ ಜನ್ಮುನಿ ಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿರಾಮವರಂ ನಾರದಂ ಪರಿಪಪ್ರಚ ವಾಲ್ಮೀಕಿ ಜನ್ಮುನಿ ಪುಂಗವಂ ಶ್ರೀರಾಮಾಯಣ ಭಾಗಂ ಶ್ರೀರಘುನಂದನ ಪರಬ್ರಹ್ಮಣೇ ಭಾಗಂ ಸ್ಮೃತಿ ಗುರುಭ್ಯೋ ನಮಃ ಸ್ಮತ್ ಪರಮಗುರುಭ್ಯೋ ನಮಃ ಸ್ಮತ್ ಸರ್ವಗುರುಭ್ಯೋ ತಮಗೆಲ್ಲರಿಗೂ ವಂದನೆಗಳು ಬಾಲಕಾಂಡಕ ಶಾಸನವಾಯಿತು ನಿನ್ನೆ ಗಾಯತ್ರಿ ಮಂತ್ರ ಅರ್ಥ ನಿರೂಪಣೆಯ ಕ್ರಮದಲ್ಲಿ ಸವಿತ್ರ ಶಬ್ದ ಅರ್ಥವನ್ನ ಜಗತ್ತನ್ನು ಸೃಷ್ಟಿ ಮಾಡುವವನು ಇವನೇ ಅನ್ನುವ ವಿವರಣೆಯನ್ನು ಬಾಲಕಾಂಡ ನಮಗೆ ಕೊಟ್ಟಿತು ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ದಶರಥ ಪುತ್ರನಾದ ರಕ್ಷಕನಾಗಿ ಅವತಾರ ಮಾಡಿದ ಜಗತ್ತು ಅವನ ಹೊಣೆ ದುಷ್ಟರನ್ನು ಶಿಕ್ಷೆ ಮಾಡುವುದು ಶಿಷ್ಟರನ್ನು ಪರಿಪಾಲನೆ ಮಾಡುವುದು ಪತಿತರನ್ನು ಪಾವನ ಮಾಡುವುದು ಆಲ್ಯೋದ್ಧಾರ ಶಿವಧನುರ್ಭಂಗ ಕಾಟಕ ಸಂಹಾರ ಇವೆಲ್ಲದರಲ್ಲಿ ಸವಿತೃ ಶಬ್ದಾರ್ಥವನ್ನು ಕಾಣ್ತೀರಿ ದ್ವಯಮಂತ್ರ ಕ್ರಮದಲ್ಲಿ ಶ್ರೀಮತ್ ಶಬ್ದಾರ್ಥ ಸೀತಾದೇವಿಯ ಕಲ್ಯಾಣ ಇನ್ನು ಮುಂದೆ ಅಯೋಧ್ಯಾಕಾಂಡದಲ್ಲಿ ನಾರಾಯಣ ಶಬ್ದಾರ್ಥ ಜಗತ್ತನ್ನು ಬಿಟ್ಟು ಭಗವಂತ ಇಲ್ಲ ಭಗವಂತನನ್ನು ಬಿಟ್ಟು ಜಗತ್ತು ಇಲ್ಲ ಅನ್ಯೋನ್ಯ ಸಂಬಂಧವನ್ನು ಹೇಳುವುದು ನಾರಾಯಣ ಶಬ್ದ ಅದರ ಅರ್ಥವನ್ನು ಹೇಳುತ್ತೆ ವರೇಣ್ಯಂ ಗಾಯತ್ರಿಯಲ್ಲಿ ವರೇಣ್ಯ ಶಬ್ದ ತುಂಬ ಶ್ರೇಷ್ಠವಾದ ಗುಣಗಳನ್ನು ಉಳ್ಳವನು ಭಗವಂತ ಅದನ್ನು ನಿರೂಪಣೆ ಮಾಡತಕ್ಕ ಕಾಂಡ ಅಯೋಧ್ಯ ಕಾಂಡ ಸೀತಾರಾಮರು ದಶರಥನ ಅರಮನೆಯಲ್ಲಿ ವಿಜಹಾರ ಬಹು ಋತು ಅನೇಕ ವರ್ಷ ಕಾಲ ನೆಮ್ಮದಿಯಿಂದ ಸಂಸಾರವನ್ನು ನಿರ್ವಹಿಸಿದರು ಅನ್ನುವ ಮಾತನ್ನ ಬಾಲಕಾಂಡದ ಕೊನೆಯಲ್ಲಿ ಓದಿ ತೋರಿಸಿದವು ಇವತ್ತು ಅಯೋಧ್ಯ ಕಾಂಡ ಪ್ರಾರಂಭ ಮಾಡುತ್ತಿದ್ದೇವೆ ಇದರ ರುಚಿಯೇ ಬೇರೆ ಒಂದೊಂದು ಕಾಂಡದ ರುಚಿ ಒಂದೊಂದು ರೀತಿ ಅದನ್ನು ಅನುಭವಿಸೋದಕ್ಕೆ ಬೇಕಾದ ಮನಸ್ಸಿನ ಭಿನ್ನ ಭೂಮಿಕೆಗಳನ್ನು ನೀವು ಮಾಡಿಕೊಳ್ಳಬೇಕು ಹೇಳುವುದಕ್ಕೆ ಬೇಕಾದ ಮನೋಭೂಮಿಕೆಯನ್ನು ನಾನು ಮಾಡಿಕೊಳ್ಳಬೇಕು ಆ ಕಾಂಡ ಇದೆಲ್ವಲ್ಲ ಅಂತ ಕೇಳಬಾರದು ಇದರಲ್ಲಿ ಸ್ವಲ್ಪ ರಾಜಕಾರಣದ ಹಿನ್ನೆಲೆಯನ್ನು ಹೇಳಬೇಕು ತಮಗೆ ಶ್ರೀಮದ್ ರಾಮಾಯಣವನ್ನು ಬರೀ ಮೋಕ್ಷದ ಕಥೆ ಅಂತರಾರ್ಥ ಇದು ಭಕ್ತ ಭಗವಂತರ ಸಂಬಂಧ ಅನ್ನುವ ರೀತಿಯಲ್ಲಿ ನಮ್ಮ ಪೂರ್ವಜರು ಅನೇಕ ಕಾಲದಿಂದ ನಿರೂಪಿಸಿದ್ದು ಅದು ಒಂದು ದೃಷ್ಟಿ ರಾಮಾಯಣದಲ್ಲಿ ಅದು ಒಂದೇ ದೃಷ್ಟಿ ಇಲ್ಲ ಅದು ಇದೆ ನಮಗದು ಬೇಕು ನಾವು ತಗೊಳ್ತೇವೆ ರಾಜಕಾರಣ ನಮಗೆ ಯಾಕೆ ಬೇಕು ಅಂತ ನಾವು ಕೇಳಬಾರದು ರಾಜಕಾರಣದಲ್ಲಿಯೂ ಅದು ಭಗವಂತನ ಅವತಾರ ಯಾತಕ ಭೂಮಿಗೆ ಬೇಕಾಯಿತು ಅನ್ನೋದನ್ನು ನೀವು ಬಿಟ್ಬಿಟ್ರೆ ಈ ರಾಮಾಯಣದ ಅರ್ಥ ತಪ್ಪಿ ಹೋಗುತ್ತೆ ಶ್ರೀಮದ್ಭಾಗವತದಲ್ಲಿ ಅಡಿಗಡಿಗೆ ನಿಮಗೆ ರಾಜಕಾರಣ ಇಲ್ಲ ಪ್ರಾರಂಭದಲ್ಲಿಯೇ ಪೋತನೆ ಶಕಟ ಬಕ ಅರಿಷ್ಟ ವ್ಯೋಮ ಅಘ ಹಸುರ ಸಂಹಾರಗಳು ಕಂಸನವರೆಗೆ ಕಂಸನಿಂದ ಮುಂದಕ್ಕೆ ಜರಾಸಂಧ ಅದು ಇದು ಪೌಂಡ್ರಕ ಶಿಶುಪಾಲ ಈ ಜಗತ್ತನ್ನು ಸ್ವಚ್ಛ ಮಾಡಿ ಅತ್ಯಂತ ಶ್ರೇಷ್ಠವಾದ ಒಂದು ಸಾಮಾಜಿಕ ರಾಜಕೀಯ ಚೌಕಟ್ಟನ್ನು ಕೊಟ್ಟ ಹೊರತು ಸಾತ್ವಿಕರು ಸಾತ್ವಿಕ ಕೆಲಸಗಳನ್ನು ಮಾಡಲಾರರು ಇದು ಭಾಗವತ ಮತ್ತು ಮಹಾಭಾರತದ ತಾತ್ಪರ್ಯ ಅದೇ ತಾತ್ಪರ್ಯ ಇಲ್ಲಿಯೂ ಇದೆ ಭಾರತೀಯರು ಅರಿಯಬೇಕಾದ ಅನೇಕ ಜೀವನದ ಉಪಯುಕ್ತ ಅಂಶಗಳು ರಾಜಕೀಯ ಸಾಮಾಜಿಕ ಕೌಟುಂಬಿಕ ನೈತಿಕ ಈ ಮೌಲ್ಯಾತ್ಮಕ ಎಲ್ಲ ಮುಖಗಳು ರಾಮಾಯಣದಲ್ಲಿವೆ ಅಂತ ತೋರಿಸೋದಕ್ಕೆ ಒಂದು ಉಪನ್ಯಾಸ ಮಾಲಿಕೆ ಸಾಕಾಗೋದಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ರುಚಿ ತೋರಿಸ್ತೇನೆ ಎಲ್ಲ ಈ ಪೂರ್ವಾಚಾರ್ಯರು ಹೇಳಿರುವುದೇ ಇದೇನೋ ಒಂದು ಬೇರೆ ರೀತಿ ಇದೆಯಲ್ಲ ಅಂತ ನಿಮಗೆ ಕಾಣಿಸುತ್ತೆ ಆಂಗಲ್ ಬೇರೆಯಾಗಿ ಕಾಣಿಸುತ್ತೆ ಆ ಎಂಫಸಿಸ್ ಸ್ವಲ್ಪ ಭಿನ್ನವಾಗಿ ಕೊಡ್ತೇನೆ ಇಲ್ಲಿ ಮೂರು ನಾಲ್ಕು ಪ್ರಮೇಯಗಳನ್ನು ಅಯೋಧ್ಯಾಕಾಂಡದಲ್ಲಿ ನಿರೂಪಿಸಬೇಕು ಮೊದಲನೆಯದು ಭರತನ ಚಾರಿತ್ರ್ಯ ಎರಡನೇದು ರಾಮಚಂದ್ರ ಸ್ವಾಮಿ ಭರತನಿಗೆ ಸ್ಪಂದನೆ ಮಾಡಿದ ರೀತಿ ಈ ಜೋಡಿ ಜಗತ್ತಲ್ಲಿಯೇ ಇನ್ನೊಂದಿಲ್ಲ ಭರತನಂತಹ ತಮ್ಮ ರಾಮನಂಥ ಅಣ್ಣ ಘಟಾನುಘಟಿಗಳು ಒಬ್ಬೊಬ್ಬರೇ ರಾಜ್ಯವನ್ನು ನಿರ್ವಹಣೆ ಮಾಡತಕ್ಕ ಶಕ್ತಿ ಉಳ್ಳವರು ಆದರೆ ತ್ಯಾಗ ಮೂರ್ತಿಗಳು ಅವರ ಜೀವನದಲ್ಲಿ ಬಹಳ ದೊಡ್ಡ ಮೌಲ್ಯ ಅಂದರೆ ತ್ಯಾಗ ಅದರಿಂದ ಸಮಾಜ ಕಟ್ಟಬಹುದು ಸ್ವಾರ್ಥದಿಂದ ಕಟ್ಟುವುದಕ್ಕಾಗೋದಿಲ್ಲ ಕುಟುಂಬದಿಂದ ಹಿಡಿದು ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ನಮ್ಮನ್ನು ಒಗ್ಗೂಡಿಸಬಲ್ಲದು ತ್ಯಾಗವೇ ಹೊರತು ಪ್ರೇಮವೇ ಹೊರತು ಸ್ವಾರ್ಥವಲ್ಲ ದುಷ್ಟವಾದಂತಹ ಕ್ಷುಲ್ಲಕವಾದ ಈ ಸಣ್ಣತನ ತೋರಿಸಕ್ಕಂತಹ ಈ ಬುದ್ಧಿ ಅಲ್ಲ ಅನ್ನೋದನ್ನ ಇದು ಎರಡು ಪ್ರಮೇಯ ಮೂರನೇದು ದಶರಥನ ಕೌಟುಂಬಿಕ ಚಿತ್ರ ಮತ್ತು ಸಮಗ್ರ ಭಾರತದ ಶೋಚನೀಯ ರಾಜಕೀಯ ಚಿತ್ರ <coughs> ಇದು ನಾಲ್ಕನ್ನು ನೀವು ಒಗ್ಗೂಡಿಸಿಕೊಂಡ್ರೆ ನಿಮಗೆ ಕಾಂಡ ತನ್ನ ಹೃದಯವನ್ನು ಬಿಡುತ್ತದೆ ರಾಮ ಮತ್ತು ಭರತರ ವಿಷಯ ಮುಂದೆ ಆಮೇಲೆ ತಗೊಳ್ತೇನೆ ಪ್ರಾರಂಭದಲ್ಲಿಯೇ ದಶರಥ ಮತ್ತು ಕೈಕೇಯಿ ಮಂಥಳೆ ಇವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮುಂದೆ ಪ್ರಸಂಗೋಚಿತವಾಗಿ ಇನ್ನೊಂದು ಎಂಟು ಅಧ್ಯಾಯ ಕಳೆದ ಮೇಲೆ ಹೇಳಬೇಕಾದ್ದನ್ನ ಇಲ್ಲಿಯೇ ಹೇಳಿಬಿಡ್ತೇನೆ ಗಚ್ಚತಾ ಮಾತುಲಕುಲಂ ಭರತೇನ ಮಹಾತ್ಮನ ಇಲ್ಲಿರೋ ಪಾಠ ಮಹಾತ್ಮನ ಭರತೇನ ಸಹ ಅನಘ ಸರಿಯಾದ ಪಾಠ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತ ಇದರ ಮಧ್ಯೆ ಇರುವ ಸೌಲಭ್ಯ ಮಾತೃಗರ್ಭದಲ್ಲಿ ಹನ್ನೆರಡು ತಿಂಗಳಿದ್ದು ನಮ್ಮ ಸಲುವಾಗಿ ಭಗವಂತ ಸಾಮಾನ್ಯ ಮನುಷ್ಯರಂತೆ ಅವನೂ ಈ ಲೋಕದಲ್ಲಿ ತುಂಬಾ ಮನುಷ್ಯ ದೃಷ್ಟಿಯಿಂದ ನೋಡಿದಾಗ ಶ್ರಮಪಟ್ಟ ಅಂತ ಹೇಳುವ ಮಾತುಗಳು ಆಳ್ವಾರದ ಸಾಹಿತ್ಯದಲ್ಲಿ ಬರುತ್ತೆ ಅದನ್ನು ಇಟ್ಟುಕೊಂಡು ಶ್ರೀಮತ್ ಪರಾಶರ ಭಟ್ರು ಗೋಷ್ಠಿಯಲ್ಲಿ ಪಾಶುರಗಳನ್ನು ಹೇಳುವಾಗ ರಾಮಾಯಣವನ್ನು ಹೇಳುವಾಗ ಹೇಗೆ ಅನುಭವಿಸಿದರು ಅದು ಬಹಳ ದೊಡ್ಡ ಪ್ರಮೇಯ ಪರಮಾತ್ಮನ ಸೌಲಭ್ಯ ಅದು ತುಂಬಾ ದೊಡ್ಡದಾಗಿ ಹೇಳಬೇಕು ಸಣ್ಣ ಪುಟ್ಟ ಕಾಲಕ್ಷೇಪ ಗೋಷ್ಠಿಗಳಲ್ಲಿ ಈ ಭಗವಂತನ ಗುಣಗಳಲ್ಲಿ ಸೌಲಭ್ಯ ಗುಣವೇ ತುಂಬಾ ದೊಡ್ಡದು ಅಂತ ಎತ್ತಿ ಹೇಳಬೇಕಾದ ಪ್ರಮೇಯ ಅದು நாட்டில் பிறந்தவர் நாரணர்காளன்று யாவரோ நாட்டில் பிறந்து படாதனப்பட்டு மனுஷர்க்கா நாட்டை நலியும் அறக்கரை நாடி தடிந்திட்டு நாட்டை அழித்து உய்யச் செய்து நடந்தமை கேட்டுமே கற்பாரி ராமப்பிரானையல்லால் மற்றும் கற்பரோ புல் பாமுதலா புல்லெரும்பு ஆதி ஒன்றின்றியே நற்பால் அயோத்தியில் வாழும் சராசரமுத்தவும் ನರ್ಪಾಲ ಕುಯಿತನನ್ ಮೋಹನಾರ್ ಪೆಟ್ಟ ನಾಟ್ಟೊಳೆ ಎರಡು ಪದ್ಯ ನಮ್ಮಾಳ್ವಾರರ ಭಾಷಣ ಇದರ ಕಥೆಯಲ್ಲಿ ಏನು ಬದಲಾವಣೆಯಲ್ಲ ಗುಣ ಗುಣಾನುಭವ ಕಲಿಯುವವರು ಏನಾರು ಕಲಿಯೋದಿದ್ರೆ ರಾಮ ಎಂಬುವ ಎರಡು ಅಕ್ಷರ ಅದರ ಹಿಂದೆ ಇರುವ ಚರಿತ್ರೆ ಈ ಮಹಿಮೆ ಇದನ್ನು ಬಿಟ್ಟು ಕಲಿಯುವುದಿನ್ನೇನಾರು ಇದೆಯೋ ಅಂತಾರೆ ಕರ್ಪಾರ್ ಕಲಿಯುವವರು ಈ ರಾಮಪ್ಪಿರಯಾನೆಯಲ್ಲ ಅಲ್ ಮತ್ತೊಂದು ಕರ್ಪರೋ ಯಾತ ಕೃಷ್ಣಾವತಾರ ಬೇಡವೆ ನರಸಿಂಹಾವತಾರ ಬೇಡವೆ ವಾಮನ ಅವತಾರ ಬೇಡವೆ ಬೇರೆ ಬೇರೆ ಅವತಾರಗಳು ಬೇಡವೆ ನಿಮಗಿದು ಸಾಕು ಅಂಥದ್ದೇನಿದೆ ರಾಮಾವತಾರದಲ್ಲಿ ಮೋಕ್ಷಕ್ಕೆ ಹೋಗುವಾಗ ಭಗವಂತ ತನ್ನ ಲೋಕಕ್ಕೆ ಹೋಗುವ புல் ಪಾಮುದಲ ಪುಲ್ ಎರುಂಬಾದಿ ಒಂದ್ರಿಂದ್ರಿಯೇ ಅವನ ಕಾಲಿಗೆ ಎಲ್ಲೆಲ್ಲಿ ದಂಡಕಾರಣ್ಯದಲ್ಲಿ ಮೊದಲುಗೊಂಡು ಹುಲ್ಲು ಕಡ್ಡಿ ಸಿಕ್ಕಿತ್ತೋ ಅವನ ಸ್ಪರ್ಶಕ್ಕೆ ಇರುವೆಗಳು ಎಲ್ಲಿ ಬಂದಿದ್ದವೋ ಒಂದೆಂದ್ರೆ ಒಂದು ಬಿಡದಂತೆ ಎಲ್ಲವನ್ನೂ ಕರೆದು ನರ್ಪಾಲ್ ಅಯೋಧ್ಯೆಯಲ್ ವಾಳುಂ ಶರಾಶರ ಮುತ್ತವಂ ಅಯೋಧ್ಯೆಯಲ್ಲಿ ಬಾಳುವ ಚರಾಚರ ವಸ್ತುಗಳು ಗಿಡಮರಗಳು ಕಾಗೆ ನರಿ ಕೋತಿ ಒಂದೂ ಪ್ರಾಣಿಯನ್ನು ಬಿಡದಂತೆ ಎಲ್ಲವನ್ನೂ ನರ್ಪಾಲಕ್ಕೂ ಇತ್ತ ಬೆಟ್ಟ ನಡ್ಡುಳೆ ಅವರಿಗಾಗಿ ಸಾಂತಾನಿಕ ಎಂಬುವ ಲೋಕವನ್ನು ವೈಕುಂಠದಂತ ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡಿ ಅವರಾಗಿ ಮೋಕ್ಷ ಬೇಕು ಅಂತ ಕೇಳದೇ ಇದ್ದವರನ್ನು ಮೋಕ್ಷ ಶಬ್ದವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಪಾಮರರನ್ನು ಚೆರಿಯಕ್ಕುಗಳನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದನಲ್ಲ ಭಗವಂತ ಅವನನ್ನಲ್ಲದೆ ನೀವು ಬೇರೆ ಕಲಿತೀರಾ ಕೃಷ್ಣ ಅವತಾರದಲ್ಲಿ ಏನಾದ್ರು ಮಾಡಿದ್ದಾನೆ ಇಂಥದ್ದು ಜಗಳದ ವಿಷಯ ರಾಮ ಹೆಚ್ಚೋ ಕೃಷ್ಣ ಹೆಚ್ಚೋ ಜಗಳ ತಿಳ್ಕೋಬೇಡಿ ಇದು ಭಕ್ತರಿಗೆ ತುಂಬಾ ಭೋಗ್ಯವಾದ ವಿಷಯ ಪರಾಶರ ಭಟ್ರ ಗೋಷ್ಠಿಯಲ್ಲಿ ಇಂತಹ ಚಕಮಕಿ ಚರ್ಚೆಗಳು ಪರಸ್ಪರ ಭಕ್ತರು ಚರ್ಚೆ ಎಬ್ಬಿಸಿದರೇನೇ ರಾಮಾಯಣ ರುಚಿ ಬರುವುದು ಸರಿಯಾದ ಹೃದಯದಿಂದ ಪ್ರಶ್ನೆ ಕೇಳಬೇಕು ಏನ್ ಮಾಡಿದ ರಾಮಚಂದ್ರ ನೀವೆಲ್ಲಿ ಹುಟ್ಟಿದ್ರಿ ಎಂದು ಆಳ್ವಾರು ನಾವು ಲೋಕದಲ್ಲಿ ಹುಟ್ಟಿದ್ದೇವಪ್ಪ ನಾಟ್ ಟಿಲ್ ಪಿರಂದವರ್ ಜಗತ್ತಲ್ಲಿ ಹುಟ್ಟಿದವರು ನಾರಣರ್ಕಾಳನ್ರಿ ಯಾವರೋ ಶ್ರೀಮನ್ ನಾರಾಯಣಿಗಲ್ಲದೆ ಇನ್ನೊಬ್ಬರಿಗೆ ಹಾಳಾಗ್ತಾರೆ ಯೋಚನೆ ಮಾಡಿ ಅಂಥದ್ದೇನು ಮಾಡಿದ ರಾಮಚಂದ್ರ ನಾವು ನೀವು ಹುಟ್ಟಿರುವ ಈ ಭೂಮಿಯಲ್ಲಿಯೇ ನಾಟಿಲ್ಪಿರಂದು ಪಡಾದನ ಪಟ್ಟು ಪಡಬಾರದು ಪಾಡನ್ನೆಲ್ಲ ಪಟ್ಟ ಅಂದರು ಏನೇನು ಪಾಡುಪಟ್ಟ ಅಯ್ಯೋ ಅದು ಹೇಳಿದ್ರೆ ರಾಮಾಯಣವಾಗತ್ತೆ ಪಡಾದನ ಪಟ್ಟು ಮುಂದೆ ಹೇಳ್ತೇನೆ ಯಾರಿಗೆ ಮನುಷ್ಯರ್ಕ ಯಾವ ಮನುಷ್ಯರು ತನ್ನನ್ನು ಇವತ್ತು ನೆನೆಸೋದಿಲ್ಲವೋ ಒಂದು ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ಕೂಡ ಕಟ್ಟುವ ಯೋಗ್ಯತೆ ಇಲ್ಲವೋ ಕ್ಷುಲ್ಲಕ ಜನರು ಕೆಟ್ಟ ರಾಜಕಾರಣಿಗಳು ಜಗತ್ತಲ್ಲಿ ಎಲ್ಲಿ ಇಲ್ಲದೆ ಇರುವಂತಹ ಅತ್ಯಂತ ನೀಚ ರಾಜಕಾರಣಿಗಳು ಭಾರತದಲ್ಲಿದ್ದಾರೆ ನಮ್ಮ ತಲೆ ಮೇಲೆ ಕಲ್ಲು ಹಾಕೋದು ನಮ್ಮ ಜನಗಳಿಗೆ ಹಿಂಸೆ ಮಾಡುವುದು ಧರ್ಮಾಂಧವರನ್ನೇ ಕೊಲ್ಲುವುದು ಪಶ್ಚಿಮದಲ್ಲಿ ಹಾಗಲ್ಲ ಇರಾಕಿನ ಮೇಲೆ ಗಲಾಟೆ ಮಾಡಿದ್ರು ಬುಷ್ ಸಾಹೇಬರು ನಿಲ್ಲಿಸ್ತಾರೆ ನೋಡಿ ಅವರು ಅವರಿಗೆ ಶಕ್ತಿ ಇದೆ ಅರ್ಥವಿದೆ ನಮ್ಮ ಪ್ರಜೆಗಳು ಧರ್ಮದ ಪ್ರಜ್ಞೆ ಇಲ್ಲದೆ ಹಾಳಾಗಿ ಹೋಗ್ಬಿಟ್ಟಿದ್ದೇವೆ ಇಂಥ ಮನುಷ್ಯರಿಗೋಸ್ಕರವಾಗಿ ಯಾವ ರಾಮ ಸೀತೆಯರನ್ನ ಅಗಲಿಸಿ ಸೀತೆಯನ್ನ ಮತ್ತೆ ರಸಾತಳಕ್ಕೆ ಕಳಿಸಿದರೋ ಅಯೋಧ್ಯೆಯ ಜನರು ಸಾಮಾನ್ಯವೇ ಸ್ವಾಮಿ ಕಷ್ಟಪಟ್ಟುಕೊಂಡು ಅಲ್ಲಿಂದ ಸೀತೆಯನ್ನು ಕರ್ಕೊಂಡು ಬಂದ ಪ್ರಭು ರಾಮಚಂದ್ರ ಅವರ ಸಂಸಾರವನ್ನು ಸಹಿಸಲಾರದೆ ಊರೂರು ಕೇರಿ ಕೇರಿಗಳು ರಾಮನನ್ನೇ ದೂಷಣೆ ಮಾಡಿದ್ರಲ್ಲ ಪಡಾದನ ಪಟ್ಟೆ ನಾಟೈ ನಲಿಯುಂ ಅರಕ್ಕರೈ ನಾಡಿ ತಡಿಂದಿಟ್ಟೆ ಜನಸಮೂಹವನ್ನು ಹಿಂಸೆ ಮಾಡತಕ್ಕಂಥ ರಾಕ್ಷಸರು ಎಲ್ಲಿದ್ದಾರೆಯೋ ನಾಡಿ ತೇಡಿ ಹುಡುಕಿ ಹುಡುಕಿ ಹುಡುಕಿ ವಿರಾದ ಕಬಂಧ ಕರ ದೂಷಣ ಮಾರೀಚ ಇದ್ದ ಕಡೆ ಹೋಗಿ ನಾಡಿ ತಡಿಂದಿಟ್ಟೆ ನಾಟೈ ಅಳಿತು ಎಲ್ಲರಿಗೂ ಮೋಕ್ಷವನ್ನು ಕೊಟ್ಟಲ್ಲ ಅಳಿತು ಉಯ್ಯ ಉಜ್ಜೀವನ ಮಾಡಿದ್ದನ್ನ ನಡಂದ ಮೈ ಕೆಟ್ಟುವೆ ಇಂಥ ರಾಮ ಭೂಮಿಯಲ್ಲಿ ನಡೆದ ಎಂಬುದನ್ನು ಕೇಳಿಯೂ ನೀವು ರಾಮನನ್ನು ಬಿಟ್ಟು ಇನ್ನೊಂದು ದೈವವನ್ನು ನಂಬುತ್ತೀರಾ ಈ ಪಾಶಾರ್ಥವನ್ನು ಹೇಳ್ತಾ ಇದ್ರು ಪರಾಶರ ಭಟ್ರು ಇದು ಏಡು ಮುಪ್ಪತ್ತಾರಾಯರಂ ದಿವ್ಯ ಪ್ರಬಂಧ ವ್ಯಾಖ್ಯಾನದಲ್ಲಿ ಎಷ್ಟೊಂದು ಐತಿಹ್ಯಗಳನ್ನು ಹೇಳ್ತಾರೆ ಈ ಪಾಶರ ಕೇಳಿದ ಮೇಲೆ ಒಬ್ಬರು ಶಿಷ್ಯರು ಅವರು ಮೇಲೆ ಕೆದ್ದರು ದಯವಿಟ್ಟು ಯಾರು ಮೇಲೆ ಕೇಳಬೇಡಿ ಪ್ರಶ್ನೆ ಕೇಳುವಾಗ ಮೇಲೆ ಕೇಳಬೇಕಾಗತ್ತೆ ಒಂದೊಂದು ಸಲ ಕೀಳೆಯ ಹತ್ತ ಆನಂತ ಒಬ್ಬರು ಆಚಾರ್ಯರು ಅವರೇನ್ ಮಾಡಿದ್ರು ಪರಾಶರ ಭಟ್ಟರ ಕೈಯಲ್ಲಿ ಹೇಗಾದರೂ ಕೃಷ್ಣಾವತಾರದ ಮಹಿಮೆಯನ್ನು ಹೇಳಿಸಬೇಕು ಅಂತ ಹುಚ್ಚು ಅವರಿಗೆ ಅವರು ಬಾಯಿ ತಪ್ಪಿಯೂ ರಾಮಚರಿತ್ರೆ ಬಿಟ್ಟು ಇನ್ನೊಂದು ಹೇಳ್ತಾ ಇರಲಿಲ್ಲ ಭಾಗವತ ಹೇಳಬೇಕು ಅಂತ ಕೇಳಿದ್ರೆ ಜನ್ಮಾದ್ಯಸ್ಯ ಶ್ಲೋಕ ಹೇಳಿ ಅದನ್ನೆಲ್ಲ ರಾಮಾವತಾರ ಪರವಾಗಿ ಅರ್ಥ ಮಾಡಿ ಭಾಗವತ ಪೂರ್ತಿ ರಾಮಕಥೆಯನ್ನಾಗಿ ಕೃಷ್ಣ ಕಥೆಯನ್ನಷ್ಟು ರಾಮಕಥೆಯನ್ನಾಗಿ ಹೇಳೋರು ಪ್ರಚಂಡ ಪಂಡಿತರು ಚಿಕ್ಕ ವಯಸ್ಸಿಗೆ ಹೋಗಿಬಿಟ್ರು ಕೇಳಿದ್ರು ಶಿಷ್ಯರು ಕೃಷ್ಣ ಕಥೆಯನ್ನೇ ಎಷ್ಟು ಚೆನ್ನಾಗಿ ಹೇಳಿರ್ಬೋದು ಹೇಳ್ಬೋದಲ್ಲ ರಾಮ ಕಥೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆದ್ರಿಂದ ಅವ್ರ ಕೈಲಿ ಹೇಗಾದರೂ ಹೇಳಬೇಕು ಹೇಳಿಸಬೇಕು ಅಂತ ಕೆಣಕುವುದಕ್ಕೋಸ್ಕರವಾಗಿ ಅವರು ಹೇಳಿದ್ರು ಜಿಯಾ ಒಂದು ಪ್ರಶ್ನೆ ಕೇಳ್ತೇನೆ ನೀವೇನೇ ಹೇಳಿ ರಾಮಾವತಾರದ ವಿಷಯ ನಮಗೆ ಕೃಷ್ಣಾವತಾರದಲ್ಲಿಯೇ ಸೌಲಭ್ಯ ಹೆಚ್ಚು ಭಗವಂತನ ಗುಣ ರಾಮಾವತಾರಕ್ಕೆ ಹೆಚ್ಚಾಗಿ ಕೃಷ್ಣಾವತಾರದಲ್ಲಿ ಅವೇನೋ ಚಕ್ರವರ್ತಿಯ ಮಗ ಹುಟ್ಟಿದ್ದು ಒಳ್ಳೆ ಬಾಳೆಹಣ್ಣಿನ ಗುಡಾಣದಲ್ಲಿ ಚಕ್ರವರ್ತಿ ಚೆನ್ನಾಗಿ ನೋಡಿಕೊಂಡ ಕೌಸಲ್ಯ ಇದ್ಲು ಮುನ್ನೂರೈವತ್ಮೂರು ಮೂರು ಎಂದರು ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ ಸ್ವಾಮಿ ನಮಗೋಸ್ಕರ ಹುಟ್ಟಿದ ಜೈಲಿನಲ್ಲಿ ಹತ್ತೈದು ದಿವಸದಲ್ಲಿ ಪೋತನೆ ಬಂದಳು ಮತ್ತೊಬ್ಬಳು ಬಂದಳು ಏನು ಹಿಂಸೆ ಹಿಂಸೆ ಹಿಂಸೆ ಎಲ್ಲಿ ನೋಡಿದ್ರು ಹಿಂಸೆ ನಮ್ಮ ಕೃಷ್ಣನಿಗೆ ರಾಕ್ಷಸರ ಬಾಧೆ ಹುಟ್ಟಿದ ದಿವಸವೇ ಹುಟ್ಟಿದ ಜಾಗದಲ್ಲಿ ಇರಗೊಡದೆ ಅವನನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಲಾಯಿತು ಇಂಗು ವೈಹಿತ್ಯ ಅಂಗ ಪಿರಂದ ಉರುತ್ತಿ ಮಹನಾಯ್ ಪಿರಂದು ಓರಿರವಿಲ್ ಉರುತ್ತಿ ಮಹನಾಯ್ ಒಳಿತ್ತು ಒಳರ ಬಚ್ಚಿಟ್ಟು ಕಾಪಾಡಬೇಕಾಯಿತು ನಿಮ್ಮ ರಾಮನನ್ನು ಯಾರಾದ್ರೂ ಹಾಗೆ ಮಾಡಿದ್ರ ಹುಟ್ಟಿದ ದಿವಸ ಒಂದು ಅಡ್ಡಕಾಲನಿಗೆ ಯಾರಾದ್ರೂ ಕರ್ಕೊಂಡು ಹೋದ್ರೆ ಎಲ್ಲಿ ಬೆಳೆದ ಗೋಕುಲದಲ್ಲಿ ಗೊಲ್ಲರ ಸ್ನೇಹ ಮಾಡಿದ ಸಂಧ್ಯಾವಂದನ ಮಾಧ್ಯಾಹ್ನಿಕ ಗ್ರಂಥ ಕಾಲಕ್ಷೇಪ ಆಚಾರ ಶೌಚ ಗೊತ್ತಿದ್ದೆ ನಿಮ್ಮ ರಾಮಚಂದ್ರ ಮಾತ್ರ ವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈ ತನಗಿಂತ ವಯಸ್ಸಲ್ಲಿ ಗುಣದಲ್ಲಿ ನಡತೆಯಲ್ಲಿ ಹಿರಿಯರು ಕೂಡ ಪಳಗಿ ಪಳಗಿ ಪಳಗಿ ಒಳ್ಳೆ ಎಜುಕೇಷನ್ ಇತ್ತು ಮತ್ತೊಂದಿತ್ತು ಸಕಾಲದಲ್ಲಿ ಉಪನಯನ ಆಯಿತು ವಸಿಷ್ಠ ಸೇವೆ ನಮ್ಮ ಕೃಷ್ಣನಿಗೆ ಕಂಸನನ್ನು ಕೊಂದ ಮೇಲೆ ಉಪನಯನವಾಯಿತು ಹೆಣ್ಣು ಕೊಡೋರ ಗತಿ ಇಲ್ಲ ತಾನೇ ಹೋಗಿ ಒಂದೊಂದು ಮನೆಯಲ್ಲಿ ಹೆಣ್ಣನ್ನು ತಗೊಂಡು ಬಂದ ಸೀತಾ ಕಲ್ಯಾಣ ಎಷ್ಟು ಅದ್ಭುತವಾಗಾಯಿತು ಅದರಲ್ಲಿ ಮುಂದೆ ದಶಮಸ್ಕಂದ ಉತ್ತರ ಭಾಗದಲ್ಲಿ ಪಾಂಡವರ ದೂತನಾಗಿ ಕುದುರೆಯನ್ನು ತೊಳೆದು ದೌತ್ಯ ಸಾರಥ್ಯಗಳನ್ನು ಮಾಡಿ ಹೋಗಬೇಡ ದುಷ್ಟ ಸಭೆ ದುರ್ಯೋಧನ ಸಭೆಗೆ ಅಂತೆಷ್ಟು ಬಲಾತ್ಕಾರ ಮಾಡಿ ತಡೆದರು ಅಲ್ಲಿ ಹೋಗಿ ಕೊರಳಲ್ಲಿ ಪಟ್ಟಿ ಕಟ್ಟಿಕೊಂಡ ನಾಯಿಯಂತೆ ಸಮಾಚಾರ ಕೊಡುವುದಕ್ಕೆ ಹೋಗಿ ಕಟ್ಟಿ ಹಾಕಿಸಿಕೊಳ್ಳೋ ಸಂದರ್ಭದಲ್ಲಿ ಕ್ರಮ ಕೃಷ್ಣ ಮಾಡಿದ ಸೌಲಭ್ಯವನ್ನು ವಿಶ್ವರೂಪ ತೋರಿಸಿದ್ನಲ್ಲ ನಿಮ್ಮ ರಾಮ ಎಲ್ಲರೂ ವಿಶ್ವರೂಪ ತೋರಿಸಿದನೇ ಆದ್ರಿಂದ ಕೃಷ್ಣಾವತಾರದಲ್ಲಿಯೇ ಸೌಲಭ್ಯ ಏನ್ ರಾಮಕತೆ ಸುಮ್ಮನೆ ರಾಮ ರಾಮ ಅಂತ ಹೇಳ್ತೀನಿ ನಿಮ್ಮ ಚಪ್ಪಲಿ ಕೇಳ್ಕೊಳ್ಳಿ ರೇಗಿಸ್ಬಿಟ್ರು ಹಬ್ಬ ಅವ್ರಿಗೆ ಬೃತಾಯ ಪರಾಶರ ಭಟ್ರು ಹೇಳಿದ್ರು ಏನಯ್ಯ ನಮ್ಮ ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋದ್ನಲ್ಲ ನಿಮ್ಮ ಕೃಷ್ಣ ಹೋದ್ನೆ ಅಂತ ಕೇಳಿದ್ರು ಅವ ಬೆಳೆದಿದ್ದೆ ಕಾಡಲ್ಲಿ ಗೋಕುಲ ನಂದವ್ರಜ ಅದೆಲ್ಲ ಕಾಡಲ್ವೇ ಅದೆಲ್ಲ ಅಂತ ಕಾಡು ಬರೀ ಬೆಣ್ಣೆ ಗಿಣ್ಣೆ ಮೊಸರು ತಿನ್ಕೋತ ಸುಖವಾಗಿದ್ದ ನಿಮ್ಮ ಕೃಷ್ಣ ಒಂದು ಮನೆಯಲ್ಲ ಎಲ್ಲರ ಮನೆಯಲ್ಲಿ ಬೆಣ್ಣೆ ತಿನ್ನುವುದು ಅಮ್ಮ ಕೋಪಗೊಂಡ್ರೆ ಇನ್ಯಾರೋ ಬೆಣ್ಣೆ ಕೊಡ್ತಿದ್ರು ಯಾರೋ ಜೋಗಳ ಪಾಡ್ತಿದ್ರು ಅಮ್ಮನಿಗೆ ಸೊಂಟ ನೋವಾದ್ರೆ ಗೋಕುಲದಲ್ಲಿ ಎಲ್ಲರ ಸೊಂಟದಲ್ಲಿ ಇವನು ಆಡುವವನು ಎಂಟು ಮನೆ ಚೀಲಿ ಚಕ್ಲಿ ಮುಚ್ಚೋರೆ ಏನು ವೈಭವ ಸಿಹಿ ತಿಂಡಿಗಳು ನಮ್ಮ ರಾಮನಿಗೆ ಯಾರು ಕೊಡೋರು ಕಾಡಲ್ಲಿ ಯಾರು ಕೊಟ್ಟರು ಭಟ್ರು ಹೇಳಿದರು ರಾಮ ಕಾಡಿಗೆ ಹೋಗಿದ್ದನ್ನ ಕೃಷ್ಣನೇ ಕಾಡಿಗೆ ಹೋಗಿದ್ದು ಅಂತ ಹೇಳ್ತಾ ಇದ್ದೀರಾ ಇಲ್ಲಪ್ಪ ರಾಮಚಂದ್ರನಿಗೆ ಯಶೂರ್ ಪಣಿಕೆ ಕಾಟವಾಯಿತು ಮಾರೀಶನ್ ಕಾಟವಾಯಿತು ಕೃಷ್ಣ ಯಾರು ಹೊತ್ಕೊಂಡು ಹೋದ್ರೆ ರಾಮಪತ್ಯ ಅಲ್ಲವೇ ಹೊತ್ಕೊಂಡು ಹೋದದ್ದು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ್ನಲ್ಲ ನಮ್ಮ ರಾವನಿಗಿಂತ ಕೃಷ್ಣ ಏನ್ ಮಾಡಿದ ಅದಕ್ಕೆ ಅವರು ಹೇಳಿದ್ರಂತ ರೇಗಿಸಿದವರು ರಾಮ ಕಾಡಿಗೆ ಹೋಗಿದ್ ನಿಜ ಸ್ವಂತ ಬುದ್ಧಿಯಿಂದಲ್ಲ ಸೀತಾದೇವಿಯ ಚಿತಾವಣೆಯಿಂದ ಮುನ್ನೂರೈವತ್ಮೂರು ಹತ್ತೈದು ಕಾಟ ತಪ್ಪಿಸ್ಕೋಬೇಕು ಅಂತ ಅಯೋಧ್ಯೆಯಿಂದ ಹೊರಡಿಸಿಕೊಂಡು ಪಿಕ್ನಿಕ್ ಹೋದಾಗ ಹೋಗ್ಬಿಟ್ಲು ಕಾಡಿಗೆ ಇದೆಲ್ಲ ಪೂರ್ವ ಸಂಕೇತ ಇದು ಹೀಗೇ ನಡೆಯಿತು ನೀವು ನಗ್ತಾ ಇದ್ದೀರಿ ನೋಡಿ ಬೆಳ್ಳಂ ಬೆಳಗು ಹೇಳಿ ತೋರಿಸಬಹುದು ರಾಮಾವತಾರ ಹೆಚ್ಚೋ ಕೃಷ್ಣಾವತಾರ ಹೆಚ್ಚೋ ಅಲ್ಲಿಗೆ ಕೊನೆಗೆ ಎಲ್ಲಿ ನಿಲ್ಲಬೇಕು ಪರಾಶರ ಭಟ್ಟು ತಲೆ ಕರ್ಕೊಂಡು ಹೇಳಿದ್ರು ನಿಮ್ಮ ಕೃಷ್ಣನೇ ನಮ್ಮ ರಾಮ ಸುಮ್ಮನೆ ಇದ್ದ ಅವರಿಗೆ ನಿಮ್ಮ ಕೃಷ್ಣನಿಗೆ ಪಾಂಡವರಿಗೆ ದೂತನಾಗಿ ಹೋಗಬೇಕು ಅಂತ ಬುದ್ಧಿ ಬಂತಲ್ಲ ಯಾರಿಂದ ಬಂತು ರಾಮದೂತನಿಂದ ಬಂತು ರಾಮ ಇಲ್ಲದೆ ಇದ್ರೆ ಕೃಷ್ಣಾವತಾರಕ್ಕೆ ಸ್ಫೂರ್ತಿ ಇಲ್ಲ ಮುನ್ನೋರ್ತೂದು ವಾಹನರತ್ತಿನ್ ವಾಯಲ್ ಮೊಳೆಂದು ತಿರುಮಂಗಿ ಆಳ್ವಾರರು ಹನುಮಂತ ಬಂದು ಹೇಳಿದ ಸ್ವಾಮಿ ಲಂಕೆಯಲ್ಲಿ ವಿಶ್ರಾವಿತಮ್ಮ ನನ್ನ ಹೆಸರು ಎಲ್ಲರಿಗೆ ಜೋರಾಗಿ ಕೇಳುವಂತೆ ಮಾಡಿದ್ದೇನೆ ಹನುಮಂತ ಅಂದರೆ ನಿಂತ ಕಡೆ ಅವರು ಮೂತ್ರ ವಿಸರ್ಜನೆ ಮಾಡಬೇಕು ಅಷ್ಟು ಪ್ರಸಿದ್ಧಿಯಾಗಿ ಹೋಯಿತು ನಮ್ಮ ಹೆಸರು ಅದನ್ನು ಕೇಳಿದ ರಾಮಚಂದ್ರ ಇಲ್ಲಿ ಜಾಗ ಇದೆ ವಿಶೇಷ ಅನುಗ್ರಹ ನಮ್ಮನ್ನು ನೋಡ್ತಾ ಇದ್ದಾರೆ ಒಳ್ಳೆ ಭಕ್ತರು ಅದರಿಂದ ಸ್ಫೂರ್ತಿ ಬರ್ತದೆ ನಮಗೆ ಹನುಮಂತನ ಕಥೆಯನ್ನು ಕೇಳಿದ ಲಂಕೆ ಎಲ್ಲವನ್ನು ಮಾಡಿದ ಚರಿತ್ರೆ ಎಲ್ಲ ಕೇಳಿದ ರಾಮಚಂದ್ರ ಎರೆಯಲ ನಾನು ಯಾರಿಗಾರ ದೂತ ಆಗಿದ್ರೆ ಚೆನ್ನಾಗಿತ್ತು ಚಕ್ರವರ್ತಿ ಮಗನಾಗಿ ಹುಟ್ಟುಬಿಟ್ಟೆ ಇನ್ನೇನು ಮಾಡೋಕೆ ಬರೋದಿಲ್ಲ ಮುಂದಿನ ಅವತಾರದಲ್ಲಿ ನಾನು ದೂತನಾಗಬೇಕು ಅಂತ ಕೃಷ್ಣನಿಗೆ ಪಾಂಡವ ದೂತ ಆಗೋದಕ್ಕೆ ಸ್ಫೂರ್ತಿ ಬಂದದ್ದು ನಮ್ಮ ರಾಮಾವತಾರದ ಕಥೆಯಿಂದ ಮುನ್ನೂರ್ ತನ್ನೈ ವಾಡಿನಾಲ್ ಮಾಳ ಮುನಿಂದು ಅವನೇ ಪಿನ್ನೋರ್ತೂದು ಆದಿಮನ್ನವರ್ಕಾಯಿ ಇನ್ನ இன்னார் தூதனனின்றான் எவ்வுள் கிடந்தானே ತಿರುವಳ್ಳೂರು ವೀರರಾಘವಸ್ವಾಮಿಯ ವಿಷಯದ ಪದ್ಯ ಇದು ಯವ್ವುಳ್ ಕೇಳಂದಾನೆ ಹಿಂದೆ ಇಲ್ಲ ಮುಂದೆ ಎಲ್ಲ ವೀರರಾಘವ ಅಲ್ಲಿ ರಂಕೆಯಿಂದ ಬಂದವನಿಗೆ ಆಯಾಸವಾಯಿತಂತೆ ಅಲ್ಲಿ ಕೊಂಚ ಹೊತ್ತು ಮಲಗಿದ ಅದು ವೀರರಾಘಸ್ವಾಮಿ ಸ್ವಾಮಿ ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ ರಾವಣನ ಮಾತು ವೀರರಾಘವ ಈ ಶಬ್ದ ರಾವಣನು ಬಾಯಲ್ಲೂ ಬಂತು ಅಂತ ಹೀಗೆಲ್ಲ ಸಮನ್ವಯ ಮಾಡಿದ್ದು ಹೇಳ್ತಾರೆ நாட்டில் பிறந்து படாதனப்பட்டு ಭೂಮಿಯಲ್ಲಿ ಮನುಷ್ಯರಂತೆ ಅವತರಿಸಿ ಪಡಬಾರದ ಕಷ್ಟಗಳನ್ನೆಲ್ಲ ನಮ್ಮ ರಾಮಚಂದ್ರ ಪಟ್ಟರಲ್ಲ ಇದನ್ನು ಯಾರು ಹೇಳಬೇಕು ಗುರುವರ್ಥೆಯೇ ತ್ಯಕ್ತ ರಾಜ್ಯ ಭಾಗವತ ಒಂಬತ್ತನೇ ಸ್ಕಂಧದಲ್ಲಿ ಶ್ರೀಮದ್ ರಾಮಾಯಣವನ್ನು ಪೂರ್ತಿ ಒಂದು ಸುಂದರ ಅಧ್ಯಾಯದಲ್ಲಿ ಶುಕ ಮಹರ್ಷಿಗಳು ಸಂಗ್ರಹಿಸಿದ್ದಾರೆ ಇದರಲ್ಲಿ ಅಯೋಧ್ಯಾಕಾಂಡದಿಂದ ಹಿಡಿದು ರಾವಣ ತನಕ ಸಂಗ್ರಹ ಮಾಡಿದ್ದಾರೆ ಆ ಶ್ಲೋಕದಲ್ಲಿ ರುಚಿ ಇಟ್ಟಿದ್ದಾರೆ ಶಬ್ದಗಳಲ್ಲಿ ಗುರುವರ್ಥೇ ತ್ಯಕ್ತ ರಾಜ್ಯ ವ್ಯಚರದನುವನಂ ಪದ್ಮಪದ್ಭ್ಯಾಂ ಗುರು ಅಂದ್ರೆ ದಶರಥ ಅಥವಾ ತಾಯಿ ಚಿಕ್ಕ ತಾಯಿ ಅವರ ಸಲುವಾಗಿ ತ್ಯಕ್ತ ರಾಜ್ಯ ರಾಜ್ಯವನ್ನು ಬಿಟ್ಟ ರಘು ರಘುಪತಿ ವ್ಯಚರತ್ ಅನುವನಂ ಕಾಡೆಲ್ಲ ಸುತ್ತಾಡಿದ ಪದ್ಮಪದ್ಭ್ಯಾಂ ತಾವರೆಯಂತಹ ಮೃದುವಾದ ತನ್ನ ಪಾದಗಳಿಂದ ಪಾದರಕ್ಷೆ ಇಲ್ಲದೆ ಓಡಾಡಿದ ಕೃಷ್ಣ ಯಾವತ್ತೂ ಪಾದರಕ್ಷೆ ಬಿಟ್ಟಿರಲಿಲ್ಲ ರಾಮನಿಗೆ ಪಾದರಕ್ಷೆ ಹಾಕೊಂಡೇ ಚಿತ್ರಕೂಟ ತರಕ ಬಂದದ್ದುಂಟು ರಾಮಾಯಣದಲ್ಲಿ ಕೇಳ್ತೇವೆ ಕೈಕೇಯಿ ಏ ಹುಟ್ಟದ್ದು ಪೀತಾಂಬರವನ್ನ ಕೆಳಗಿಡು ಅರಣ್ಯಕ್ಕೆ ಹೊರಟವನು ನಾರುಮಡಿ ಉಟ್ಕೋಬೇಕು ಅಂತ ಹೇಳಿದಳು ಉಟ್ಟ ಪೀತಾಂಬರವನ್ನೇ ಸಹನೆ ಮಾಡಿದೆ ಇದ್ದವಳು ರಾಮಚಂದ್ರನ ಕಾಲಲ್ಲಿ ಇದ್ದಂತಹ ಬಂಗಾರದ ಪಾದಕೆ ನವರತ್ನ ಖಚಿತವಾದದ್ದು ಅದನ್ನ ಮೆಟ್ಟಿಕೊಂಡು ಹೋಗುವುದಕ್ಕೆ ಬಿಟ್ಟಳೆ ಅಂತ ಒಂದು ಪ್ರಶ್ನೆ ಆಗ ರಾಮ ಮೆಟ್ಕೊಂಡು ಬಂದಿದ್ದ ಇಲ್ದಲ್ಲಿ ಚಿತ್ರಕೂಟದಿಂದ ವಾಪಸ್ ಹೋಗೋದಕ್ಕೆ ಕಾರಣ ಮೆಟ್ಕೊಂಡು ಬಂದಿದ್ದ ಕೈ ಕೈ ದೃಷ್ಟಿ ಅದಕ್ಕೆ ಆತಕ್ಕೆ ಹೋಗಲಿಲ್ಲ ಅವರ ಅಪ್ಪನಾಸ್ತಿ ಅಲ್ಲ ಜನಕರಾಜ ಕೊಟ್ಟಿದ್ದು ಮದುವೆ ಕಾಲದಲ್ಲಿ ಕಾಶಿ ಯಾತ್ರೆ ಕಾಲದಲ್ಲಿ ಮಾವ ಅಳಿನಿಗೆ ಚಪ್ಪಲಿ ತೊಡಸ್ತಾನೆ ಛತ್ರಿ ಹಿಡಿಸ್ತಾನೆ ಅದರ ಮೇಲೆ ಗಂಡಿನ ತಂದೆ ತಾಯಿಗೋ ಮಾವನಿಗೋ ಅತ್ತೆಗೋ ಅಧಿಕಾರವಿಲ್ಲ ಕೈಕೇಯಿ ಸರಿಯಾದ ಮಗ ಭರತ ಕೈಕೇಯಿ ರಾಜ್ಯದಿಂದ ಓಡಿಸಿದಳು ಊಟ ಬಟ್ಟೆ ಕಿತ್ಕೊಂಡ್ಲು ಭರತ ಬಂದ ಪಾದಕೆಯನ್ನು ಕಿತ್ಕೊಂಡು ಹೋಗ್ಬಿಟ್ಟ ಬರೀ ಕಾಲಲ್ಲಿ ಹೋಗು ಎಂಬುದಾಗಿ ವ್ಯಚರದನುವನಂ ಪದ್ಮ ಪದ್ಯಾಂ ಅಳ್ತಾರೆ ಶುಕಾಚಾರ್ಯರು ಆ ರಾಮನ ಪಾದ ಎಂಥದ್ದು ಪ್ರಿಯಾಯ ಪಾಡಿಸ್ಪರ್ಶಾಕ್ಷಮಾಭ್ಯ ರಾತ್ರಿ ಹೊತ್ತು ಸೀತಾದೇವಿಯೇ ರಾಮನಿಗೆ ಪ್ರಭು ಕಾಲೆಲ್ಲ ಮುಳ್ಳು ಕಲ್ಲು ಹೊಕ್ಕಿದೆಯಲ್ಲ ನಾನು ತಡೆಯಲಾರೆ ಅಂತ ತೀರ್ಥವನ್ನ ತಂದು ಪಾದ ತೊಳೆದು ಕೈಯಿಂದ ಮುಟ್ಟಿದರೆ ಸೀತಾದೇವಿ ಕೈಯಿಂದ ಮುಟ್ಟಿದರೆ ಬಾಡಿ ಹೋಗ್ತಾ ಇತ್ತು ರಾಮನ ಪಾದಗಳು ಅಮ್ಮನವರ ಕೈಯೇ ತುಂಬ ಕೋಮಲ ಅಂತೇವೆ ಆ ಕೋಮಲ ಹಸ್ತದಿಂದ ಮುಟ್ಟಿದರೂ ಬಾಡಿ ಹೋಗುವಂಥ ಜಾಜಿ ಪುಷ್ಪದಂತಹ ಪಾದಗಳು ಕಮಲ ಪಾದಗಳು ಪಾಣಿಸ್ಪರ್ಶ ಅಕ್ಷಮಾಭ್ಯ ಕೈಯಿಂದ ಮುಟ್ಟಿದ್ರೆ ಸಹನೆ ಮಾಡ್ತಾ ಇರಲಿಲ್ಲ ರಾಮನ ಪಾದಗಳು ಬಾಡಿ ಹೋಗ್ತಿದ್ವು ಅದರಲ್ಲಿ ಮೃಜಿತ ರುಜೋ ತಾನೇ ಕಲ್ಲು ಮುಳ್ಳು ತುಳ್ಕೊಂಡು ಹೋಗ್ತಿದ್ದ ರಸ್ತೆ ಏನ್ ಮಾಡಿದ್ರೆ ಸೈನ್ಯ ಹೋಗೋ ದಾರಿ ಇತ್ತೆ ಜೊತೆಗೆ ಬಂದವರು ಯಾರು ಯೋ ಹರೀಂದ್ರಾನುಜಾಭ್ಯಾಂ ಒಬ್ಬ ಕಪಿವೀರ ಸುಗ್ರೀವ ಅಥವಾ ಆಂಜನೇಯ ಅನುಜ ಒಬ್ಬ ತಮ್ಮ ಲಕ್ಷ್ಮಣ ಇವರ ಜೊತೆ ಬಿಟ್ಟು ಯಾರೂ ಬೇರೆ ಇಲ್ಲ ಮುಂದೆ ಬಂತು ಒಂದು ದೊಡ್ಡ ಗಂಡಾಂತರ ವೈರೂಪ್ಯ ಶೂರ್ಪಣಖ್ಯಾಹ ಪಂಚವಟಿಯಲ್ಲಿ ಆ ಶೂರ್ಪಣಿಗೆ ಬಂದು ಮೇಲೆ ಬಿದ್ದಳು ಅಯ್ಯೋ ಏನು ಕತೆ ಹೇಳ್ತೀರಿ ಅವಳನ್ನು ಇನ್ನೊಬ್ಬರು ಮುಂದೆ ಈ ರೀತಿ ಅವಳು ಹಿಂಸೆ ಮಾಡದೇ ಇರಲಿ ಅಂತ ಅವಳಿಗೆ ಮೂಗನ್ನ ಕೊಯ್ದದ್ದು ತಪ್ಪಾಗಿ ಹೋಯಿತು ವೈರೂಪ್ಯ ಶೂರ್ಪಣಖ್ಯಾಹ ಪ್ರಿಯ ವಿರಹರುಷ ಪ್ರಿಯೆಯನ್ನು ಕಳೆದುಕೊಳ್ಳಬೇಕಾಯಿತು ಹತ್ತು ತಿಂಗಳಾಗಲಿ ಬಿಟ್ಟ ಕೋಪ ಉಂಟಾಯಿತು ಆರೋಪಿತ ಭ್ರೂ ವಿಜೃಂಭ ಹುಬ್ಬನ್ನ ಗಂಟಿಕ್ಕಿ ತ್ರಸ್ತಾಬ್ಧಿ ಬದ್ಧ ಸೇತು ಸಮುದ್ರದ ಮೇಲೆ ಕೋಪವಾಯಿತು ಸೀತೆಯನ್ನು ಕದ್ದವನು ರಾವಣ ಕದಿಯುವುದು ಪ್ರೇರಣೆ ಇತ್ತವಳು ಶೂರ್ಪಣಿಕೆ ರಾಮನಿಗೆ ಕೋಪ ಬಂತು ಯಾರ ಮೇಲೆ ಸಮುದ್ರದ ಮೇಲೆ ಯಾವನೋ ತಪ್ಪು ಮಾಡ್ತಾನೆ ಯಾವನಿಗೋ ಬಂಧನವಾಗತ್ತೆ ಬದ್ಧಸೇತು ಖಲದವ ಕೆಟ್ಟವರನ್ನೆಲ್ಲ ಒಂದು ಕಾಡನ್ನು ಸುಟ್ಟಂತ ಸುಟ್ಟು ಬಿಟ್ಟಲ್ಲ ನಮ್ಮ ರಾಮಚಂದ್ರ ಕೋಸಲೇಂದ್ರೋ ಅವತಾನ್ನ ಅವನ್ ನಮ್ಮನ್ನು ಕಾಪಾಡಲಿ ಅಂತ ಒಂದು ಶ್ಲೋಕ ಅಲ್ಲಿಗೆ ಮುಗಿಲಿಲ್ಲ ರಾಮಾವತಾರ ಸೊಗಸು ನಾಟಿಲ್ ಪಿರಂದು ಪಟ್ಟಿ ಅದಕ್ಕೆ ಮೂಲವಾದದ್ದು ಸ್ಮರತಾಂ ಹೃದಿ ವಿನ್ಯಸ್ಯ ವಿದ್ಧಂ ದಂಡಕ ಕಂಟಕೈ ಸ್ವಪಾದ ಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ ಪ್ರಭು ಅಶ್ವಮೇಧ ಎಲ್ಲ ಮುಗಿಸಿ ಸೀತಾ ವಿಯೋಗವೂ ನಡೆದು ಸ್ವಾಮಿ ರಾಮಚಂದ್ರ ಸರೆಯೂ ಪ್ರವೇಶ ಮಾಡುವಾಗ ಏನಾಯಿತು ಲೋಕವನ್ನು ನೋಡಿದ ಎಷ್ಟೋ ಜನ ತನ್ನ ಜೊತೆಯಲ್ಲಿ ಮೋಕ್ಷಕ್ಕೆ ಬಂದರು ಬರದೇ ಇದ್ದವರು ಬಹಳ ಜನ ಇದ್ರಲ್ಲ ಮುಂದೆ ಬರುವ ನಮ್ಮ ನಿಮ್ಮಂತಹ ಜನ ಪೀಳಿಗೆಯವರು ಇವರಿಗೇನು ಮಾಡಿದ ಅಂದ್ರೆ ಅಯ್ಯ ನನ್ನನ್ನು ನೆನೆಸಿಕೊಳ್ಳಿ ಅಂತ ಒಂದು ಜ್ಞಾಪಕ ಪದಾರ್ಥವನ್ನು ಬಿಟ್ಟು ಹೋದ ರಾಮಚಂದ್ರ ಅಯೋಧ್ಯ ರಾಮಚಂದ್ರ ಇವತ್ತು ನಮಗೆ ಬಿಟ್ಟು ಹೋಗಿರುವುದೇನು ಸೇತುವೆ ಅಂತ ಕೆಲವರು ಹೇಳ್ತಾರೆ ಅಯೋಧ್ಯೆ ಅಂತ ಕೆಲವರು ಹೇಳ್ತಾರೆ ಅದಲ್ಲ ಸ್ಮರತಾಂ ಹೃದಿ ವಿನ್ಯಸ್ಯ ವಿದ್ಧಂ ದಂಡಕ ಕಂಟಕೈ ದಂಡಕಾರಣ್ಯದಲ್ಲಿ ಅಂದರೆ ಬಿಹಾರದ ದಕ್ಷಿಣ ಪ್ರಾಂತದಿಂದ ಹಿಡಿದು ನಿಮ್ಮ ಮಧ್ಯಪ್ರದೇಶ ಎಲ್ಲ ಮುಗಿದು ನಮ್ಮ ಕಿಷ್ಕಿಂದೆ ಆರಂಭ ಆಗುವ ತನಕ ಇದಕ್ಕೆ ದಂಡಕಾರಣ್ಯ ಅಂತ ಹೆಸರು ದಂಡಕ ಅಂತ ಒಬ್ಬ ಇಕ್ಷ್ವಾಕು ವಂಶದ ದೊರೆ ಗುರುಗಳಿಗೆ ಸರಿಯಾಗಿ ನಡೆದುಕೊಳ್ಳದೆ ವಸಿಷ್ಠರ ಶಾಪದಿಂದ ರಾಕ್ಷಸನಾಗಿ ಹೋದ ಅವನಿದ್ದ ಜಾಗ ದಂಡಕಾರಣ್ಯ ಆಮೇಲೆ ಲಾಲು ಪ್ರಸಾದು ಮುಲಾಯಂ ಸಿಂಗ್ ಅವರೆಲ್ಲ ಒಬ್ಬೊಬ್ಬರಾಗಿ ಅದೇ ದಂಡಕಾರಣ್ಯದಲ್ಲಿ ಬರ್ತಾರೆ ಒರಿಸ್ಸಾ ಪೂರ್ತಿ ಬಿಹಾರದ ಅನೇಕ ಪ್ರಾಂತಗಳು ಇವತ್ತಿಗೂ ಮೋಸ್ಟ್ ಬ್ಯಾಕ್ವರ್ಡ್ ಯಾತಕ್ಕೆ ಅಂದರೆ ಅವರು ಭಗವಂತನಿಗೆ ಅಪಚಾರ ಮಾಡಿದ ಆ ಜಾಗಗಳೆಲ್ಲ ಹೀಗೆ ಅಯೋಧ್ಯೆಗೂ ಒಳ್ಳೇದಾಗ್ತಾ ಇಲ್ಲ ಯಾತಕ್ಕೆ ಅಂದರೆ ರಾಮನನ್ನೇ ದೂಷಣೆ ಮಾಡಿದವರು ರಾಮಾವತಾರ ಕ್ಷೇತ್ರ ಅಂತ ನಾವು ಹೇಳ್ತೇವೆ ರಾಮನನ್ನೇ ದೂಷಣೆ ಮಾಡಿದವರು ಯಾವ ಪಾಪ ಹೋಗ್ತಾಳೆ ಯೋಚನೆ ಮಾಡಿಕೊಳ್ಳಿ ತ್ರೇತಾಯುಗದಲ್ಲಿ ಮಾಡಿದ ಅಪಚಾರ ಇನ್ನೂ ತೀರಿಲ್ಲ ಇದು ಅಪಚಾರ ಶಾಪ ಸಾಮಾನ್ಯ ವಿಷಯವಲ್ಲ ಹಾಗೆ ಅಂತಹ ದಂಡಕಾರಣ್ಯದ ತುಂಬ ಬರಿಗಾಲಲ್ಲಿ ಓಡಾಡಿದ್ನಲ್ಲ ರಾಮಚಂದ್ರ ಅವನ ಕಾಲಲ್ಲಿ ಎಷ್ಟೊಂದು ಮುಳ್ಳು ಕಲ್ಲುಗಳು ಹಕ್ಕಿದ್ದು ವಿದ್ಧಂ ದಂಡಕ ಕಂಟಕೈ ರಕ್ತ ಸುರಿತಿತ್ತ ಪಾದಗಳಲ್ಲಿ ಎಷ್ಟು ನೀವು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ರು ಇವತ್ತು ಚುಚ್ಚಿತ್ತು ನಾಳೆ ಆಯಿಂಟ್ಮೆಂಟ್ ಹಚ್ಚಿದ್ರೆ ನಾಳೆ ತಿರುಗಿ ನಡೆದ ಹದಿನಾಲ್ಕು ವರ್ಷ ಹೀಗೆ ಒಂದಲ್ಲ ತಿರುಗಿ ಚುಚ್ಚಿದ್ದಾಗವೇ ಚುಚ್ಚಿ ಚುಚ್ಚಿ ಅಯೋಧ್ಯೆಗೆ ಬಂದ ಮೇಲೆಯೂ ಅದು ಗುಣವಾಗದೆ ವಾಪಸ್ಸು ಭೂಮಿಯನ್ನು ಬಿಟ್ಟು ಹೋಗುವಾಗ ತನ್ನ ಭಕ್ತರ ಹೃದಯದಲ್ಲಿ ಮುಳ್ಳು ಕಲ್ಲು ಚುಚ್ಚಿದ ರಕ್ತಮಯವಾದ ಪಾದಗಳನ್ನು ಬಿಟ್ಟು ಹೋಗಿಬಿಟ್ಟ ನಮ್ಮ ಪ್ರಭು ಸ್ವಪಾದ ಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ ಪ್ರಭು ನಮೋ ಬ್ರಹ್ಮಣ್ಯ ದೇವಾಯ ರಾಮಾಯ ಕುಂಠಮೇಧಸೆ ಉತ್ತಮ ಶ್ಲೋಕ ಧುರ್ಯಾಯ ನೆಸ್ತ ದಂಡಾರ್ಪಿತಾಂಗ್ರಯೇ ಅಲ್ಲದೆ ಬ್ರಾಹ್ಮಣ್ಯ ದೇವಾಯ ಬ್ರಾಹ್ಮಣ್ಯ ಅಂದ್ರೆ ವ್ಯಾಲ್ಯೂಸ್ ಅಂತ ಇಟ್ಕೊಳ್ಳಿ ಬ್ರಾಹ್ಮಣರು ಅಲ್ಲ ಇಲ್ಲಿ ಮುಖ್ಯ the values for which Brahminhood stands ಲೋಕ ಸಿಗ್ನೋಭು ಅಂತೂ ಎಲ್ಲರೂ ಚೆನ್ನಾಗಿ ಬಾಳಬೇಕು ಮಾ ದುಃಖ ಕಮಾಪ ಇದನ್ನು ಹೇಳೋರೆಲ್ಲ ಬ್ರಾಹ್ಮಣರು ಅಂಥವರನ್ನ ಉಸಿರನ್ನಾಗಿ ಹಿಡ್ಕೊಂಡ ಅವನ ಮೇಧಾಶಕ್ತಿ ಅವನ ತೇಜಸ್ಸು ಏನು ಅತ್ಯಪೂರ್ವವಾದದ್ದು ಉತ್ತಮ ಶ್ಲೋಕ ದುರ್ಯಾಯ ಯಾವನನ್ನ ನೆನೆಸಿದರೆ ಮನಸ್ಸು ತಂಪಾಗ್ತದೆ ಪಾಪಗಳು ಬಿಟ್ಟು ಹೋಗ್ತವೆ ಅವನೀಗ ಉತ್ತಮ ಶ್ಲೋಕ ಪುಣ್ಯ ಶ್ಲೋಕಾಯ ಮಂಗಳ ಹೇಳ್ತೇವಲ್ಲ ಅಂತ ರಾಮಚಂದ್ರ ಯಾರು ದಂಡ ಅರ್ಪಿತಾಂಗ್ರಯೇ ದಂಡ ಅಂದ್ರೆ ಶಿಕ್ಷಣೆ ನಮ್ಮನ್ನು ಕಾಪಾಡಿಕೊಳ್ಳೋಕೆ ನಾವೆಲ್ಲ ಒಂದೊಂದು ಸೈನ್ಯ ಇಟ್ಟಿದ್ದೇವೆ ನೋಡಿ ನ್ಯಸ್ತ ದಂಡರು ನ್ಯಸ್ತ ದಂಡ ವಯಂ ರಾಜನ್ ರಾಮಾಯಣದ ವಾಕ್ಯ ಶರಮಂಗ ಸುತೀಕ್ಷ್ಣ ತ್ರಿ ಅಗಸ್ತ್ಯ ಇವರೆಲ್ಲ ರಾಮನಿಗೆ ಹೇಳ್ತಾರೆ ನಾವು ನಮ್ಮ ರಕ್ಷಣೆ ಭಾರವನ್ನು ನಿಮಗೆ ನ್ಯಾಸ ಮಾಡಿಬಿಟ್ಟಿದ್ದೇವೆ ಚಕ್ರವರ್ತಿಯ ಮಗನೇ ನೀ ನಮ್ಮನ್ನು ಕಾಪಾಡಬೇಕು ಇಲ್ಲ I can't protect you anymore you protect yourself ಇದು ಬೇಕು ಸರ್ಕಾರಗಳು ಹೇಳುವ ಮಾತು ನಿಮಗೆ ಎಲೆಕ್ಟ್ರಿಸಿಟಿ ಕೊಡೋಕೆ ನಮಗಾಗೋದಿಲ್ಲ ಮೇಕ್ ಯುವರ್ ಓನ್ ಅರೇಂಜ್ಮೆಂಟ್ ನಿಮಗೆ ನೀರಿನ ಸಪ್ಲೈ ನಾವು ಮಾಡೋಕ್ಕಾಗೋದಿಲ್ಲ ಮೇಕ್ ಯುವರ್ ಓನ್ ಅರೇಂಜ್ಮೆಂಟ್ ನೀವು ಬೀದಿಯಲ್ಲಿ ಹೋದರೆ ಹೋದ್ರೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ have your own police protection force ಇವು ಮೂರ್ಖ ಸರ್ಕಾರ ಮಾಡೋ ಕೆಲಸ ನನ್ನ ಕೆಲಸ ಎಲ್ಲ ನಾವೇ ಮಾಡೋದಾಗಿದೆ ಸರ್ಕಾರ ಯಾಕೆ ಬೇಕು ನಮಗೆ ನಮ್ಮ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದೇವೆ ಅವರು ನಮ್ಮನ್ನು ರಕ್ಷಿಸಬೇಕು ನೆಸ್ತ ದಂಡ ಋಷಿಗಳು ಮುನಿಗಳು ಸಾಮಾನ್ಯ ಜನರು ವೃತ್ತಿಪರರು ಏನು ಕೊಟ್ಟ ಅರ್ಪಿತ ಅಂಗ್ರೆಯೇ ಪಾದಸ್ಪರ್ಶವನ್ನು ಮಾಡಿದ ನಾನಿದ್ದೇನೆ ಹೆದರಬೇಡಿ ಅಂತ ಭಯವನ್ನು ಕೊಟ್ಟ ಪಾದುಕೆಯನ್ನು ಅನುಗ್ರಹ ಮಾಡಿದ ಭಗವಂತ ಇಂಥ ರಾಮನಿಗೆ ನಮಸ್ಕಾರವಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಇಂಥ ರಾಮಚಂದ್ರ ಸ್ವಾಮಿಯ ಕಥೆ ದೇವತೆಗಳೆಲ್ಲ ಸಹಿ ದೇವೈರುದೀರ್ಣಸ್ಯ ರಾವಣಸ್ಯ ವಧಾರ್ಥಿವಿ ಉದೀರ್ಣ ಉದ್ದಂಡ ಯಾರಿಗೂ ವರ ಯಾರು ಕೊಟ್ರೋ ಅವರನ್ನೂ ಬಿಡದೆ ಪೀಡಿಸಿದವನು ರಾವಣ ಎಂಥ ದೊಡ್ಡ ಟೆರರಿಸ್ಟ್ ಇರಬಹುದು ನೋಡಿ ಯೋಚನೆ ಮಾಡಿಕೊಳ್ಳಿ ದಕ್ಷಿಣದಲ್ಲಿ ರಾವಣ ವಾಯುವ್ಯದಲ್ಲಿ ಶಂಬರಾಸುರ ಇವತ್ತಾದ್ರೆ ಸ್ವಲ್ಪ ಹೇಳ್ತೇನೆ ಒಂದು ಐದು ಹತ್ತು ನಿಮಿಷ ಶಂಬರಾಸುರ ಎಲ್ಲಿದ್ದ ಯಾರೂ ಕಣ್ಣಿಂದ ನೋಡಿರಲಿಲ್ಲ ಅವನನ್ನ ಮಹಾಮಾಯಾವಿ ಠೇಟ್ ಬಿನ್ ಲ್ಯಾಡನ್ ಅದೇ ದೇಶ ಈ ವಾಯುವ್ಯ ಪ್ರಾಂತ ಅಂದ್ರೆ ಭಾರತೀಯರು ಯಾವತ್ತೂ ಶತ್ರುಗಳು ನಮ್ಮ ದೇಶವನ್ನು ಹಾಳು ಮಾಡಿಕೊಂಡು ಬಂದಂತಹ ಜಾಗವೇ ಅದು ಬಾಬರ್ ಬಂದಿದ್ದಲ್ಲಿದ್ದ ಚಂಗೇಸ್ ಖಾನ್ ಬಂದಿದ್ದಲ್ಲಿಂದ ತೈಮೂರ್ ಬಂದಿದ್ದಲ್ಲಿಂದ ಮಹಮ್ಮದ್ ಗೋರಿ ಬಂದಿದ್ದಲ್ಲಿಂದ ಗಜ್ನಿ ಮಹಮ್ಮದ್ ಬಂದದ್ದು ಅಲ್ಲಿಂದ ಇವತ್ತಿಗೂ ನಮಗೆ ಭಯ ಇರುವುದು ಅಲ್ಲಿಂದಲೇ ಋಷಿ ಮುನಿಗಳು ಹುಟ್ಟಿದ ನಮ್ಮ ನಾಡನ್ನೇ ಒಂದು ಭಾಗ ಹಿಡಿದು ಕಿತ್ತಿಟ್ಟುಕೊಂಡಿದ್ದಾರೆ ಪಾಕಿಸ್ತಾನ ಅಂತ ಮಾಡಿ ಕಾಶ್ಮೀರ್ ಲಿಬರೇಷನ್ ಅಲ್ಲ you have to liberate Pakistan then only you will be peaceful ಅಲ್ಲಿ ಋಷಿಗಳು ಮುನಿಗಳು ಆಶ್ರಮ ಇದ್ದುಕೊಂಡು ಅವರನ್ನೆಲ್ಲ ವಾಪಸ್ ನಮ್ಮ ಧರ್ಮಕ್ಕೆ ತಗೋಬೇಕು ಅವರಿಗೆ ಹಸುರರು ಪಶ್ಚಿಮದಲ್ಲಿ ಕೊಡ್ತಕ್ಕಂತಹ ಸಹಾಯಾದಿಗಳೆಲ್ಲ ನಿಲ್ಲಿಸುವಂತೆ ಭಗವಂತ ಅನುಗ್ರಹ ಮಾಡಬೇಕು ವಾಯವ್ಯ ಪ್ರಾಂತ ಸುಭಿಕ್ಷವಾದ ಹೊರತು ಈ ನಾಡಿಗೆ ಕ್ಷೇಮವಿಲ್ಲ ಅಲ್ಲಿ ಸಂಭ್ರಾಸನ ಅಂತ ಯಾರೋ ಅವನಂತೆ ಎಷ್ಟು ಜನ ಇದ್ರು ಶಂಭೂಕನ ಗೊತ್ತಿಲ್ಲ ಒಬ್ಬ ಸತ್ರ ಒಬ್ಬ ಜಾಗಕ್ಕೆ ಬರೆದಿದ್ದ ಪಟ್ಟಿಕೆ ಇರುವಂತೆ ಬಿನ್ ಲ್ಯಾಡನ್ ಸತ್ತೋದ ಅಂತ ಕೆಲವರು ಹೇಳ್ತಾರೆ ಬದುಕಿದ್ದಾನೆ ಅಂತ ಕೆಲವರು ಹೇಳ್ತಾರೆ ಆ ಟೇಪು ಗೀಪು ಸಿಡಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಅವನು ಬದುಕಿದ್ದಾನೆಯೋ ಗೊತ್ತಿದ್ದ ಅವನು ಸತ್ತಿದ್ದಾನೆಯೋ ಅವನಿಗೂ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವನ ಸೈನ್ಯ ಆವಾಗ ಬಂದು ಅಂತ ಹೇಳ್ತೀವಿ ಸಂಬರಾಸುರನ ಮಾಯೆ ಶಂಬರಾಸುರನ ಮೋಸ ವಿದ್ಯೆಗಳು ಕೂಟನೀತಿಗಳು ಎಲ್ಲಿ ತನಕ ಇದ್ದವು ಅಂದ್ರೆ ಮಂಥರೆಯ ಬೆನ್ನಿನ ಡುಬ್ಬಿನವರೆಗೆ ಇದ್ದು ಮೋಸದ ವಿದ್ಯೆಗಳು ಜ್ಞಾಪಕ ಇಟ್ಕೊಳ್ಳಿ ಮಂತ್ರ ಏನು ಸಾಮಾನ್ಯ ಅಂತ ತಿಳಿಬೇಡಿ ಮನವರಿಕೆ ಅಂತ ತಿಳಿಬೇಡಿ ರಾಮಾಯಣದ ಕಥೆಯನ್ನ ಅಡ್ಡಹಾರಿಗೆ ಹಿಡಿಸಿದವಳು ಮಂಥರೆ ಮಹಾಭಾರತ ಕಥೆಯನ್ನ ಅಡ್ಡಹಾರಿಗೆ ಹಿಡಿಸಿದವನು ಶಕುನಿ ಇಬ್ಬರು ಅದೇ ಪ್ರಾಂತದವರು ಇಬ್ಬರು ಶಂಬರಾಸುರನ ಮಾಯಗಳನ್ನೇ ಅನುಸರಣೆ ಮಾಡಿದವರು ಅವರನ್ನ ಬಡಿಯುವುದಕ್ಕೆ ಚಿಕ್ಕ ವಯಸ್ಸಿನಿಂದ ದಶರಥನ ಸ್ನೇಹವನ್ನ ದೇವತೆಗಳು ಬಯಸಿದರು ಇಂದ್ರಾದಿ ದೇವತೆಗಳೆಲ್ಲ ನೋಡಿದರು ಈ ಶಂಬರಾಸುರನ್ನು ಹಿಡಿಯೋದು ಹಾಕಪ್ಪ ಅವನು ಕೈಗೆ ಸಿಕ್ಕೋದಿಲ್ಲ ಇಷ್ಟೆಲ್ಲ ಅವಾಂತರ ಮಾಡಿದ ಬುಷ್ ಸಾಹೇಬ ಸಿಕ್ಕಿದ್ನ ನೋಡಿ ಅವನು ಬುಷ್ ಸಿಗ್ತಾನೆ ಬೇಕಾರೆ ಈಗ ಅವನು ಸಿಕ್ಕೋದಿಲ್ಲ ಕೈಗೆ ಇದು ಎರಡನೇ ವಿಯೆಟ್ನಾಂ ಯುದ್ಧ ಆಗುತ್ತೆ ಅಮೆರಿಕಾನ ಮುಳುಗಿಸುತ್ತೆ ಅನ್ನೋ ಸಮಾಚಾರ ಇವತ್ತು ಪತ್ರಿಕೆಯಲ್ಲಿ ಹಾಕಿದ್ದಾರೆ ಯಾಕೆ ಹೇಳ್ತೇವೆ ಅಂದ್ರೆ ಮಾಯೆಯಿಂದ ಅಡಗಿಕೊಂಡು ತಾವಿರೋ ಬಚ್ಚಿಟ್ಟುಕೊಂಡಿರೋ ಜಾಗ ಶತ್ರುಗಳಿಗೆ ಗೊತ್ತಿಲ್ಲದಂತೆ ಹಿಂಸೆ ಮಾಡತಕ್ಕಂತಹ ಜನರ ರೀತಿ ನೀತಿ ಏನಿದೆ ಅದು ಬರೀ ಬೆಟ್ಟಗಾಡು ಗುಡ್ಡಗಾಡು ಆಫ್ಘಾನಿಸ್ತಾನದಲ್ಲಿ ಏನು ಬೆಳೆಯೋದಿಲ್ಲ ಪಾಕಿಸ್ತಾನದಲ್ಲೂ ಪಂಜಾಬ್ ಬಿಟ್ಟರೆ ಏನು ಬೆಳೆಯೋದಿಲ್ಲ ಬಲೂಚಿಸ್ತಾನದಲ್ಲಿ ಆ ಕಡೆ ವಾಯುವ್ಯ ಗಡಿನಾಡಿನಲ್ಲಿ ಏನು ಬೆಳೆಯೋದಿಲ್ಲ ಅವರು ಬಲ ಇದ್ದದ್ದು ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಇದು ಕಿತ್ತು ಹೋದ ಮೇಲೆ ಅವರು ಹಾಳಾದರು ಈ ವಿಚಿತ್ರ ಯಾಕೆ ಹೇಳ್ತೇವೆ ಅಂದ್ರೆ ಅದೇ ಕಥೆ ನಡೀತಿದೆ ಇಂದ್ರಾದಿ ದೇವತೆಗಳು ನೋಡಿದ್ರು ದಶರಥ ಮಹಾರಾಯ ನೀನು ಬಾರೋ ಅಂತ ಹೇಳಿ ಅವನಿಗೆ ಪಟ್ಟಾಭಿಷೇಕ ಆದ ಹೊಸದರಿಂದ ಹದಿನೆಂಟು ಇಪ್ಪತ್ತನೇ ವರ್ಷದಿಂದ ಹಿಡಿದು ಇವನು ಅರವತ್ತು ವರ್ಷದ ಅರವತ್ತು ಸಾವಿರ ವರ್ಷದ ಮುದುಕನಾಗುವ ತನಕ ದಶರಥನ ಕ್ಷೇತ್ರವೆಲ್ಲ ವಾಯುವೇದ ಗಡಿಯಾಗಿ ಹೋಯಿತು ಹದಿನೆಂಟರಿಂದ ಅರವತ್ತು ವರ್ಷ ಅಂದ್ರೆ ಎಷ್ಟು ವರ್ಷ ಆಯಿತು ನಲವತ್ತ ಎರಡು ವರ್ಷ a majority of his best years of life is spent only there ಅದರ ಫಲ ಏನು ದಕ್ಷಿಣ ಭಾರತದ ಕಡೆಗೆ ಇವನ ಲಕ್ಷ್ಯ ಹೋಗಲಿಲ್ಲ ಇಲ್ಲಿ ರಾವಣ ಕೊಬ್ಬಿದ ರಾವಣ ಕೊಬ್ಬಿದ್ದು ಮಾತ್ರವಲ್ಲ ಅತ್ಯಂತ ತುದಿಯಲ್ಲಿ ಲಂಕೆಯಲ್ಲಿ ರಾವಣ ಮಧ್ಯದಲ್ಲಿ ಅವರ ಅಪ್ಪನಂತಿದ್ದಂತಹ ವಾಲಿ ಈ ಕಡೆ ಈಗಿನ ಮಹಾರಾಷ್ಟ್ರ ಪಂಚವಟಿ ಪ್ರಾಂತದಲ್ಲಿ ಬ್ರಾಹ್ಮಣರಾಗಿದ್ದು ರಾಕ್ಷಸ ದೀಕ್ಷೆಯನ್ನು ಪಡೆದಂತಹ ಕರದೂಷಣ ತ್ರಿಶಿರಸ್ಸು ಹದಿನಾಲ್ಕು ಸಾವಿರ ರಾಕ್ಷಸರು ದೊಡ್ಡ ಕಂಟೋನ್ಮೆಂಟ್ ತುಕಡಿ ಇನ್ನೂ ಈ ಕಡೆಯಲ್ಲಿ ವಿರಾಧ ಕಬಂಧ ಮೊದಲಾದವರು ಅಯೋಧ್ಯೆಯ ಔಟ್ಪೋಸ್ಟ್ ಚೆಕ್ಪೋಸ್ಟ್ ತರಕ ತಾಟಕೆ ಮಾರೀಚ ಮೊದಲಾದವರು ಇಡೀ whole country was full of terrorist as you see them today ನಾವು ವ್ಯತ್ಯಾಸ ಇವತ್ತು ರಾಮಾವತಾರ ಇಲ್ಲ ಇವತ್ತು ರಾಮಾಯಣ ಇದೆ ಅವತ್ತು ರಾಮಾವತಾರವೇ ಬೇಕಾಯಿತು ನಮ್ಮ ಏರ್ಪೋರ್ಟ್ಸ್ಗೆಲ್ಲ ಅಲರ್ಟ್ ಮಾಡಿದ್ದಾರೆ ಯಾವಾಗ ಎಲ್ಲಿ ಬಾಂಬ್ ಹೊಡಿತಾರೋ ಗೊತ್ತಿಲ್ಲ ನೋಡ್ಕೊಳ್ಳಿ ಅಂತ ಯಾರಿಗಾರು ಧೈರ್ಯವಾಗಿ ಏರೋಪ್ಲೇನ್ನಲ್ಲಿ ಹೋಗಿ ಕೂತ್ಕೊಳ್ಳುವುದಕ್ಕೆ ಮನಸ್ಸು ಬರುತ್ತೆ ಯೋಚನೆ ಮಾಡಿ ಇಲ್ಲದೆ ಬಾಂಬ್ ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ ನಿಮಗೆ ಇವರು ರಾಮಾಯಣ ಅಂತಾರೆ ಪಾಕಿಸ್ತಾನ ಅಂತಾರೆ ಇವರಿಗೆ ಒಂದು ಹಾಕಿಬಿಡೋಣ ಬದಲು ಬರ್ಬೋದು ಯಾರಿಗೆ ಗೊತ್ತು ಗಟ್ಟಿಯಾಗಿ ಹೇಳಬೇಡ್ರಿ ನೀವು ನನಗಂತಾರೆ ಗಟ್ಟಿಯಾಗಿ ಹೇಳೋಕೆ ಇರೋದಿಲ್ಲ ನಾನಿಲ್ಲಿ ಅವ್ರು ಹೇಳ್ತಾರೆ ಅಂತ ಹೆದರೋದಲ್ಲ ನಾವು ನಾವು ಗಟ್ಟಿಯಾಗಿ ಹೇಳಿದ್ರೆ ಟೆರರಿಸ್ಟ್ ಕಾಟ ತಪ್ಪೋಗುತ್ತೆ the whole country was infested with terrorist and among them Brahmins ಬ್ರಾಹ್ಮಣರ ಕೆಲಸ ಏನು ವೇದಗಳನ್ನ ಅರ್ಥವನ್ನ ತಿರುಗಿಸಿ ಟ್ವಿಸ್ಟ್ ಮಾಡಿ ವೇದಾರ್ಥಗಳನ್ನು ಇಲ್ಲ ಅಂತ ಮಾಡುವುದು ವಿದ್ವಾಂಸೋ ಬ್ರಹ್ಮರಾಕ್ಷಸ ಛಿದ್ರಂ ಹಿಮೃಗಯಂತೆ ಹತ್ರ ಯಾರು ನನ್ನ ಮಗ ಹೇಳಿದ ಅಂತ ಕಾಣುತ್ತೆ ಮೊನ್ನೆ ಎನ್ ಡಿ ಟಿವಿ ನ್ಯಾಷನಲ್ ಚಾನೆಲ್ನಲ್ಲಿ ನಮ್ಮ ಕರ್ನಾಟಕದ ಶಂಕರ ಮೂರ್ತಿಗಳು ಅಲ್ಲೊಬ್ಳು ಬುರ್ಕಾ ದತ್ ಅಂತಿದ್ದಾಳೆ ಆಂಟಿ ಹಿಂದೂ ಅಂಥ ದುಷ್ಟ ಹೆಣ್ಣುಮಗಳು ತಾಟಿಕೆ ನಾನು ಬೇರೆ ಕಡೆ ನೋಡಿಲ್ಲ ಅವಳು ಡಿಬೇಟ್ ಕಂಡಕ್ಟ್ ಮಾಡ್ತಾಳೆ ಅದು ಕೊನೆ result it should be anti India anti Hindu ಇಂಥದೇ ತೀರ್ಮಾನ ಮಾಡುವ ಮೊದಲೇ ಕುಕ್ಕಳ ಅಲ್ಲಿ ಹುಡುಗರನ್ನೆಲ್ಲ ಕೂರಿಸಿರ್ತಾರೆ ಮೊದಲೇ ಬೇಕಂತ ಅಂತ ಅವನು ಹುಡುಕಿ ಹುಡುಕಿ ಅಲ್ಲೊಬ್ಬ ಹೇಳಿದ್ನಂತೆ ನಾನು ಗೊತ್ತಿಲ್ಲೆಲ್ಲೋ ಇದ್ದೆ ಅಥವಾ ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ದೆ ವೇದದಲ್ಲಿಯೇ ಮಾಂಸವನ್ನು ಮಾಂಸ ತಿಂತಿದ್ರು ಬ್ರಾಹ್ಮಣರು ಅಂತ ಹೇಳಿದೆ ಒಬ್ಬ ಹುಡುಗ Shankaramurthy is a very mild minister ಅವರು ಕೇಳಿದ್ರಂತಲೇ ವೇದದಲ್ಲಿ ಎಲ್ಲಿದೆ ಹೇಳಿ ನೀನು ನಂಗೆ ಗೊತ್ತಿಲ್ಲ let shut up your mouth it went on the national ಯಾಕೆ ಕೇಳ್ತೇವೆ ಅಂದ್ರೆ ಅವ ಹುಡುಗ ಹೇಳ್ತಾರೆ ನಾ ಬ್ರಾಹ್ಮಣ ಆದ್ರೆ ನಾ ಹೇಳ್ತೇನೆ ವೇದದಲ್ಲಿಯೇ ಬ್ರಾಹ್ಮಣರು ಗೋಮಾಂಸ ತಿಂತಿದ್ರು ಅಂತ ಹೇಳ್ತಿ ಯಾವನು ಹೇಳಿದ್ದನ್ನು ಹೇಳ್ತಾನೆ ಪೋಲಿ ಹುಡುಗ ಓದಿಲ್ಲ ಇದೇ ಬ್ರಹ್ಮರಾಕ್ಷಸ ಜಾತಿಯಲ್ಲಿ ಬ್ರಾಹ್ಮಣ ಆ ಜಾತಿಯನ್ನು ಮುಂದೆ ಮಾಡಿಕೊಂಡು ತನ್ನವರನ್ನೇ ತನ್ನ ಹಳಿಯುವಂತೆ ಬುದ್ಧಿಜೀವಿಗಳು ಭ್ರಷ್ಟಜೀವಿಗಳು ಕರ್ನಾಟಕ ತುಂಬಾ ಇದ್ದಾರೆ ನೋಡಿ ಇವರಿಗೆ ವೇದವಿದ್ಯೆ ಇದೆ ವೇದದಲ್ಲಿ ಅರ್ಥ ಇಲ್ಲ ಅಂತ ಹೇಳೋಕೆ ಅಷ್ಟು ಬೇಕೋ ಅಷ್ಟಿದೆ ಅದು ದಶರಥನ ಅಶ್ವಮೇಧ ನಡೆಯುವಾಗ ವಸಿಷ್ಠರು ಹೇಳ್ತಾನೆ ನಮ್ಮೂರಲ್ಲಿಯೂ ಬ್ರಹ್ಮರಾಕ್ಷಸರು ಬಂದು ಸೇರಿಕೊಂಡಿದ್ದಾರೆ ರಾವಣನ ಕಡೆಯವರು ವೇದಾರ್ಥಗಳನ್ನು ಅಳಿತಾರೆ ಅಂಥವ್ರು ಉಸಿರೆತ್ತಿರಬಾರದು ಹಾಗೆ ಯಜ್ಞ ನಡೆಯಬೇಕು ಇವರಿಗೆಲ್ಲ ಟ್ರೈನಿಂಗ್ ಕ್ಯಾಂಪ್ ಮದ್ರಸಾಯಲ್ಲಿ ಲಂಕೆಯಲ್ಲಿ ರಾವಣನೇ ಸ್ವಯಂ ಬ್ರಾಹ್ಮಣ ಮಾರೀಚ ಬ್ರಾಹ್ಮಣ ಮರೀಚಿ ಮಹರ್ಷಿಯ ಮೊಮ್ಮಗ ಅವನು ಬ್ರಾಹ್ಮಣರೇ ವೇದಾರ್ಥಗಳನ್ನು ಅಪಲಾಪ್ ಮಾಡ್ತಿದ್ದು ಇದು ಒಂದು ಎರಡನೇದು ಋಷಿ ಮುನಿಗಳಲ್ಲಿದ್ದಾರೆ ಅವರ ಹೆಂಡತಿಯರನ್ನು ಕೆಡಿಸೋದು ಮಕ್ಕಳನ್ನು ಹೊತ್ಕೊಂಡು ಹೋಗೋದು ಕಿಡ್ನಾಪ್ ಮಾಡೋದು ವೃಷ್ಯಾಶ್ರಮಕ್ಕೆ ಬೆಂಕಿ ಹಚ್ಚುವುದು ನಾವು ಚಿತ್ರಕೂಟಕ್ಕೆ ಹೋಗಿದ್ದೆವು ಎರಡು ಸಲ ಹೋಗಿದ್ದೇವೆ ಅತ್ರಿ ಮಹರ್ಷಿ ಆಶ್ರಮವನ್ನು ನೋಡಿದೆವು ಅಲ್ಲಿ ದೂರದಲ್ಲಿ ಶರಭಂಗಾಶ್ರಮ ಅಂತ ಒಂದಿದೆ ಎಪ್ಪತ್ತು ಕಿಲೋಮೀಟರ್ ಹೋಗಬೇಕು ಅಂತ ಆಸೆ ಅಲ್ಲಿ ಹೇಳ್ತಾರೆ ಶರಭಂಗರ ಕಾಲದಲ್ಲಿ ಆಶ್ರಮ ಕಟ್ಟಿದ ಕಲ್ಲುಗಳೇನಿವೆಯೋ ಆ ಕಲ್ಲುಗಳು ಇನ್ನೂ ಇವೆ ಅದನ್ನು ನೀವು ನೋಡಬಹುದು ಅಂತ ಆದರೆ ಜೀಪ್ ಡ್ರೈವರ್ಸು ನಮಗಲ್ಲಿ ಕರ್ಕೊಂಡು ಹೋಗೋ ಧೈರ್ಯ ಇಲ್ಲ ಸ್ವಾಮಿ ಇನ್ನೂ ರಾಕ್ಷಸರ ಕಾಟ ಇದೆಯಂತೆ ಆ ಜಾಗದಲ್ಲಿ ಅದರ ಆ ಕಡೆ ಚಂಬಲ್ ವ್ಯಾಲಿ ಮುಂದೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಸೇರುವಂತಹ ಜಾಗ ಅದು ಯಾತಕ್ಕೆ ಹೇಳ್ತೇವೆ ಅಂದ್ರೆ ರಾಮಾಯಣದಲ್ಲಿ ಚಿತ್ರ ಏನು ಕೊಟ್ಟಿದ್ದಾರೆ ನೋಡಿ ಇವತ್ತು ನಡೆಯುವಂತಹ ಚಿತ್ರ ಈ ಮೌಲ್ಯಗಳೆಲ್ಲಿರ್ತವೆ ಅಲ್ಲಿಯೇ ಹಿಂಸೆ ಪತಂಗದ ಹುಳು ಬೆಳಕಿಗೆ ಬರ್ತದೆ ಕತ್ಲೆಗೆ ಹೋಗೋದಿಲ್ಲ ಅದು ಅದು ಸಾಹಿತ್ಯ ಅದು ಬೇರೆ ವಿಷಯ ಆದ್ರೆ ಉಪದ್ರವ ಮಾಡುತ್ತೆ ಉಪನ್ಯಾಸ ಮಾಡುವಷ್ಟು ಕಾಲ ತಲೆ ಮೇಲೆ ಕೊಡುವುದು ಹುಬ್ಬಿನ ಮೇಲೆ ಕೊಡುವುದು ಪುಸ್ತಕದ ಮೇಲೆ ಕೊಡುವುದು ಚಿಟ್ಟ ಹಿಂಸೆ ಮಾಡಿದ ಹಾಗೆ ಈ ರಾಕ್ಷಸರು ಉಪದ್ರವ ಕೊಟ್ಟಿದ್ದು ಕೊಟ್ಟಿದ್ದೆ ಆದ್ರಿಂದ ಸಹಿದೇವೈರುದೀರ್ಣಸ್ಯ ರಾವಣಸ್ಯ ವಧಾರ್ಥಿವಿ ರಾವಣನ ವಧೆ ಮಾಡು ಪ್ರಭು ಎಂಬುದಾಗಿ ದಶರಥ ಯಜ್ಞದಲ್ಲಿ ಕೇಳಿದರು ಅರ್ಥಿತೋ ಮಾನುಷೇ ಲೋಕೆ ಅವರೇನು ಉಪಾಸನೆ ಮಾಡಲಿಲ್ಲ ದೇವತೆಗಳು ಋಷಿಮುನಿಗಳು ಉಪಾಸನೆ ಮಾಡಿದರು ಇವರು ಬರೀ ಕೇಳಿಬಿಟ್ರು ಜಜ್ಞೆ ವಿಷ್ಣು ಸನಾತನಃ ಜಜ್ಞೆ ಎನ್ನುವ ಶಬ್ದವನ್ನ ಕಂಡು ಮಂಭೂರಾಚಾರ್ಯರು ಕಣ್ಣೀರು ಹಾಕಿದ್ದಾರೆ ಆವಿರ್ಭಾವವಲ್ಲ ನರಸಿಂಹಾವತಾರದಲ್ಲಿ ಗರ್ಭವಾಸ ಮಣ್ಣಿನ ಹೆಂಟೆ ಒಳಗಡೆ ಇದ್ದುಕೊಂಡು ಅಲ್ಲಿ ನರಸಿಂಹ ಕಷ್ಟಪಡಲಿಲ್ಲ ದಿಢೀರಂತ ಬಂದುಬಿಟ್ಟ ಹನ್ನೆರಡು ತಿಂಗಳ ಕಂಬ ನರಸಿಂಹನನ್ನು ಹೊರಲಿಲ್ಲ ಇಲ್ಲಿ ಜಜ್ಞೆ ಸಾಕ್ಷಾತ್ತಾಗಿ ಹುಟ್ಟಿದ ಕೌಸಲ್ಯ ಗರ್ಭದಲ್ಲಿ ನಮ್ಮ ಗರ್ಭವಾಸ ತಪ್ಪಿಸೋದಕ್ಕೆ ಅವನು ಗರ್ಭವಾಸವನ್ನು ಅನುಭವಿಸೋದನ್ನಲ್ಲ ಭಗವಂತನ ಸೌಲಭ್ಯ ಎಂಥದ್ದು ಎಂಬುದಾಗಿ ಇಲ್ಲಿ ಹೀಗೆಲ್ಲ ಕೊಂಡಾಡ್ತಾರೆ ಈ ಕಡೆ ಮೊದಲನೇ ಶ್ಲೋಕವನ್ನು ಮತ್ತೆ ತಗೊಳ್ತೇನೆ ಇನ್ನಷ್ಟು ರಾಜಕೀಯವನ್ನು ಹೇಳ್ತೇನೆ <clears throat> ರಾಮ ಸೀತೆಯರು ಹನ್ನೆರಡು ವರ್ಷ ಸುಖವಾಗಿದ್ದ ಕಾಲಕ್ಕೆ ಭರತ ಎಲ್ಲಿ ಹೋಗಿದ್ದ ಅಯೋಧ್ಯೆಗೆ ಬಂದರು ವಿವಾಹವಾಯಿತು ಒಂದು ನಾಲ್ಕು ದಿವಸ ಐದು ದಿವಸ ಆಯಿತು ಯುಧಾಜಿತ್ ಎಂಬುವನು ಭರತನ ಸೋದರ ಮಾವ ಕೈಕೇಯಿಯ ಅಣ್ಣ ಅವನು ಹೇಳಿದ ಮಹಾರಾಜರೇ ದಶರಥ ಮಹಾರಾಜರೇ ನಮ್ಮ ಸೋದರಳಿನ ನಾನು ಮತ್ತೆ ಕರ್ಕೊಂಡು ಹೋಗ್ತೇನೆ ಹುಟ್ಟಿದಾಗಲೇ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವತ್ತು ಹೇಳಿದೆ ದಶರಥನಿಗೆ ಆ ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಹೋಗು ಅಂತ ಹೇಳುವಷ್ಟು ಮನಸ್ಸು ಯಾಕೆ ಬಂತು ಅಂದ್ರೆ ಒಳಗಡೆ ತಳಮಳ ಇವನ್ ಅಲ್ಲಿ ಬೇರು ಬಿಡ್ಲಿ ಇಲ್ಲಿ ಬಿಟ್ಟರೆ ನಮಗೆ ರಾಮಪಟ್ಟಾಭಿಷೇಕಕ್ಕೆ ಅದೀತು ಅಂತ ಹೇಳಿ ಭಾರತ ಎಷ್ಟೇ ಒಳ್ಳೆಯವನಾಗಿದ್ರು ಈ ರಾಜಕಾರಣ ಹೇಳೋಕೆ ಬರಲಿಲ್ಲ ಯಾರ ಸಲ ಎಲ್ಲಿ ಕೆಡಚ್ಚೋ ಯಾರು ಫುಸಲಾವಣೆ ಮಾಡಿದ್ರೇನೋ ಕರ್ಕೊಂಡು ಹೋಗಪ್ಪ ಅನ್ನು ಬಿಟ್ಟ ಅವನ ಜೊತೆಯಲ್ಲಿ ಶತ್ರುಘ್ನೂ ಹೋಗಿಬಿಟ್ಟ ಸಣ್ಣ ಮಗು ನೆನ್ನೆ ಹೇಳಿದೆ ಅದು ಆಕರ್ಷಣೆ ಯಾತಕ್ಕೆ ಅಂತ ಗೊತ್ತಾಗೋದಿಲ್ಲ ಭಗವಂತನಿಗೆ ಭಕ್ತರು ಹೆಚ್ಚರು ಎಂಬುದಾಗಿ ಇಲ್ಲಿ ಹೇಳ್ತಾರೆ ಮತ್ತೆ ಮದುವೆಯಾದ ಮೇಲೆ ಶತ್ರು ಗಚ್ಚತ ಮಾತುಲ ಕುಲಂ ಸೋದರ ಮಾವನ ಮನೆಗೆ ಅವನು ಹೋದರೆ ಅಳಿಯನ್ ಜೊತೆಯಲ್ಲಿ ಗಿಳಿಯಾಗಿ ಹೋದಾಗ ಇವನು ಹೋದನಲ್ಲ ಭರತೇನ ಸಹ ಅನಘ ಇದು ವ್ಯಾಖ್ಯಾನ ಪಾಠ ಪಾಪರಹಿತನಾದವನು ಶತ್ರುಘ್ನ ಅದ್ಯಾಕೆ ಹೇಳಿದ್ರೆ ಇಲ್ಲಿ ಏನೋ ಪಾಪ ಇದ್ದು ಅದು ಇಲ್ಲ ಅನ್ನೋ ಅರ್ಥದಲ್ಲಿ ಅನಘಃ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಭರತನಲ್ಲಿ ಎಷ್ಟು ಭಕ್ತಿ ಶತ್ರುಘ್ನಿಗೆ ಅಂದ್ರೆ ಅದಕ್ಕೆ ಕಳಂಕ ಹಚ್ಚುವಂತೆ ಒಂದು ವೇಳೆ ರಾಮಭಕ್ತಿ ಎನ್ನುವುದಿದ್ರು ಅದನ್ನೂ ತೊಡಕೊಂಡವನು ಅಂತ ಅವನು ಭರತನನ್ನೆಷ್ಟು ಪ್ರೀತಿ ಮಾಡಿದ ಅದಕ್ಕೆ ರಾಮಭಕ್ತಿಯು ಅಡ್ಡಿ ಬರುವಂತಿದ್ರೆ ರಾಮನನ್ನೂ ಬಿಟ್ಟು ಬಿಡುವವನು ಇವನೇ ಸಾಕು ಭರತ ಅನ್ನುವುದು ನಿಮ್ಗೆ ಅರ್ಥ ಆಗಲಿಲ್ಲ ಸಂಸ್ಕಾರ ಇದ್ರೆ ಅರ್ಥವಾಗುತ್ತೆ ಅನೇಕ ನಿಮ್ ಸಂಸ್ಕಾರ ಇಲ್ಲ ಅಂದ್ಬಿಟ್ಟು ಅಂತ ಬೈಕೋಬೇಡಿ ಅಲ್ಲ ಇದಕ್ಕೆ ಇನ್ನೂ ತೀಡಬೇಕು ಹದ ಮಾಡಬೇಕು ಅಲ್ಲ ದೇವರ ಭಕ್ತಿ ಭಗವದ್ ಭಕ್ತಿ ಭಾಗವತರ ಭಕ್ತಿಗೆ ಹೇಗೆ ಅಡ್ಡಲಾದೀತು ಇದು ಅಧಿಕ ಇರಬೇಕು ಯಾರೋ ಅತಿಶಯೋಕ್ತಿ ಹೇಳಿದ್ದಾರೆ ಹಾಗಲ್ಲ ಇದಕ್ಕೆ ನಾನು ಪದೇ ಪದೇ ಉದಾಹರಣೆ ಕೊಡ್ತೇನೆ ನೀವು ಕೇಳಿದ್ದೀರಿ ಒಂದು ಉದಾಹರಣೆ ಕೊಡ್ತೇನೆ ನೀವು ಮೇಲುಕೋಟೆಯಲ್ಲೋ ತಿರುಪತಿಯಲ್ಲೋ ಕಾಂಚೀಪುರದಲ್ಲೋ ಇದ್ದೀರಿ ಅಂತ ತಿಳ್ಕೊಳ್ಳಿ ವೈರುಮುಡಿ ಉತ್ಸವ ಸಾಯಂಕಾಲ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಏನು ವಜ್ರದ ಕಿರೀಟವನ್ನು ಹಾಕಿಕೊಂಡು ಸ್ವಾಮಿ ಏನು ನಾಲ್ಕು ಸೆಟ್ ಐದು ಸೆಟ್ ನಾಗಸ್ವರ ಶೆಡ್ ಲೈಟ್ಸ್ ಎಲ್ಲ ಹಾಕಿ ಉತ್ಸವ ಬರ್ತಾ ಇದೆ ಬೀದಿಯಲ್ಲಿ ನಿಮ್ಗೆ ಉತ್ಸವ ನೋಡಬೇಕು ಅಂತ ಆಸೆ ನಿಮ್ಮ ಮನೆಯಲ್ಲಿ ವಯಸ್ಸಾದ ಮುದುಕಿ ತಾಯಿ ಅಥವಾ ತಂದೆ ಇನ್ನೇನು ಪ್ರಾಣ ಹೋಗ್ತದೆ ಅನ್ನೋ ಅವಸ್ಥೆಯಲ್ಲಿ ಅವತ್ತು ಒಳಗಡೆ ಮಲಗಿದ್ದಾರೆ ಮಗು ನನ್ನ ಹತ್ರನೇ ಇರೋ ಯಾವಾಗ ಗೊಟ್ಟಕ್ಕಂತೇನಿಯಪ್ಪ ಒಂದು ಉದ್ಧರಣಿ ಗಂಗಾ ತೀರ್ಥ ಬಾಯಲ್ಲಿ ಹಾಕೋ ನನ್ನ ಬಿಟ್ಟು ಹೋಗಬೇಡ ಅಂತ ಕೈ ಹಿಡ್ಕೊಂಡು ಕೂತಿರ್ತಾಳೆ ತಾಯಿ ಹಾಸಿಗೆಯಲ್ಲಿ ಆ ಹೊತ್ತಿಗೆ ಚಲವರಾಯ ಸ್ವಾಮಿ ಸರ್ವಾಲಂಕಾರ ಮಾಡಿಕೊಂಡು ಬೀದಿಗೆ ಬರ್ತಾನೆ ನೀವು ತಾಯಿ ಸೇವೆ ಮಾಡ್ತೀರಾ ನೀವು ಚಲವರಾಯನ ಸೇವೆ ಮಾಡ್ತೀರಾ ತಾಯಿ ಸೇವೆಗೆ ಆಗ ಚಲುವರಾಯನ ಭಕ್ತಿ ಅನ್ನೋದು ವಿಘ್ನ ಆಗೋದಿಲ್ವೇ ನೋಡಿ ತಾಯಿ ಸೇವೆ ಮಾಡುವ ಸಂದರ್ಭದಲ್ಲಿ ಈ ತಾಯಿ ಸಾಯೋದಿಲ್ಲ ಬದುಕೋದು ಇಲ್ಲ ಇದ್ದೇ ಇದೆ ಇದರ ಹಣೆ ಬರಹ ಅಂದುಕೊಂಡು ಒಂದು ಕ್ಷಣ ನೀವು ಚಲುವರಾಯನ ನೋಡ್ಕೊಂಡ್ ಬರ್ತೇನೆ ಅಂತ ಹೋಗಿ ಬರುವಷ್ಟರಲ್ಲಿ ಅವಳು ಗೊಟ್ಟ ಕಂದಿದ ನಿಮ್ಗತಿ ಏನು ಬದುಕಿರೋ ತನಕ ನಿಮಗೆ ಮನಸ್ಸಿಗೆ ತೃಪ್ತಿ ಬರೋದಿಲ್ಲ ಕೊನೆಗಳಿಗೆ ಇಲ್ಲಿ ಅವಳಷ್ಟು ಗೋಗರ್ದು ಹತ್ರ ಇರಲಿಲ್ಲವಲ್ಲ ಅಂತ ಅನೇಕರು ತಂದೆ ತಾಯಿಗೆ ಸೇವೆ ಮಾಡಲಿಲ್ವಲ್ಲ ಅನ್ನುವ ಕೊರತೆಯನ್ನು ಬದುಕಿನ ಉದ್ದಕ್ಕೂ ಅನುಭವಿಸಿದ್ದನ್ನು ಕಂಡಿದ್ದೇನೆ ನಮ್ಮ ತಂದೆ ಹೇಳೋರು ನಮ್ಮಪ್ಪನಿಗೆ ನಾನು ಸೇವೆ ಮಾಡಲಿಲ್ಲ ನನ್ನ ಮಕ್ಕಳ ಕೈಯಲ್ಲಿ ನಾನು ಮಾಡಿಸ್ಕೊಳ್ಳೋ ಭಾಗ್ಯ ಇಲ್ಲ ಯಾತಿಕ್ಕಿಲ್ಲ ನಮ್ಮ ತಾತ ಹೋದಾಗ ನಮ್ಮ ತಂದೆಗೆ ಐದು ವರ್ಷ ವಯಸ್ಸು ಅವರು ಟಿ ನರಸೀಪುರದಲ್ಲಿ ಸೋದರಿ ಮನೆಯಲ್ಲಿ ಪ್ರಾಣ ಬಿಟ್ಟರು ನಮ್ಮ ತಂದೆಗೆ ಸಮಾಚಾರವೇ ತಿಳಿಯಲಿಲ್ಲ ಇನ್ಯಾರೋ ಅಲ್ಲಿ ಉತ್ತರ ಕ್ರಿಯೆ ಮಾಡಿದರು ನನ್ನ ಮಕ್ಕಳ ಕೈಯಲ್ಲ ಸೇವೆ ಮಾಡಿಸ್ಕೊಳ್ಳೋದು ಕೊನೆ ತನಕ ಹೇಳ್ತಿದ್ರು ನಮ್ಮ ತಂದೆ ಬೇಕಂತ ಮಾಡಿದ್ದಲ್ಲ ಕರ್ಮ ಅದು ಏನ್ ಮಾಡೋಕ್ಕಾಗೋಲ್ಲ ನಿಮ್ಮ ತಾಯಿ ಪ್ರಾಣ ಬಿಡ್ತಿರ್ತಾಳೆ ನಿಮ್ಮಲ್ಲಿ ಕೂತಿರ್ತೀರಿ ಚಲುವರಾಯ ಅಲ್ಲ ಬೇಕಾದ ಪರಮಪದನಾಥನೇ ಸಾಕ್ಷಾತ್ತಾಗಿ ಇಳಿದು ಬಂದರು ಆ ಹೊತ್ತಲ್ಲಿ ಮಾತೃಭಕ್ತಿಗೆ ಪಿತೃಭಕ್ತಿಗೆ ಭಗವದ್ಭಕ್ತಿ ಎಂಬುದು ಹೇಗೆ ಅಡ್ಡಿಯಾಗ್ತದೆಯೋ ಆ ರೀತಿ ಇವನು ರಾಮನನ್ನೂ ಮೀರಿ ಭರತನನ್ನೇ ಪರದೈವ ಅಂತ ತಿಳಿದವನು ಭಾಗವತ ಭಕ್ತಿಯ ಸ್ವರೂಪ ಶತ್ರುಘ್ನೋ ಶತ್ರುಘ್ನ ನೀತಃ ಪ್ರೀತಿ ಪುರಸ್ಕೃತ ಪ್ರೀತಿಯಿಂದ ಇವನು ಅವನನ್ನ ಕರೆದೊಯ್ದ ನೀತಃ ಅನೀತಃ ಹೇಗೆ ಪಂಜರದ ಗಿಣಿಯನ್ನ ತಗೊಂಡು ಹೋಗುವಂತೆ ಬೆಳೆಸಿದ ಬೇಕನ್ನ ಕೈಯಲ್ಲಿ ತಗೊಂಡು ಹೋಗುವಂತೆ ಶತ್ರುಘ್ನ ಬರ್ತೀಯೇನೋ ಅಂತ ಇವನು ಕೇಳಲಿಲ್ಲ ಅಣ್ಣ ನನ್ನ ಕರ್ಕೊಂಡು ಹೋಗ್ತೀಯ ಅಂತ ಅವನು ಕೇಳಲಿಲ್ಲ ಅಮ್ಮ ಸುಮಿತ್ರೆ ನಿನ್ನ ಮಗನನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಭರತ ಕೇಳಲಿಲ್ಲ ಅಮ್ಮ ಹೋಗಿ ಬರಲಿ ಅಂತ ಇವನು ಕೇಳಲಿಲ್ಲ ಅಂಡರ್ಸ್ಟುಡ್ ಇವನು ಹೊರಟ ಅವನು ಹೊರಟು ಬಿಟ್ಟ ರಾಮನನ್ನು ಕೊಡು ಅಂತ ಕೇಳಿದ್ರು ಸ್ವಾಮಿತ್ರರು ಲಕ್ಷ್ಮಣ ತಾನೇ ಹೊರಟ ಬರಲೆ ಅಂತ ಕೇಳಲಿಲ್ಲ ಅಮ್ಮನನ್ನು ಕೇಳಲಿಲ್ಲ ಹೇಗೆ ಅಂಡರ್ಸ್ಟುಡ್ ಅದು ಎತ್ರ ರಾಮೋ ಸ ಲಕ್ಷ್ಮಣ ರಾಮ ಇದ್ದ ಕಡೆ ಲಕ್ಷ್ಮಣ ಭಾರತ ಇದ್ದ ಕಡೆ ಶತ್ರುಘ್ನ ವಿಭೀಷಣ ಹೇಳ್ತಾನೆ ಅಣ್ಣನಿಗೆ ನೋಡು ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಮೂರ್ಖ ಮರಣದಲ್ಲಿರೋ ನೀವು ಅಮೃತ ಋಷಿ ಬರೋದಿಲ್ಲ ನಾ ರಾಮನ ಹತ್ರನೇ ಹೋಗ್ತಾನೆ ಎತ್ರ ರಾಮೋ ಸ ಲಕ್ಷ್ಮಣ ಲಕ್ಷ್ಮಣ ಜೊತೆಯಲ್ಲಿದ್ದಾನೆ ಎನ್ನುವ ಮಾತು ಜಗತ್ ಪ್ರಸಿದ್ಧಿ ಹೇಗೋ ಭಾರತ ಇದ್ದ ಕಡೆ ಅನ್ನೋದು ಅಷ್ಟು ಪ್ರಸಿದ್ಧಿ ಗುರು ಶಿಷ್ಯರಿದ್ದಂತೆ ಆದ್ದರಿಂದ ಅಲ್ಲಿಗೆ ಹೊರಟ ಇದು ಒಂದು ಭಾಗ ಇಲ್ಲಿ ಚಿಕ್ಕ ತಾಯಿ ಕೈಕೇಯಿಯನ್ನು ಯಾತಿ ಕೇಳಲಿಲ್ಲ ಭಾರತ ಇದು ಕಥೆ ಹೇಳಬೇಕೀಗ ಒಬ್ಬನೇ ಮಗ ತಾಯಿಗೆ ಅಮ್ಮ ಸೋದರ ಮಾವ ಕರೀತಾ ಇದ್ದಾನೆ ನಾ ಹೋಗಿ ಬರಲೇ ಈಗಲೂ ಕೇಳಲಿಲ್ಲ ಚಿಕ್ಕ ಮಗುವಾಗಿದ್ದಾಗ ಬುದ್ಧಿ ಬರದೇ ಇದ್ದಾಗ ಸೋದರ ಮಾವ ಕರ್ಕೊಂಡು ಹೋಗುವಾಗ ತಾಯಿಯೇ ಹೇಳಬೇಕಾಗಿತ್ತು ನನಗೊಬ್ಬನೇ ಮಗ ಕಾಣೋ ನೀ ಕರ್ಕೊಂಡು ಹೋಗಬೇಡ ಕಾಣು ಅಂತ ಅಣ್ಣನಿಗೆ ಕೇಳಬಹುದಾಗಿತ್ತು ಆಗಲೂ ಕೇಳಲಿಲ್ಲ ಈಗಲೂ ಕೇಳಲಿಲ್ಲ ಇದೆಂಥ ತಾಯಿ ಇದು ಒಬ್ಬನೇ ಮಗನನ್ನು ಹಡೆದ ತಾಯಿ ದತ್ತುವನ್ನೂ ಕೊಡೋದಿಲ್ಲ ಎಂಥ ಕೆಟ್ಟ ತಾಯಿಯಾಗಿದ್ರು ಮಗನ ಮೇಲೆ ಪ್ರೀತಿ ಅಂತ ಇರ್ತದೆ ಇದು ಅಬ್ನಾರ್ಮಲ್ ಮದರ್ ಕೈಕೇಯಿ ಇದನ್ನು ನೀವು ತಿಳ್ಕೊಳ್ದೇ ಇದ್ರೆ ಮುಂದೆ ಅವಳು ತಂದು ಒಡ್ಡುವ ಅನರ್ಥಕ್ಕೆ ನಿಮಗೆ ಬ್ಯಾಕ್ಗ್ರೌಂಡ್ ಬರೋದಿಲ್ಲ ಕೈ ಕೈ ಚರಿತ್ರೆ ನೀವು ತಿಳ್ಕೋಬೇಕು ಸುಮ್ಮನೆ ಅವಳಿಗೆ ಟಿಂಚರು ಬಣ್ಣ ಬೆಳೆದು ಅವಳು ಒಳ್ಳೆಯವಳು ಮಂಥರೇ ಒಳ್ಳೆಯವಳು ಎಲ್ಲರೂ ಒಳ್ಳೆಯವರು ಇದು ಮಾಡೋದ್ರಿಂದ ನಿಮ್ಗೆ ರಾಮಾಯಣ ತತ್ವಾರ್ಥ ಸಿಕ್ಕೋದಿಲ್ಲ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹೇಳೋದು ನನಗೇನು ಕಷ್ಟ ಅಲ್ಲ ಇಲ್ಲಿ ತತ್ವಾರ್ಥವಿದೆ ರಾಮಾಯಣದಲ್ಲಿ ತತ್ವಾರ್ಥವಿದೆ <coughs> ಮತ್ತು ಮನುಷ್ಯ ಸಹಜ ಚಿತ್ರಣವಿದೆ ನೆನ್ನೆ ಹೇಳಿದೆ ದಶರಥನಿಗೆ ಇವಳಿಗೆ ಸುಮಾರು ನಲವತ್ತು ವರ್ಷ ವಯಸ್ಸಿನ ಅಂತರವಿತ್ತು ಸತ್ಯವಾಗಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ ಸ್ತ್ರೀಯರಿಗೆ ಇದೇನು ಎಲ್ಲಿಂದ ಮನೆಗೆ ಬರ್ತಲ್ಲ ರಾಮಾಯಣ ಅಂತ ತಿಳ್ಕೋಬೇಡಿ ಇಪ್ಪತ್ತು ವಯಸ್ಸಿನ ಹುಡುಗಿ ನೀವಿದ್ದು ಅರವತ್ತು ವಯಸ್ಸಿಗೆ ಒಂದು ಗಂಡನ ನಿಮ್ಮ ತಂದೆ ತಾಯಿ ನೋಡಿ ಗಂಟು ಹಾಕಿದ್ರೆ ನೀವು ಒಪ್ಕೋತಾ ಇದ್ರ ಒಪ್ತಿದ್ರ ಯಾರೊಬ್ರು ಅಮ್ಮ ಧೈರ್ಯ ಮಾಡಿ ಹೇಳಿ ಅಮ್ಮ ಯಾಕಮ್ಮ ರೆಕಾರ್ಡ್ ಆಗಿ ತಿಳ್ಕೋಬೇಡಿ ನಲವತ್ತು ವರ್ಷದ ಅಂತರದ ಪುರುಷನನ್ನ ಬಹಳ ಅಂದ್ರೆ ತಂದೆ ಅನ್ಬಹುದು ದೊಡ್ಡಪ್ಪ ಅನ್ಬಹುದು ಗಂಡನ ಭಾವನೆಯನ್ನು ನೋಡುವುದು ಕಷ್ಟ ಮತ್ತೆ ಕೈ ಕೈಯಾತ ಕೋಪಿದ್ಲ ವಿವಾಹಕ್ಕೆ ಕುರುಡನಾದ ಗಂಡನನ್ನ ಗಾಂಧಾರಿಯಾತ ಕೋಪಿದಳು ಚಕ್ರವರ್ತಿನಿ ಅಂತ ಪದವಿ ಸಿಗ್ತದೆ ಅನ್ನೋ ಆಶೆಗೆ ಒಪ್ಪಿದಳು ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಗಂಡ ಕುರುಡ ಅವನನ್ನು ನೋಡಬಾರದು ಅನ್ನುವ ಅಸಭ್ಯ ಭಾವನೆಯಿಂದ ಕಟ್ಕೊಂಡ್ರು ಅಂತ ಒಬ್ರು ಕಾದಂಬರಿ ಕಾರು ಬರೆದಿಟ್ಟಿದ್ದಾರೆ ಪರ್ವ ಅಂತ ಒಂದು ಕಾದಂಬರಿ ನಮ್ಮ ಸ್ನೇಹಿತರವರು ಈಗ ಯಾಕಪ್ಪ ಬರೆದ್ರಿ ಮಹಾಭಾರತ ಓದಿಲ್ಲ ಆ ಗಾಂಧಾರಿ ಕಡೆಯವರು ಹೇಳಿದ್ರು ಬೇಡಮ್ಮ ಕುರುಡ ದೊರೆ ಭೀಷ್ಮ ಏನೋ ಹೇಳಿ ಕಳಿಸಿದ್ದಾನೆ ನೀನು ನೋಡೋಕೆ ಚೆನ್ನಾಗಿದ್ದೀಯ ಅದ್ಯಾಕೆ ಬೇಕು ಅವಳು ಸ್ವಂತ ಇಚ್ಛೆಯಿಂದ ಮದುವೆ ಮದುವೆಯಾದ್ಲು ಅಂತ ಬರೆದಿದ್ದಾರೆ ವೇದವ್ಯಾಸರು ಈ ವಾಕ್ಯ ಬಿಟ್ಟು ನೀವು ಅಸಖ್ಯವಾದ ಗಂಡ ಬೇಡ ಅಂತ ಕಣ್ಣಿಗೆ ಪಟ್ಟಿಗೆ ಕಟ್ಕೊಂಡ್ಲು ಹಾಗಲ್ಲ ಮೂಲ ಗ್ರಂಥದಲ್ಲಿ ಆಶಯ ಕುರುಡಾದ್ರೇನು ಚಕ್ರವರ್ತಿನಿ ಆ ಇಡೀ ರಾಷ್ಟ್ರಕ್ಕೆ ಇದು ಕ್ಷುಲ್ಲಕ ಆಸೆಗೆ ಏನು ಬೇಕಾದ್ರೂ ಮಾಡ್ತಾರೆ ಚರಣ್ ಸಿಂಗ್ ಅಂತ ಒಬ್ಬರಿದ್ರು ಇಂದಿರಾ ಚರಣ್ ಸಿಂಗ್ ಎರಡು ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗುವ ಕ್ಷುಲ್ಲಕವಾದ ಆಸೆಗೆ ಜಯಪ್ರಕಾಶ್ ನಾರಾಯಣ್ ಅವರು ಕಷ್ಟಪಟ್ಟು ಕೂಡಿಸಿ ಒಂದು ಮಾಡಿದ್ದ ಆ ಜನತಾ ಪಕ್ಷ ಅದರ ಸರ್ಕಾರವನ್ನು ಒಳಗಿಂದೊಳಗೆ ಇಂದಿರಾ ಗಾಂಧಿಯವರ ಪುಸಲಾವಣೆಯಿಂದ ಹೇಗೆ ಭೇದ ಮಾಡಿದರು very great experiment failed because of one man's interest ಅದೊಂದೇ ಅಲ್ಲ ಆಮೇಲೆ ಎಂಟು ತಿಂಗಳು ಹತ್ತು ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿ ಕಸಬರಿಗೆ ಕಸಕ್ಕಿಂತ ಕಡೆಯಾಗಿರೋರು ಇನ್ನೂ ಐದಾರು ಜನ ಇದ್ದಾರೆ ಒಬ್ಬರಿಗೆ ಮಲಮೂತ್ರ ವಿಸರ್ಜನೆ ಮಾಡುವುದಕ್ಕೂ ಸರ್ಕಾರದ ಖರ್ಚು ಬೇಕು ಭಾರಿ ಕಿತಾಪತಿ ಡಯಾಲಿಸಿಸ್ ಮಾಡಿದ್ದೇ ಮಾಡಿದ್ದೆ ಅವರು ಪ್ರಾಣ ಹೋಗ್ತಿಲ್ಲ ಸರ್ಕಾರದ ಬೊಕ್ಸ ಹೇಳಬಾರ್ದು ನಾವು ಯಾಕೆ ಹೇಳ್ತೇವೆ ಅಂದ್ರೆ ಈ ಅಧಿಕಾರದ ಆಸೆ ಅನ್ನುವುದು ಯಾರನ್ನು ಏನು ಬೇಕಾದರೂ ಮಾಡುವ ಒಂದು ಪ್ರಚೋದನೆಯನ್ನು ಕೊಡ್ತದೆ ಕೈ ಕೈ ಮದುವೆಯಾದಳು ದಶರಥನನ್ನ ವಯಸ್ಸಾಗಿದ್ರು ಪರವಾಗಿಲ್ಲ ಅಂತ ಇನ್ನಷ್ಟು ಮಾಹಿತಿ ಕೊಡ್ತೇನೆ ಕೈಕೇಯಿ ತುಂಬ ಹುಡುಗ ಬುದ್ಧಿಯವಳು ನೋಡೋದಕ್ಕೆ ಗಾಜಿನ ಬೊಂಬೆ ಇದ್ದಾಗಿದ್ಲು ಆ ಕಡೆ ಅವರು ಆಫ್ಘಾನಿಸ್ತಾನ ಇರಾಕ್ ಇರಾನ್ ಅವರಿಗೆ ತೊಗಲು ಬೆಳ್ಳಗಿರ್ತದೆ ಮಾದ್ರಿ ದೇಶದವಳು ಶಲ್ಯನ ಊರಿನವಳು ಶಲ್ಯನ ತಂಗಿ ಆ ದೇಶ ಅಂದ್ರೆ ಯಾವುದು ಅಂತ ಕೇಳಿದ್ರು ಅದೇ ಇರಾಕ್ ಈಗಿನ ಇರಾಕ್ ಪ್ರಾಂತ ಅದು ಈರಿನ ಅದು ಇರಾನ್ ಆಯಿತು ಏನೂ ಬೆಳೆಯದೆ ಇರುವ ಬಂಜರು ಭೂಮಿ ಇರೀಣ ಪ್ರದೇಶ ಸಂಸ್ಕೃತದಲ್ಲಿ ಇರಾನ್ ದೇಶ ಇವತ್ತು ಹೇಳ್ತಾರೆ ಸಂಸ್ಕೃತಮಯವಾದ ಒಂದು ಕಡೆಯಲ್ಲಿ ಬಿಡಿ ಈ ಕೈಕೇಯಿ ನೋಡೋದಕ್ಕೆ ಬಹಳ ಸ್ಫುರದ್ರೂಪಿ ಅತ್ಯಂತ ಚಳಿವೆ ಆದರೆ ತಾಯಿ ಇಲ್ಲದೆ ಬೆಳೆದ ಮಗಳು ಇದು ಒಂದು ಕಥೆ ತಾಯಿ ಹಾಕಿರಲಿಲ್ಲ ಇಲ್ಲೇ ಅಯೋಧ್ಯಾಕಾಂಡದಲ್ಲಿ ಬರುತ್ತೆ ಕಥೆ ಕಲ್ಲು ಹೃದಯ ಕರಗಿದಾಗ ಅಂತ ನಾನು ಒಂದು ಕಾದಂಬರಿ ಬರೆದೆ ಕುಂತಿ ಕಂದೆರೆದಾಗ ಒಂದು ಸೀರಿಯಲ್ ಬಂತು ತರಂಗದಲ್ಲಿ ಅದು ಮುಕ್ತ ಇಪ್ಪತ್ತೊಂದು ಕಂತು ಬೇಕು ಒಂದು ಸರಿಯಾಗಿ ಇಪ್ಪತ್ತೊಂದು ಕಂತು ಬರೆದು ಕೊಟ್ಟೆ ಆಮೇಲೆ ಇನ್ನೂ ನಾಲ್ಕು ಬೇಕು ಅಂದ್ರು ಇಲ್ಲ ಮೊದಲು ನೀವು ಹೇಳಿಲ್ಲ ಮುಗಿಸ್ಬಿಟ್ಟೆ ಆಮೇಲೆ ಅವರು ಫೋನ್ ಮಾಡಿ ಹೇಳಿದರು ಇಂಥದೇ ಒಂದು ಕಥೆ ಶಕುನಿ ಮೇಲೆ ಬರೆದುಕೊಡಿ ಕೊಡಿ ತನ್ನ ಸೋದರರನ್ನ ನೂರು ಜನರನ್ನ ದುರ್ಯೋಧನ ಕೊಲ್ಲಿಸಿದ ಹಠಕ್ಕೋಸ್ಕರವಾಗಿ ದುರ್ಯೋಧನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಸತ್ತ ಅಣ್ಣಂದಿರ ಮೂಳೆಯಿಂದ ದಾಳ ಮಾಡಿ ಇವನು ಉರುಳಿಸ್ದ ಅಂತ ಒಂದು ಕತೆ ಹೇಳ್ತಾರೆ ಇದನ್ನು ನೀವು ಕಾದಂಬರಿ ಬರೆದು ಕೊಡಿ ಕೇಳಿದ್ರು ನಾ ಹೇಳಿದೆ ಇದು ಮಹಾಭಾರತದಲ್ಲಿ ಇಲ್ಲವಾದ ಕಥೆ ಮೂಲದಲ್ಲಿಲ್ಲದೇ ಇದ್ದ ಕಥೆಯನ್ನು ಬರೆಯುವುದು ನಮ್ಮ ರೂಢಿ ಅಲ್ಲ ಋಷಿ ಮುನಿಗಳು ಹೇಳಿದ್ರೆ ಇದ್ರೆ ನಾರಾಯಣಾಚಾರ್ಯ ಹೇಳಿದ್ರು ನಾಳೆ ಎಲ್ಲ ಪಾರಾಯಣ ಮಾಡೋ ಶುರು ಮಾಡ್ಬಿಡ್ತಾರೆ ಅಷ್ಟೇ ಜನರನ್ನು ಕೊಂಡು ಪಾಪ ನನಗೆ ಬರುತ್ತೆ ನಾಮೂಲಂ ಲಿಖ್ಯತೆ ಕಿಂಚಿತು ಮೂಲದಲ್ಲಿ ಇಲ್ಲೇರೋ ಹೇಳೋದಿಲ್ಲ ನಾನು ಆಮೇಲೆ ಕೈ ಕೈ ಮೇಲಾದ್ರೂ ಒಂದು ಕಾದಂಬರಿ ಬರೀರಿ ಅಂದ್ರು ಅದು ಬೇಕಾದ್ರೆ ಬರೀತೀರಿ ಅಂದೆ ಅದು ಕಮ್ಮಿ ಮುಕ್ತಾಯ ಅವಸ್ಥೆಯಲ್ಲಿ ಇಟ್ಟಿದ್ದೇನೆ ಅವರು ಪ್ರೆಷರ್ ಹಾಕಲಿಲ್ಲ ಅಲ್ಲಿಗೆ ನಿಂತಿದೆ ಈ ಕಥೆ ನ್ಯಾರೇಟ್ ಮಾಡುವನು ಸುಮಂತ್ರ ಹೇಳಿದ ಹಾಗೆ ಕಥೆ ಎಲ್ಲಿ ಶುರುವಾಗುತ್ತೆ ಇದು ಅಯೋಧ್ಯಾಕಾಂಡದಲ್ಲಿ ಸಿದ್ಧಾರ್ಥನೆಂಬ ಮಂತ್ರಿ ಕೈಕೇಯನ್ನು ಹಿಡಿದು ಜಗ್ಗಿಸ್ತಾನೆ ದಶರಥನೆದರಿಗೆ ಅಲ್ಲಿಂದ ಆರಂಭವಾಗುತ್ತೆ ಕಥೆ ಕೇಳಿದ್ದಿರೋ ಇಲ್ವೋ ನೀವು ತಾಯಿಗೆ ಸರಿಯಾದ ಮಗಳು ನೀನು ದಶರಥ ಮಹಾರಾಜರೇ ಈ ಹುಡುಗಿ ಮಾತು ಕೇಳ್ಕೊಂಡು ರಾಮನನ್ನು ಕಾಡಿ ಕಳಿಸ್ಬೇಡಿ ಇವಳನ್ನು ಗಡಿ ಪಾರು ಮಾಡಿ ಇವರ ಅಮ್ಮನನ್ನು ಪಾರು ಮಾಡಿ ಅಶ್ವಪತಿ ಸುಖವಾಗಿದ್ದ ಹಾಗೆ ನೀವು ಗಡಿ ಪಾರು ಮಾಡಿ ಅಂತ ಆ ರಾಣಿಯ ಮುಸುಡಿ ತಿವಿದು ದೊರೆಯೆದರಿಗೆ ಹೇಳುವಷ್ಟು ಧೈರ್ಯ ದಶರಥನ ಮಂತ್ರಿಗಳಿಗಿತ್ತು ಮನೆಯಲ್ಲಿ ಅಂದ್ರೆ ಎಂಥ ಡೆಮಾಕ್ರಸಿ ತಾವು ಯೋಚನೆ ಮಾಡಿಕೊಳ್ಳಿ ಅಂಥದ್ದೇನಾಗಿತ್ತಲ್ಲಿ ಅಲ್ಲೊಂದು ಕತೆ ಹೇಳ್ತಾರೆ ರಾಮಾಯಣದಲ್ಲಿ ಇರೋ ಕಥೆ ಸುಳ್ಳು ಕಥೆಯಲ್ಲ ಕೈಕೇಯಿಯ ತಾಯಿ ಕೈಕೇಯಿಗಿಂತ ಹೆಚ್ಚು ಚಂಡಿ ಸ್ವಭಾವದವಳು ತಾಯಿಗೆ ತಕ್ಕ ಮಗಳು ಅದೇನು ಚಂಡಿ ಇತ್ತು ಅಂದ್ರೆ ಅಶ್ವಪತಿ ಯೌವನದಲ್ಲಿದ್ದ ಕಾಲ ಕೈಕೇಯಿ ಇನ್ನೂ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ ಪಾಯಸ ಹುಟ್ಟಿರ್ಲಿಕ್ಕಿಲ್ಲ ಅಶ್ವಪತಿ ತನ್ನ ಹೆಂಡತಿ ಜೊತೆಯಲ್ಲಿ ಒಂದು ದಿವಸ ಹಾಸಿಗೆಯಲ್ಲಿ ಮಲಗಿದ್ದಾನೆ ಇವನಿಗೆ ಒಬ್ಬ ಯೋಗೀಶ್ವರ ನಿಮ್ಮ ತುಪ್ಪದಾಂಜನೇಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿಕೊಟ್ಟ ಗೋಸಾಯಿಯವರ ಹಾಗೆ ಅವರಿಗೆ ಬಂಗಾರ ಮಾಡುವ ರಸವಿದ್ಯೆ ಗೊತ್ತಿತ್ತು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಎಷ್ಟು ಜನ ಯಾರ್ಯಾರಿಗೆ ಯಾರ್ಯಾರಿಗೇನೇನು ಪರಂಪರಾಗತ ವಿದ್ಯೆ ಇದೆಯೋ ಅಶ್ವಪತಿ ರಾಜ್ಯದಲ್ಲಿದ್ದ ಒಬ್ಬ ಗೋಸಾಯಿ ಆಗಿನ ಕಾಲದಲ್ಲಿ ಯೋಗೀಶ್ವರ ಅವನಿಗೆ ಪಶು ಪಕ್ಷಿ ಪ್ರಾಣಿ ಇರುವೆಗಳ ಭಾಷೆಯೂ ಗೊತ್ತಿತ್ತು ನಮ್ಮ ತಾತನ ಗೊತ್ತಿತ್ತು ಅಲ್ಲಿ ಮಾತನಾಡಿದ್ರು ಲಚು ಲಚು ಲಚ್ಚ ಅಂತ ನಮ್ಮ ಅಜ್ಜಿಯನ್ನು ಕರೆದು ಹೇಳೋರಂತೆ ಕಿಟ್ಟಮ್ಮ ಇವತ್ತು ಅನ್ನದಲ್ಲಿ ಏನೋ ವಿಷ ಇರೋ ಹಾಗಿದೆ ಅನ್ನ ಚಲ್ಲಿ ಬಿಡು ಬೇರೆ ಮಾಡು ಹೇಗೆ ಹೇಗೆ ಹೇಳ್ತೀರಿ ಅವ್ರು ಅಲ್ಲಿ ಹೇಳ್ತಾ ಇದೆ ನೋಡು ಅನ್ನ ಚಲ್ಲಿದ್ರೆ ಕೆಳಗಡೆ ಸತ್ತ ಹಲ್ಲಿ ನಿಮ್ಮ ಅಜ್ಜಿನೇ ಹೇಳ್ತಿದ್ರು ಈ ಕಥೆಯನ್ನ ಹಾಗೆಯೇ ಪಕ್ಷಿ ಭಾಷೆ ಪಕ್ಷಿಗಳು ಒಂದಕ್ಕೊಂದಕ್ಕೆ ಮಾತನಾಡ್ತವೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತವೆ ಇರುವೆಗಳ ಭಾಷೆ ಈ ಮಹಾರಾಯ ಹೆಂಡತಿ ಜೊತೆಯಲ್ಲಿ ಮಲಗಿದ್ದಾನೆ ಅಶ್ವಪತಿ ಕೈ ಕೈ ತಾಯಿ ಮತ್ತು ತಂದೆ ಹಾಸಿಗೆಯಲ್ಲಿ ಮಲಗಿದ್ದಾರೆ ಒಳ್ಳೆ ಮೃದುವಾದ ಹಾಸಿಗೆಯಾಗಿದ್ರು ಕೆಳಗಡೆ ಎಲ್ಲೋ ಒಂದು ಜೊತೆ ಗಂಡು ಹೆಣ್ಣು ಇರುವೆಗಳು ನುಗ್ಗಿ ಮೇಲೇನು ಕಡಿಬೇಕು ಅಂತಲ್ಲ ಅವು ಪ್ರೀತಿ ಮಾಡ್ತೀವಿ ಹಾಸಿಗೆ ಮೇಲೂ ಒಂದು ದಂಪತಿಗಳು ಹಾಸಿಗೆ ಕೆಳಗಡೆಯೂ ಒಂದು ದಂಪತಿಗಳು ಅವು ಪ್ರೀತಿ ಮಾಡ್ತಾ ಒಂದಕ್ಕೊಂದಕ್ಕೆ ಮೇಲ್ ಮಹಾರಾಜ ಮಲಗಿದ್ದಾನೆ ನಾವು ಕೆಳಗಡೆ ಇದ್ದೇವೆ ಅದೇ ಹಾಸಿಗೆ ಸುಖ ಸ್ಪರ್ಶ ಅಂತ ಒಂದನ್ನೊಂದು ಆಲಿಂಗಿಸಿ ಮುದ್ದು ಮಾಡಿ ಗರ್ಭಧಾರಣೆ ಮಾಡುವ ಸಂದರ್ಭ ಆ ಭಾಷೆಯನ್ನು ಕೇಳಿದವನೇ ಅಶ್ವಪತಿ ಸ್ವಲ್ಪ ಆನಂದ ಬಾಷ್ಪ ಬಂತು ಹುಸಿನ ನಕ್ಕ ತನ್ನ ಮುಖ ಮುಖದಲ್ಲಿ ಮಂದಹಾಸ ಉಂಟಾಯಿತು ಇವಳು ಪಕ್ಕದಲ್ಲಿ ಮಲಗಿದ್ದವಳು ತಬ್ಕೊಂಡಿದ್ದಾಳು ಗಂಡಣ್ಣ ಯಾಕ್ರಿ ನಕ್ರಿ ಯಾರನ್ನೋ ನೆನೆಸ್ಕೊಂಡಿದ್ದೀರಿ ನೀವು ಜೊತೆ ಮಾತ್ರ ನನ್ನ ಜೊತೆಗೆ ಇನ್ಯಾರನ್ನೋ ನೆನೆಸ್ಕೊಂಡು ನೀವು ಸತ್ಯ ಹೇಳಬೇಕು ಆ ಯೋಗೀಶ್ವರ ಹೇಳಿದ್ದ ನಿನಗೆ ಪಕ್ಷಿ ಭಾಷೆ ಪಶು ಭಾಷೆ ಎರವೆ ಭಾಷೆ ಗೊತ್ತಿದೆ ಅನ್ನೋದು ಇನ್ನೊಬ್ಬರಿಗೆ ತಿಳಿದ ದಿವಸ ನೀವು ಸಾಯ್ತೀಯೇ ಇವನು ಎದ್ದು ಕೂತ ಅಯ್ಯೋ ನಾನು ಯಾಕೆ ನಕ್ಕೆ ಅಂತ ದಯವಿಟ್ಟು ಕೇಳಬೇಡ ಅಂತ ಹಾಗಿದ್ರೆ ಹೇಳಲೇಬೇಕಂದ್ಲ ಅವರು ಹೇಳಬೇಡ ಅಂದಮೇಲೆ ಏನೋ ಇದೆ ಅದರಲ್ಲಿ ಹೇಳ್ಬಿಡಿ ಯಾವ ಜೊತೆಯಲ್ಲಿ ಎಲ್ಲೇ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಮೊನ್ನೆ ಎಲ್ಲಿ ಹೋಗಿದ್ರಿ ಅಯ್ಯೋ ಬಲಾತ್ಕಾರ ಮಾಡಬೇಡವೆ ಸುಖವಾಗಿ ಮಲಗಿದ್ದೇವೆ ನಾನು ಯಾಕೆ ಪ್ರಾಣ ತೆಗಿತೀಯೇ ರೀತಿ ನಾನು ಗೋಗರ್ದು ಇಲ್ಲ ಯಾರ ಜೊತೆಲಿ ಮಲಗಿದ್ರೆ ಹೇಳಿ ನಿಜವಾಗಿ ನಾ ಹೇಳೋ ಹಾಗಿಲ್ಲ ನೀವು ಹೇಳಲೇ ತೀರಬೇಕು ಹಾಗಿದ್ರ ತಾಳು ಅಂದ ಮಳೆ ಬರ್ತಿತ್ತು ಅರ್ಧರಾತ್ರಿಯಲ್ಲಿ ಎದ್ದು ಜೊತೆಯಲ್ಲಿ ಯಾರೋ ಅರಮನೆಯವರು ಬಂದು ಛತ್ರಿಗಿತ್ರಿ ಹಿಡ್ಕೊಂಡು ಊರ ಆಚೆಗೆ ಕುಲ್ಲು ಕಲ್ಲು ಮಂಟಪದಲ್ಲಿ ತಂಗಿದ್ದ ಗೋಸಾಯಿ ಹತ್ರ ಹೋಗಿ ಅಪ್ಪ ನನ್ನ ಹೆಂಡತಿ ಪ್ರಾಣ ತೆಗಿತಿದ್ದಾಳೆ ಇವತ್ತೊಂದೇ ರಾತ್ರಿ ಇನ್ನೆಂದೆಂದೂ ಅವಳ ಜೊತೆಯಲ್ಲಿರೋ ಹಾಗಿಲ್ಲ ನಾನು ಆ ಗುಟ್ಟನ್ನು ಹೇಳಿಬಿಡ್ಲೆ ನಾನು ಒಂದು ಪಕ್ಷಿ ಜೊತೆಯಲ್ಲಿ ಮಾತನಾಡ್ತಿದ್ದೆ ಇರುವೆ ಜೊತೆಯಲ್ಲಿ ಮಾತನಾಡ್ತಿದ್ದೆ ಹೇಳಿಬಿಡ್ಲೆ ಅವ ಗೋಸ ಹೇಳ್ದ ಅದು ಹೇಳಿದ್ರೆ ನಿನ್ನ ಪ್ರಾಣ ಹೋಗ್ತದೆ ದಯಮಾಡಿ ಹೇಳಬೇಡ ಮತ್ತೇನ್ ಮಾಡಬೇಕು ಆ ಹೆಂಡತಿಯನ್ನು ಪರಿತ್ಯಾಗ ಮಾಡಿ ಗಡಿ ಪಾರು ಮಾಡಿ ನೀನು ಸುಖವಾಗಿರು ಅಂತ ಬೋಧೆ ಕೊಟ್ಟ ಅವನು ಇಷ್ಟು ಮೂಲದಲ್ಲಿದೆ ಮುಂದಿನ ಕಥೆ ಗೊತ್ತಿಲ್ಲ ನಾ ಅದನ್ನು ಬೆಳೆಸಿದ್ದೇನೆ ಹೇಗೆ ಅಂದ್ರೆ ಅವಳನ್ನು ಊರಾಚೆಗೆ ಎಲ್ಲೋ ಒಂದು ಕಡೆ ನಾಲ್ಕು ಜನ ಊರಿನವರು ಯಾರೂ ನೋಡದೇ ಇರೋ ಕಡೆ ಅವಳನ್ನು ಸುಖವಾಗಿಟ್ಟು ಅದಕ್ಕೆ ಬೇಕಾದ ಕಾವಲು ಗೀವಲು ಎಲ್ಲ ಹಾಕಿ ಅರಮನೆ ಏರ್ಪಾಡೆಲ್ಲ ಮಾಡಿ ಅಲ್ಲಿ ಒಂದು ಪ್ರಾಣಿಯು ಪಶುವು ಹೋಗದಂತೆ ಅವಳನ್ನು ಸುರಕ್ಷಿತ ಮಾಡಿಟ್ಟು ಅಷ್ಟೊತ್ತಿಗೆ ಸಣ್ಣ ಮಗುವಾಗಿದ್ದ ಈ ಕೂಸು ಕೈಕೇಯಿಗೆ ತನಗೆ ತಾಯಿ ಇಂಥವಳು ಅಂತ ಗುರುತೂ ಗೊತ್ತಿಲ್ಲದಂತೆ ಆ ಹುಡುಗಿಯನ್ನು ಬೆಳೆಸಿದ್ದ ದೊರೆ ಅವಳನ್ನ ಗಂಡು ವೇಷ ಹಾಕಿ ತಲೆಗೆ ರುಮಾಲ್ ಹಾಕಿ ಮುಂಡಾಸ್ ಹಾಕಿ ರಥ ನಡೆಸುವುದು ಕುಸ್ತಿ ಕತ್ತಿ ಗುರಾಣಿ ಈ ವಿದ್ಯೆಗಳನ್ನೆಲ್ಲ ಕಲಿಸಿ ಅದು ಅವಳು ಪ್ರಾಯಕ್ಕೆ ಬಂದ ಮೇಲೆ ದಶರಥ ಅದೇ ವಾಯುವ್ಯ ದೇವಾಸುರ ಯುದ್ಧಕ್ಕೆ ಹೋದಾಗ ಅಲ್ಲಿ ಇಳ್ಕೊಂಡಾಗ ಎಷ್ಟೋ ದಿವಸ ಕೈ ಕೈ ಅವನ ರಥವನ್ನು ನಡೆಸ್ತಾ ಇದ್ದಳು ಈ ಕಥೆ ಇದೆ ರಾಮಾಯಣದಲ್ಲಿ ಮತ್ತೆ ಅದು ಎರಡು ಲಿಂಕ್ ಕೊಟ್ಟಿದ್ದಾರೆ ವಾಲ್ಮೀಕಿ ಆಮೇಲೆ ಇವರು ಪರಸ್ಪರ ಮದುವೆಯಾದ ಮೇಲೆಯೂ ಕೂಡ ಅದೇ ವಾಯುವ್ಯಕ್ಕೆ ಮತ್ತೆ ಯುದ್ಧಕ್ಕೆ ಹೋಗಬೇಕಾದರೆ ದಶರಥ ಈ ಪತ್ನಿಯನ್ನ ಕರ್ಕೊಂಡು ಹೋಗ್ತಿದ್ದ ಅಂಥದೊಂದು ಸಂದರ್ಭದಲ್ಲಿ ರಾತ್ರಿ ನಿದ್ದೆ ಬಂದಿದೆ ಆಯಾಸವಾಗಿದೆ ಶತ್ರುಗಳನ್ನೆಲ್ಲ ಹೊಡೆದೋಡಿಸಿದ್ದಾನೆ ಒಂದು ದೊಡ್ಡ ಕಾಡು ನಿರ್ಜನ ಪ್ರದೇಶ ಅಲ್ಲೆಲ್ಲೋ ಒಂದು ಕಡೆ ವಿಶ್ರಾಂತಿ ತಗೊಳ್ಳುವಾಗ ರಾತ್ರೋರಾತ್ರಿ ಶಂಬರಾಸುರನ ಕಡೆಯವರು ಬಂದು ದಶರಥನ ಸೈನ್ಯವನ್ನೆಲ್ಲ ಚಿನ್ನ ಭಿನ್ನ ಮಾಡಿ ಚಕ್ರವರ್ತಿಯನ್ನು ಕೊಲ್ಲೋದಕ್ಕೆ ಬಂದಾಗ ಕೈಕೇಯಿ ವೀರಾವೇಶದಿಂದ ಕತ್ತಿ ತಗೊಂಡು ಹೋರಾಡಿ ಶತ್ರುಗಳನ್ನೆಲ್ಲ ಸಡೆದು ಬಡಿದರಾಗಿ ದಶರಥನಿಗೆ ಎಚ್ಚರಾಗಿ ಆಮೇಲೆ ಹೇಳಿದ ನಾನು ಪ್ರಾಣ ಉಳಿಸಿದ್ದೀಯೇ ಎರಡು ವರವನ್ನು ಕೊಡ್ತೇನೆ ರಾಮಾಯಣದಲ್ಲಿ ರಾಮಾಯಣದಲ್ಲಿದೆ ಆ ಎರಡು ವರ ಅಂದ್ರೆ ಇವಳಲ್ಲಿ ರೂಪ ಇತ್ತು ತಾಯಿ ಸಹವಾಸವಿಲ್ಲ ತಾಯಿಯ ಆರೈಕೆ ಇಲ್ಲದೆ ಬೆಳೆದ ಹುಡುಗಿ ತಾಯಿಯ ಮಾತ್ರ ಹೃದಯವನ್ನೇ ನೋಡದೇ ಇದ್ದದ್ದು ಕಲ್ಲು ಹೃದಯವಾಯಿತು ರೂಪ ಹೊಂದಿತ್ತು ಅರಮನೆಗೆ ಬಂದಿದ್ಲು ದಶರಥನನ್ನು ಕೈ ಹಿಡಿದಿದ್ದಳು ಇನ್ನೆರಡು ಮೂರು ಪ್ರಶ್ನೆ ಕೇಳ್ತೇನೆ ಇವಳು ದಶರಥನ ನಿಜವಾಗಿ ಪ್ರೀತಿಸಿದ್ದಳೆ ಒಬ್ಬರು ಉತ್ತರ ಇಲ್ಲ ಮಹಾರಾಯರ ನೀವು ಹೇಳ್ತೀರಿ ಕ್ವಶನ್ ಮಾರ್ಕ್ ಹಾಕ್ಬಿಡ್ತೀನಿ ನಿಮಗೂ ಬೇಡ ನಮಗೂ ಬೇಡ ತಾಳಿ ತಾಳಿ ಇದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ ಪ್ಲಾಸ್ಟರ್ ಹಾಕ್ತೀನಿ ನೋಡಿ ಈಗ ಎಂಥ ಕೊಡ್ತೀನಿ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ ನೀನು ಅಗಲಿಸಿದರೆ ನಾನು ಪ್ರಾಣ ಹೋಗ್ತದೆ ಅಂತನ್ನುವಾಗ ನೀ ಸತ್ರೂ ಪರವಾಗಿಲ್ಲ ಅಂತ ಹೇಳ್ತಾಳಲ್ಲ ಇವಳು ದಶರಥನ ಪ್ರೇಮ ಮಾಡಿದ್ದಾಳೆ ನೀವು ಪ್ಲಾಸ್ಟರ್ ಬೇರೆ ಬಣ್ಣ ಬಣ್ಣ ಪೂಸ್ತಾ ಇದ್ದೀರಿ ನೀವು ಸತ್ರೂ ಪರವಾಗಿಲ್ಲ ನನಗೆ ವರವನ್ನು ಕೊಡಿ ಅಂತ ಕೇಳುವಂತ ಹೆಂಡತಿಗೆ ಗಂಡನ ಬೇರೆ ಅಂತ ಪ್ರೀತಿ ಇದ್ದೀತು ಒಂದನೇದು ಎರಡನೇದು ಇವಳು ಅಯೋಧ್ಯ ಜನರನ್ನ ಕಣ್ಣು ಬಿಟ್ಟು ನೋಡಿದ್ದಳೆ ಅಯೋಧ್ಯ ಜನರನ್ನ ಪ್ರೇಮ ಮಾಡಿದ್ದಾಳೆ ನಮ್ಮಲ್ಲಿ ಒಬ್ಬರು ಬಂದಿದ್ದಾರೆ ಹೊರದೇಶದಿಂದ ಈ ದೇಶದ ಜನರನ್ನು ಅವರು ಪ್ರೇಮ ಮಾಡಿದ್ದಾರೆಯೇ ಒಂದು ಹಳ್ಳಿ ನೋಡಿದ್ದಾರೆಯೇ ನಮ್ಮ ಚೀಫ್ ಮಿನಿಸ್ಟರ್ ವಾಸಿ ದಿವಸಕ್ಕೊಬ್ಬರು ಮನೆಯಲ್ಲಿ ಹೋಗಿ ಮಲ್ಕೊಳ್ತಾರೆ ಅವರು ಯಾವ ಮನೆ ನೋಡಿದ್ರು ಎಲ್ಲಿ ಹೋಗಿದ್ರು this ladies is afraid of this country ಹಳ್ಳಿಯೇ ನೋಡಿಲ್ಲ ಜನ ನೋಡಿಲ್ಲ ಇವರು ಬಡದಾಡಿ ಸಾಯ್ತಾರೆ ಕಾಂಗ್ರೆಸ್ನವರು ಅಂತ ಅವ್ರನ್ನ ಹಿಂಡು ಕಟ್ಟುವುದಕ್ಕೆ ಒಂದು ಹಗ್ಗ ಅಂತ ಕರ್ಕೊಂಡ್ಬಂದಿಟ್ಟಿದ್ದಾರೆ ಆಕೆ ಏನು ಕಲ್ಚರ್ ಇಲ್ಲ ಈ ದೇಶದ ಬಗ್ಗೆ ಪ್ರೀತಿ ಇಲ್ಲ ಈ ದೇಶದ ಹಿಸ್ಟ್ರಿ ಗೊತ್ತಿಲ್ಲ ಈ ದೇಶದ ಪರಂಪರೆ ಗೊತ್ತಿಲ್ಲ ಅದರ ಪೂರ್ವಾವತಾರ ಈ ಕೈಕೈ ಅವಳ ಜೊತೆಯಲ್ಲಿ ಬಂದಿದ್ದಲ್ಲ ಮಂಥರೆ ಅವಳಿಗೂ ಹಾಗೆ ಇತ್ತು ಇಲ್ಲಿದ್ದಳು ಆದೇಶವನ್ನು ಪ್ರೇಮ ಮಾಡ್ತಿದ್ಲು ರಾಮನನ್ನು ಕಂಡರಾಗ್ತಾ ಇರಲಿಲ್ಲ ಕಂಬರಾಮಾಯಣದಲ್ಲಿ ಒಂದು ರೀತಿ ಹೇಳಿದ್ದಾರೆ ಇಲ್ಲೊಂದು ರೀತಿ ಹೇಳಿದ್ದಾರೆ ಆಳ್ವಾರರು ಅದನ್ನು ಅನುಮೋದನೆ ಮಾಡಿದ್ದಾರೆ ಬೆನ್ನಲ್ಲಿ ಡುಬ್ಬಿತ್ತು ಕೆಲವರು ಬೇರೆ ದೇಶಕ್ಕೆ ಹೋಗ್ತಾರೆ ಆ ದೇಶದಲ್ಲಿರುವ ತನಕ ನಮಗೆ ಅನ್ನ ಹಾಕಿದ ದೇಶ ಅಂತ ಅನ್ನವನ್ನು ಪ್ರೀತಿ ಮಾಡಬೇಕಾದ್ದು ನಮ್ಮ ಜನರ ಕರ್ತವ್ಯ ಅಮೆರಿಕಾದಲ್ಲಿ ಮೂವತ್ತು ವರ್ಷ ಇರ್ತೀರಿ you must submit yourself to laws of America ನೀವು ಜರ್ಮನಿ ಇರ್ತೀರಿ ಆಸ್ಟ್ರೇಲಿಯಾದಲ್ಲಿರ್ತೀರಿ ನಮ್ಮ ದೇಶದಲ್ಲಿ ಮುಸಲ್ಮಾನರು ಮಾಡಿದಾಗ ನಿಮ್ಮ ದೇಶದಲ್ಲಿ ಇರ್ತೇವೆ we are not going to be bound by your laws ನಾವು ಅಲ್ಲಿ ಬಾಂಬ್ ಹಾಕ್ತೇವೆ ಕ್ಷಮೆ ಮಾಡುವುದು ನಿಮ್ಮ ಕರ್ತವ್ಯ ನಮ್ಮ ರಾಷ್ಟ್ರಧ್ವಜ ಬೇಡ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಡ ನಮ್ಮ ಕೋರ್ಟ್ ಬೇಡ ಇದು ಕೈ ಕೈ ಸ್ವಭಾವ ಇದು ಮಂತ್ರಿ ಸ್ವಭಾವ ಹೊರಟು ಮತ್ತೇನು ಮಾಡ್ತಾ ಇದ್ಲಿ ಇವಳು ದಶರಥ ಬರ್ತಿದ್ದ ಬೇಕಾದಾಗ ಅನುಭವಿಸ್ತಾ ಇದ್ದ <coughs> ಸರ್ವದಾ ನಮ್ಮ ಬೇಲೂರಿನ ಬಾಲಕಿ ಹಾಗೆ ಕನ್ನಡಿ ಹಿಡ್ಕೊಂಡು ನಿಂತಾ ಇರ್ತಿದ್ಲು ಯಾವಾಗಲೂ ಚಲಂಭಿತವ ಸೌಭಾಗ್ಯಂ ಸೌಭಾಗ್ಯ ಎನವಿಕತ್ತಸೆ ಮಂತ್ರೆ ಬಂದು ಹೇಳ್ತಾಳೆ ದಿವಸ ನೀನು ಕತೆ ಹೇಳ್ತಿದ್ದೆ ಕಾಣೆ ನನ್ನ ನೆನ್ನೆ ನಮ್ಮ ಗಂಡ ನನ್ನ ಪಕ್ಕದಲ್ಲಿ ಮಲಗಿದ್ದ ಏನೇನು ಮುದ್ದು ಮಾಡಿದ ಏನೇನು ಮಾತನಾಡಿದ ಅದನ್ನೆಲ್ಲ ಅವಳ ಜೊತೆಯಲ್ಲಿ ಹೇಳ್ತಿದ್ಲು ಹೆಂಡತಿಯಾದವಳು ಗಂಡನ ಜೊತೆಯಲ್ಪಟ್ಟ ಸುಖವನ್ನ ಸಂಸ್ಕಾರಹೀನಿಯಾದ ಒಬ್ಬಳ ಜೊತೆ ಹೇಳಿಕೊಂಡ್ರೆ ಕೊಳ್ಳಿ ತಗೊಂಡ ತಲೆ ಕೆರ್ಕೊಂಡ ಹಾಗೆ ಅದನ್ನು ಮಂದೆ ಮತ್ತೆ ಮುಂದೆ ಇನ್ನೊಂದು ಕಡೆಯಲ್ಲಿ ಉಪಯೋಗ ಮಾಡಿ ಅವನ ಕುಟುಂಬವನ್ನೇ ಹಾಳು ಮಾಡಿದಳಲ್ಲ ಮಂಥರ ಈ ದೇಶವನ್ನ ಪ್ರೇಮ ಮಾಡಿದಳೆ ಇದರ ಹಿಂದೆ ದೈವತಂತ್ರ ಇತ್ತು ಅನ್ನೋದು ಬೇರೆ ದೃಷ್ಟಿ ವರ್ಷಕ್ಕೆ ಎರಡು ಮೂರು ನಾಲ್ಕು ಸಲ ಹಬ್ಬ ಬಂದರೆ ಆ ಹಬ್ಬಗಳಲ್ಲಿ ದಶರಥ ಪಟ್ಟದ ರಾಣಿಯ ಜೊತೆಯಲ್ಲಿ ಊರ ಪ್ರಜೆಗಳೆಲ್ಲರ ಗೌರವವನ್ನು ಸ್ವೀಕಾರ ಮಾಡ್ತಿದ್ದ ಇದು ನೇಪಾಳದ ನೆನ್ನೆ ಮೊನ್ನೆ ಮಹಾರಾಜರ ತನಕ ಜ್ಞಾನೇಂದ್ರ ಬರುವುದಕ್ಕೆ ಪೂರ್ವದಲ್ಲಿದ್ದರು ನೋಡಿ ಒಬ್ಬರು ಮಹಾರಾಜರು ದೀಪಾವಳಿ ಸಂಕ್ರಾಂತಿ ಯುಗಾದಿ ರಾಮನವಮಿ ಕೃಷ್ಣ ಜಯಂತಿ ಹಬ್ಬಗಳನ್ನು ನಮಗಿಂತ ಚೆನ್ನಾಗಿ ಆಚರಣೆ ಮಾಡುತ್ತಿದ್ದರು ನೇಪಾಳ ದೇಶದಲ್ಲಿ ಆ ಜನರಿಗೆ ರಾಜಭಕ್ತಿ ಅನ್ನೋದು ಎಷ್ಟರ ಮಟ್ಟಿಗಿತ್ತು ಹಾಳು ಮಾವೋಯಿಸ್ಟ್ರು ಚೈನಾದವರು ಕಮ್ಯುನಿಸ್ಟ್ ಸೇರಿಕೊಂಡು ಜನರ ಮಧ್ಯದಲ್ಲಿ ಅವಾಂತರ ಎಬ್ಬಿಸಿ ಆ ದೊರೆಯನ್ನು ಕೊಂದ್ರು ಆ ಕಥೆ ಹೊರಗೆ ಸರಿಯಾಗಿ ಬರಲೇ ಇಲ್ಲ ನೇಪಾಳದವ್ರು ಹೇಳ್ತಾರೆ ಆ ಕಥೆಯನ್ನು ರಾಜಭಕ್ತಿ ಆ ಹಬ್ಬ ಬಂದ್ರೆ ದೊರೆಯು ದೊರೆಯ ಪತ್ನಿಯು ಜನರಿಗೆ ಕಾಣಿಸಿಕೊಳ್ಬೇಕು ಅರಮನೆ ಮಾಳಿಗೆಯಿಂದ ಜನರೆಲ್ಲ ಬಂದು ಪ್ರಭು ಪ್ರಭು ಪ್ರಭು ಎಂಬುದಾಗಿ ಹೇಳಿ ಕೈ ಮುಗಿಯಬೇಕು ಈ ಪದ್ಧತಿ ಅಯೋಧ್ಯೆಯಲ್ಲಿತ್ತು ನಮ್ಮ ಮೈಸೂರಲ್ಲಿತ್ತು ಅಯೋಧ್ಯೆಯಲ್ಲಿ ಜನರ ಸಲ್ಯೂಟ್ ಪಬ್ಲಿಕ್ ಸಲ್ಯೂಟ್ ಇದ್ದ ಹಾಗೆ ಅದನ್ನು ಸ್ವೀಕಾರ ಮಾಡುತ್ತಿದ್ದವಳು ಯಾಳು ಕೌಸಲ್ಯೆ ರಾಮಾಯಣದಲ್ಲಿದೆ ಯುಗಾದಿ ಹಬ್ಬ ಬಂತು ದಶರಥ ಅರಮನೆ ಮಾಳಿಗೆ ಮೇಲೆ ನಿಂತುಕೊಳ್ಳೋನು ಕೈ ಕೈಗಿಲ್ಲದೆ ಇರುವಂತಹ ಒಂದು ದೊಡ್ಡ ಭೋಗ ಕೌಶಲ್ಯಗಿತ್ತು ಪಕ್ಕದಲ್ಲಿ ಬೇಕಾದಷ್ಟು ಪಾತ್ರೆಗಳಲ್ಲಿ ಹೆಡಿಗೆಗಳಲ್ಲಿ ಬೆಳ್ಳಿ ಬಂಗಾರದ ಒಡವೆ ವಸ್ತ್ರಗಳನ್ನಿಟ್ಟುಕೊಂಡು ಜನರ ಮೇಲೆ ಎರಿಸ್ತಾ ಇದ್ರು ಜನ ಸುಖವಾಗಿರಲಿ ಸುಖವಾಗಿರಲಿ ತಾಯಿ ನೀ ಚೆನ್ನಾಗಿರು ಅಂತ ಹೇಳ್ತಿದ್ರು ರಾಮ ಹುಟ್ಟುವುದಕ್ಕೆ ಮುಂಚೆಯಿಂದರೂ ಬಂದ ಪದ್ಧತಿ ರಾಮ ಹುಟ್ಟು ಮೊದಲು ಅವಳು ಏನಿದ್ರು ದಶರಥನ ಪತ್ನಿ ಪಟ್ಟದ ರಾಣಿ ರಾಮ ಹುಟ್ಟಿದ ಮೇಲೆ ಎರಡರಷ್ಟು ಗೌರವವಾಯಿತು ರಾಜಮಾತೆ ರಾಮ ಮಾತೆ ಅನ್ನೋ ಕಾರಣದಿಂದ ಇನ್ನು ರಾಮನಿಗೆ ಪಟ್ಟಾಭಿಷೇಕ ಬೇರೆ ನಡೆದರೆ ನನ್ನ ಗತಿ ಏನಾಗುತ್ತೆ ಅಂತ ಇವಳು ಹೆದರಿಕೊಂಡು ಮಂತ್ರೆ ಹೇಳಿಕೊಟ್ಟ ಮಾತಿನಂತೆ ಇನ್ನೊಂದು ದಿವಸ ಪಬ್ಲಿಕ್ ಸೆಲ್ಯೂಟ್ ಅನ್ನ ಕೌಶಲ್ಯ ತಗೊಳ್ಳೋದನ್ನು ನೋಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ನಾನು ಅಂತ ಆ ಕೈಕೇಯಿ ಹೇಳುವ ಮಾತಿನಲ್ಲಿ ಅರಮನೆ ಚಿತ್ರವನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಆದ್ದರಿಂದ ರಾಮಾಯಣವನ್ನು ಮುಟ್ಟಿ ಹೇಳ್ತಾರೆ ಕೈ ಕೈ never loud this country probably she never loud her husband ಯಾಕೆ ಭೋಗ ಇತ್ತು ಐಶ್ವರ್ಯವಿತ್ತು ಸೌಭಾಗ್ಯ ಏನವಿ ತನ್ನ ರೂಪವನ್ನೇ ನೋಡಿಕೊಂಡು ಕನ್ನಡದಲ್ಲಿ ಯಾವಳು ಮರಳಾಗ್ತಾಳೆಯೋ ಅವಳಿಗೆ ತನ್ನಲ್ಲಿಯೇ ತಾನು ಪ್ರೀತಿ ಇದು ಇದಕ್ಕೆ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ ಹುಚ್ಚು ಯಾವುದೋ ಒಂದು ಕಾಂಪ್ಲೆಕ್ಸ್ ಅಂತ ಒಂದು ಹುರು ಪುಷ್ಪ ಗ್ರೀಕರಲ್ಲಿ ಒಂದು ವ್ಯಕ್ತಿ ತನ್ನನ್ನೇ ತಾನು ನೋಡಿ ನೋಡಿ ನೋಡಿ ಹೇಗ್ತಾ ಇತ್ತಂತೆ ನಾರ್ಸಿಸಸ್ ಕಾಂಪ್ಲೆಕ್ಸ್ ಅದನ್ನು ನೋಡಿ ದೇವತೆಗಳು ಕರುಣೆ ತಗೊಂಡು ಆ ಪುಷ್ಪವನ್ನು ತನ್ನ ತಾನೇ ನೀರಲ್ಲಿ ನೋಡಿ ಬಿಂಬದಲ್ಲಿ ಸಂತೋಷಪಡಿಸಿದೆ ಅಂತ ಒಂದು ಪುಷ್ಪವನ್ನಾಗಿ ನಾರ್ಸಿಸಸ್ ಪುಷ್ಪವನ್ನಾಗಿ ಮಾಡಿದರು ಅಂತ ಹೇಳ್ತಾರೆ ಇದೊಂದು ಮನಸ್ಸಿನ ವಿಕೃತಿ ಯಾವಾಗಲೂ ತನ್ನ ಕನ್ನಡಿ ನೋಡ್ಕೊಳ್ಳೋದು ತನ್ನ ಫೋಟೋನೇ ನೋಡೋದು ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲೊಬ್ಬರು ಒಬ್ಬರು ಬಾಡಿಗೆಗಿದ್ರು ಆ ಯಜಮಾನ್ರ ಹೆಂಡತಿ ಅಂಥ ನೋಡೋಕೇನು ಚೆನ್ನಾಗಿರಲಿಲ್ಲ ಜಂಭ ಬಹಳ ಇತ್ತು ಯಾರು ಬಂದ್ರು ಅಮ್ಮ ಎಷ್ಟು ಸುಂದರಿಯಾಗಿದ್ದೀರಮ್ಮ ಎಲ್ಲಿ ಹುಡುಕ್ತಾ ನಿಮ್ಮ ಯಜಮಾನ ಅಂತ ಕೇಳಿದ್ರೆ ಹಾಗೇನು ಸ್ವಾಮಿ ಸ್ವಲ್ಪ ಕನ್ನಡಿಗೆ ಬಂತು ನೋಡ್ಕೊಳ್ಳೋದು ನಿಮ್ಗೆ ಯಾಕೆ ಗೊತ್ತಾಯ್ತು ಸುಂದರಿಯಾಗಿದ್ದೇನೆ ಇದು ಹಗಲೆಲ್ಲ ಕೇಳೋಳು ನನಗೆ ಆವಾಗ ಎಂಟೋ ಹತ್ತೋ ವರ್ಷ ವಯಸ್ಸು ಇಂಥವ್ರು ನೋಡಿದ್ದೇನೆ ನಾನು ಯಾರ ಕೇಂದ್ರ ಜಗತ್ತಿನ ಕೇಂದ್ರ ತನ್ನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ ಅನ್ನೋ ಸಣ್ಣದಾಗಿರ್ತದೆಯೋ ಅವರಿಗೆ ಇತರರನ್ನ ಪ್ರೇಮ ಮಾಡುವ ಶಕ್ತಿಯೇ ಹೋಗಿಬಿಡುತ್ತದೆ you lose the capacity to love another if you are so extremely self centered ದುಡ್ಡು ಪ್ರೇಮ ಮಾಡುವವನಿಗಷ್ಟೇ ತನ್ನನ್ನೇ ತಾನು ಹೊಗಳಿಕೊಳ್ಳುವವನಿಗಷ್ಟೇ ತನ್ನನ್ನು ಮರೆಯುವವನಿಗೆ ಜಗತ್ತನ್ನು ಪ್ರೀತಿ ಮಾಡುವ ಶಕ್ತಿ ಬರ್ತದೆ ಇವಳೊಂದು ಕಾಂಪ್ಲೆಕ್ಸ್ ಹುಚ್ಚು ಇಲ್ದರ ಮಗನನ್ನು ಕಳಿಸಿ ಸುಖವಾಗಿರ್ತದೆ ಯೋಚನೆ ಮಾಡಿ ಅಬ್ನಾರ್ಮಲ್ ಕ್ಯಾರೆಕ್ಟರ್ <coughs> ಮಗ ಹೋದ್ರೇನು ಗಂಡ ಇದ್ದಾನೆ ಗಂಡ ಏನ್ ಸುಖ ಕೊಡ್ತಾನೆ ಇವಳು ಬೇಕಾದ್ ಕೊಡ್ತಾನೆ ಎರಡನೇದು ಗಂಡನನ್ನು ಹಿಡಿದಿಟ್ಟುಕೊಂಡಿದ್ದಾಳೆ ತನ್ನ ಅರಮನೆಯಲ್ಲಿ ದೊಡ್ಡ ರಾಣಿಯರ ಮನೆಗೆ ಹೋಗದೆ ಇರುವಂತೆ ಮಾಡಿದ್ದಾಳೆ ಮತ್ತು ಇವಳು ಹೇಳಿದ್ದೆಲ್ಲ ಕೇಳೋದಕ್ಕೆ ಒಬ್ಬಳು ಚೇಟಿ ಇದ್ದಾಳೆ ಮುದುಕಿ ಆ ಮಂಥರೆ ಆ ಮಂಥರೆಯು ಇದೇ ಜಾತಿಯವಳು ಕೈ ಕೈಗೆ ಹತ್ತು ರಾತ್ರಿ ಅವಳು ಸತ್ತಿದ್ರೆ ಇವಳು ಹತ್ತು ದಿವಸ ರಾತ್ರಿ ಸೂತಕ ಇರಬೇಕು ಜ್ಞಾತಿ ದಾಸಿ ಯಥೋ ಜಾತ ಜ್ಞಾತಿಗಳು ದಾಯಾದರು ಸತ್ರು ದಾಯಾದಿಗಳ ಮನೆಯಲ್ಲಿ ಊಳಿಗ ಮಾಡೋದಿಲ್ಲ ಇನ್ನೊಬ್ಬರು ಮನೆಯಲ್ಲಿ ಬೇಕಾದ್ರೆ ಸೇವೆ ಮಾಡ್ತಾರೆ ದಾಯಾದ್ರ ಮನೆಯಲ್ಲಿ ಮಾಡೋದಿಲ್ಲ ಇವಳಿಗೆ ಈ ದುಸ್ಥಿತಿ ಆತಕ್ಕೆ ಬಂತಿತ್ತು ಮಂಥರೆಗೆ ಅಂದ್ರೆ ಕೆಲಸ ಕೊಡೋರು ಇರಲಿಲ್ಲ ಹೊಟ್ಟೆ ಪಾಡಿಗೋಸ್ಕರ ಆಶ್ರಯ ಬೇಕಾದ ಸ್ಥಿತಿ ಇದು ಅಯೋಧ್ಯೆ ಈ ಚಿತ್ರ ನಾವು ಜ್ಞಾಪಕ ಇಟ್ಕೊಂಡ್ಬಿಡಿ ಆದ್ರಿಂದ ಮಂಥರೆ ಮತ್ತು ಕೈಕೇಯಿ ಇವರಿಬ್ಬರು ಅಯೋಧ್ಯೆಯ ಮೇನ್ ಸ್ಟ್ರೀಮ್ ಜನಜಂಗುಳಿ ಈ ಜೀವನದಲ್ಲಿ ಬೆರೆಯಲೇ ಇಲ್ಲ ಆ ಬೆರೀದೆ ಇದ್ದವ್ರು ಇಬ್ಬರೇ ಇದ್ರು ಅಷ್ಟೇ ಹತ್ತು ಸಾವಿರ ಜನ ಇದ್ರು ಅಷ್ಟೇ ಹತ್ತು ಕೋಟಿ ಜನ ಇದ್ರು ಅಷ್ಟೇ ಭಾರತದಲ್ಲಿರ್ತಕ್ಕಂತಹ ಕ್ರೈಸ್ತ ಮುಸಲ್ಮಾನರು ಒಂದೇ ಮಾತ್ರ ಕಾಡೋದಿಲ್ಲ they don't mix with the mainstream of this country ಶಪಥ ಮಾಡಿ ಹೇಳ್ತೇನೆ ಬೇಕಾದ ಕಡೆಯಲ್ಲಿ ಈಗ ಅವ್ರದ್ದು ಒಂದು ಕಮಿಷನ್ ಯಾವುದದು ಒಬ್ಬ ಸಾಚಾರ್ ಕಮಿಷನ್ ಅಂತ ಮಾಡಿ ಅವರ ಸಂಖ್ಯೆಗೆ ಅನುಗುಣವಾಗಿ ಇವರು ಸರ್ವೀಸಸ್ನಲ್ಲಿಲ್ಲ ಅದಕ್ಕೆ ಏನಾದ್ರು ಮಾಡಬೇಕು ಅಂತ ಒಂದು ಇದು ಮಂಡಲ್ ಕಮಿಷನ್ ಆದಾಗ ಆಗತ್ತೆ ಅಂತ ಇವತ್ತು ಬರೆದಿದ್ದಾರೆ ಪತ್ರಿಕೆ ಎಕ್ಸ್ಪ್ರೆಸ್ ಪತ್ರಿಕೆ ನೋಡಿ ಯಾತಕ್ಕೆ ಅಂದ್ರೆ ಅಲ್ಲ ನಾವು ಸ್ಕೂಲ್ ಕಟ್ತೇವೆ ಜನರಲ್ ಸ್ಕೂಲ್ಗೆ ಬರೋದಿಲ್ಲ ನೀವು ಆ ರಾಮಾಯಣ ಪ್ರವಚನ ಮಾಡ್ತೇನೆ I would like to know how many Muslims are here ಹೇಳಿ ಎಲ್ಲರೂ ಕೇಳಿ ಅಂತೇನೆ ನಾನು ಬರೋದಿಲ್ಲ ಅವರು ಈ ದೇಶದ ಸಂಸ್ಕೃತಿ ಹಂಚ್ಕೊಳ್ಳೋಕೆ ಇಷ್ಟವಿಲ್ಲ ಬೇರೆನೇ ಇರ್ತೀರಿ ಪ್ರತ್ಯೇಕವಾಗೇ ಇರ್ತೀರಿ ನಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಆಕ್ಷೇಪ ಮಾಡೋದು ಮದುವೆಯಲ್ಲಿ ಬೀಗರ ಆಕ್ಷೇಪ ಮಾಡುವುದೇ ಕರ್ತವ್ಯ ಆಕ್ಷೇಪ ಮಾಡುವುದಕ್ಕೆಂತಲೇ ಇರುವ ಹಾಗೆ ಇದು ಒಂದು ಪಾರ್ಟಿ ಅದು ಬೆಳೀತಾ ಇದೆ ಮುಳ್ಳಿನಂತೆ ಬೆಳೀತಾ ಇದೆ ಯಾಕೆ ದೇಶದಲ್ಲಿ ಬೆರೀತಾ ಇಲ್ಲ ಕೈ ಮಂತ್ರ ಈ ದೇಶದಲ್ಲಿ ಬೆರೆಯಲಿಲ್ಲ ಇವರು ಬೆರೆಯಲಿಲ್ಲ ಅಂತ ದಶರಥನಿಗೆ ಗೊತ್ತಾಗಲಿಲ್ಲ ದೇವಾಸುರ ಯುದ್ಧದಲ್ಲಿ ಅವರನ್ನೆಲ್ಲ ನಿಗ್ರಹ ಮಾಡಿದ ಚಕ್ರವರ್ತಿಗೆ ತನ್ನ ಮನೆಯಲ್ಲಿ ಇರುವ ಶತ್ರುಗಳನ್ನು ನಿಗ್ರಹ ಮಾಡುವುದು ಗೊತ್ತಾಗಲಿಲ್ಲ ಇವನ ಶತ್ರುವನ್ನು ಭಾವನೆಯಿಂದ ನೋಡಲಿಲ್ಲ ಇಷ್ಟು ಹಿನ್ನೆಲೆ ನೀವು ಇಟ್ಕೊಂಡ್ಬಿಡಿ ಈಗ ಮುಂದಕ್ಕೆ ಹೋಗ್ತೇವೆ ಕಾಂಡದ ಮೊದಲನೇ ಶ್ಲೋಕ ಓದಿದ್ದೇನೆ ಅವತಾರದ್ದು ಹೇಳ್ತೇನೆ ದಶರಥನಿಗೆ ಈಗ ತಲೆಯಲ್ಲಿ ಚಿಂತೆಯಾಯಿತು ರಾಮ ಮದುವೆ ಆಗೋದನ್ನು ನೋಡುವುದನ್ನು ನಾನು ಹಣೆಯಲ್ಲಿ ಬರೆದಿಲ್ಲ ದೇವರು ಅಂತ ತಿಳ್ಕೊಂಡಿದ್ದೆ ಆ ಒಂದಾಯಿತು ಈಗ ಎರಡನೇ ಪ್ರಯತ್ನವನ್ನು ಮಾಡಿ ನಾನು ಬದುಕಿರುವಾಗಲೇ ಇವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕಣ್ಣು ತುಂಬ ನೋಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಆಸೆಯಾಯಿತು ಜನರನ್ನೆಲ್ಲ ಕೂಡಿಸಿದ ಅಯೋಧ್ಯಾವಾಸಿಗಳನ್ನ ಅದಕ್ಕೆ ಪೂರ್ವದಲ್ಲಿ ವಾಲ್ಮೀಕಿ ಒಂದು ಇಡೀ ಸರ್ಗದ ತುಂಬ ರಾಮಚಂದ್ರ ಸ್ವಾಮಿಯ ಗುಣಗಳನ್ನು ಅನುಭವಿಸಿದ್ದಾರೆ ದಶರಥನ ಪೀಕಲಾಟ ಏನು ಜ್ಯೇಷ್ಠ ಪುತ್ರನಿಗೆ ಬಿಟ್ಟು ಭರತನಿಗೆ ರಾಜ್ಯ ಕೊಡುವ ಹಾಗಿಲ್ಲ ವಂಶದ ಪದ್ಧತಿ ಹೋಗ್ತದೆ ಭರತನಿಗೆ ಕೊಡದೇ ಇದ್ರೆ ಕೈ ಕೈ ತಂದೆಗೆ ಕೊಟ್ಟ ಮಾತು ಹೋಗ್ತದೆ ಈಗ ಅದನ್ನು ಮುರಿಯಬೇಕೆ ಇದನ್ನು ಮುರಿಬೇಕೆ ಗೊತ್ತಿಲ್ಲದೆ ಪೀಕಲಾಟದಲ್ಲಿ ಅಲ್ಲೊಂದು ಸಣ್ಣ ಲಾ ಪಾಯಿಂಟ್ ಕಾನ್ಸ್ಟಿಟ್ಯೂಷನ್ ಪಾಯಿಂಟ್ ಇತ್ತು ಅದನ್ನು ಅವನು ವಸಿಷ್ಠರನ್ನು ಕೇಳಿದ್ರ ಬಗ್ಗೆ ಹರಿತಿತ್ತು ಕೇಳಲಿಲ್ಲ ಬಹಳ ದುಡುಕ ಸ್ವಭಾವ ರಾಜ್ಯದ ವಿಷಯ ಇದು ಚಕ್ರವರ್ತಿಯ ವೈಯಕ್ತಿಕ ಸುಖದ ವಿಷಯವಲ್ಲ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಬೇಕು ತುಂಬಾ ಗಲಾಟೆ ಮಾಡ್ತಾ ಇದೆ ರಾಜ್ಯಕ್ಕೆ ದಶರಥಾದ ಮೇಲೆ ಯಾರು ಅಧಿಕಾರಿಯಾಗಬೇಕು ಅನ್ನೋದು ದಶರಥ ತನ್ನ ಸ್ವಂತ ಇಚ್ಛೆಯಿಂದ ಮಾಡುವಂತೆ ಬರ್ತಾ ಇರಲಿಲ್ಲ ಭರತನಿಗೋ ಮತ್ತೊಬ್ಬರಿಗೋ ತನ್ನ ಮನಸ್ಸಿಗೆ ಬಂದ ಕೊಡೋಕೆ ಬರ್ತಿರಲಿಲ್ಲ ಯಾಕೆ ಅಂದರೆ ಅದಕ್ಕೆ ಬೇರೆ ಅಧಿಕಾರಿಗಳಿದ್ದರು ಈಗ ನಾನು ಪ್ರವಚನ ಮಾಡ್ತಾ ಇದ್ದೇನೆ ಅಕಸ್ಮಾತ್ ಒಂದು ದಿವಸ ನನಗೆ ಆಯಾಸವಾಯಿತು ಆರೋಗ್ಯ ತೊಂದರೆ ಆಯಿತು ಬರೋಕ್ಕಾಗಲಿಲ್ಲ ಯೋಚನೆ ಮಾಡಬೇಡಿ ಅಂತ ನಾನು ಇನ್ನೊಬ್ಬರನ್ನು ಕಳಿಸಿದ್ರೆ ಒಪ್ಪಿಗೆ ಆಗುತ್ತೆ ಗೋಖಲೆ ಸುಟ್ಟು ನೋಡಿ ನಿಮಗೆ ಬರೋಕ್ಕಾಗಲಿಲ್ವಲ್ಲ ಶಟಪ್ ನಾವು ಬೇರೆ ಏರ್ಪಾಡು ಮಾಡ್ತೇವೆ ಅಂತಾರೆ ಅವರು ಬೇರೆ ಏರ್ಪಾಡು ಮಾಡೋರು ಅವರೇ ಹೊರತು ನಾನಲ್ಲ ವಂಶ ಪಾರಂಪರ್ಯವಾಗಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಟ್ರೆಡಿಷನ್ ಯಾರು ಬದಲಾವಣೆ ಮಾಡೋ ಹೋಗಿಲ್ಲ ನಾ ಭರತನಿಗೆ ಅಂತ ಮಾತು ಕೊಟ್ಟಿದ್ದೇನಲ್ಲ ವಸಿಷ್ಠರನ್ನು ಕೇಳಿದ್ರೆ ಹೇಳ್ತಿದ್ರು ನಿನ್ನ ಮೈ ತೀಟೆಗೆ ಕೈ ಕೇಯಿ ಸಹವಾಸ ಬೇಕು ಅಂತ ನೀ ಮಾಡಿಕೊಂಡಿದ್ದ ಒಡಂಬಡಿಕೆಗೆ our government is not bound ಅದನ್ನು ರದ್ದು ಮಾಡು ರಾಮನಿಗೆ ಪಟ್ಟಾಭಿಷೇಕ ಹೇಳಿಬಿಡ್ತಿದ್ರು ಆದರೆ ಕೊಟ್ಟ ಮಾತು ಹೋಯ್ತಲ್ಲ ಅದಕ್ಕೇನು ಮಾಡುವುದು ಅದು ಬೇಡ ಇದು ಬೇಡ ಅಂತ ಒಂದು ನಾಟಕ ಮಾಡಿದ ಏನ್ ನಾಟಕ ಮಾಡಿದ ಡೆಮಾಕ್ರಸಿ ಹೆಸರಲ್ಲಿ ಹಾಕಿಬಿಡುವುದು ಅಂತ ಸರ್ಕಾರದವರು ಕಠಿಣ ತೀರ್ಮಾನ ತಗೊಳ್ಳೋದಕ್ಕೆ ಆಗದೇ ಇದ್ದಾಗ ಏನ್ ಮಾಡ್ತಾರೆ ಒಂದು ಕಮಿಟಿ ಅಂತ ಮಾಡಿಬಿಡುವುದು ನಮ್ಮಲ್ಲೊಬ್ಬರು ವೈಸ್ ಚಾನ್ಸಲರ್ ಇದ್ರು ವಿದ್ಯಾರ್ಥಿಗಳು ಹೋಗಿ ನಮಗೆ ಬಸ್ ಪಾಸ್ ಬೇಕು ಕಷ್ಟ ಆಗ್ತಾ ಇದೆ ಬರೋಕ್ಕಾಗ್ತಿಲ್ಲ ಸ್ವಲ್ಪ ತಾಳಿ ಒಂದು ಕಮಿಟಿ ಮಾಡಿದ್ದೆ ಆ ಕಮಿಟಿ ಸಾಯೋ ಹಾಗಿಲ್ಲ ಬದುಕೋ ಹಾಗಿಲ್ಲ <coughs> ರಿಪೋರ್ಟ್ ಕೊಡೋ ಹಾಗಿಲ್ಲ ಯಾರು ಏನು ಕೇಳಿದ್ರು ಒಂದು ಕಮಿಟಿ ಕಮಿಟಿ ಕಮಿಟಿ ಕಮಿಟಿ ಎಷ್ಟು ಕಮಿಟಿಗಳನ್ನು ಮಾಡಿದ್ದಾರೆ ಒನ್ ಮ್ಯಾನ್ ಜಸ್ಟಿಸ್ ಜಸ್ಟಿಸ್ ಬೇಕು ರಿಟೈರ್ಡ್ ಜಸ್ಟಿಸ್ ಬದುಕಿರೋ ಜಸ್ಟಿಸ್ ಈ ಕಮಿಷನ್ನು ಆ ಕಮಿಷನ್ನು ಒಂದು ಕಮಿಷನ್ಗೂ ಬೆಲೆ ಇಲ್ಲ ಆದ್ದರಿಂದ ಮಾಡಬಾರ ತಪ್ಪೊಂದೆಲ್ಲ ಮಾಡಿ ಪ್ರಜಾಪ್ರಭುತ್ವದ ಮೇಲೆ ಹಾಕಿಬಿಟ್ರೆ ಊರ್ಜಿತವಾಗುತ್ತೆ ಅನ್ನುವ ನಂಬಿಕೆಯಿಂದ ದಶರಥ ಜಗತ್ತಲ್ಲಿದ್ದ ತನ್ನ ಸಾಮಂತರೆಲ್ಲರನ್ನ ಕರೆಸಿದ ಎಲ್ಲರನ್ನ ಕರೆಸಿ ಕೂಡಿಸಿ ಸಭೆಯಲ್ಲಿ ಹೇಳಿಕೊಂಡ ನನಗೆ ವಯಸ್ಸಾಗ್ತಾ ಬಂತು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ ನೀವೆಲ್ಲ ಒಪ್ಪಿದ್ರೆ ರಾಮನಿಗೆ ಪಟ್ಟಾಭಿಷೇಕ how would this solve the problem ನಾಳೆ ಅಶ್ವಪತಿ ಕೈಕೇಯಿ ತಂದೆ ಏನೆಯ ನನ್ನ ಮೊಮ್ಮಗನಿಗೆ ಕೈಕೇಯಿ ಮಗನಿಗೆ ಭರತನಿಗೆ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದಲ್ಲ ಈಗ ಮಾಡಬಹುದೇ ಅಂತ ಕೇಳಿದ್ರೆ ನಾನೇನೋ ಕೊಡಬೇಕು ಅಂತಿದ್ರೆ ಜನ ಹೀಗೆ ಅಭಿಪ್ರಾಯ ಬಿಟ್ಟರು ನಾನೇನು ಮಾಡಲಿ ಅಂತ ಅವ್ರ ತಲೆ ಮೇಲೆ ಹಾಕ್ಬಿಡು ಅಂತ ಮಾಡಿದ್ದಾರೆ ಮೊದಲು ತಲೆ ಕ್ಷೌರ ಮಾಡಿ ಪರಿವೇಷಣವನ್ನು ಮಾಡಿ ಅವರು ಕೇಳಿದ್ದಾರೆ ನಾನೇನು ಮಾಡಲಿ ಅಂತ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದ ದಶರಥ ಹಾಗಲ್ಲದೆ ವಂಶ ಪರಂಪರೆಯಿಂದ ಎಲೆಕ್ಷನ್ ಮಾಡಿ ಇಕ್ಷ್ವಾಕುದುರೆಗಳನ್ನ ಚೂಸ್ ಮಾಡುವ ಪದ್ಧತಿ ಅಯೋಧ್ಯೆಯಲ್ಲಿರಲಿಲ್ಲ ಇವರ ಅಪ್ಪನಿಗೆ ಹಾಗಾಗಿರಲಿಲ್ಲ ಇವರ ತಾತನಿಗೆ ಹಾಗಾಗಿರಲಿಲ್ಲ ಭಗೀರಥನಿಗೆ ಅಜನಿಗೆ ಅಜರೀಪನಿಗೆ ರಘುವಿಗೆ ಇಕ್ಷ್ವಾಕು ಒಬ್ರಿಗೂ ಆಗದೆ ಇದು ಪದ್ಧತಿ ರಾಮನ ಪಟ್ಟಾಭಿಷೇಕ ಆಗಬೇಕೋ ಬೇಡವೋ ರೆಫರೆಂಡಮ್ ಮಾಡ್ತೇನೆ ಅಲ್ಲ ರೆಫರೆಂಡಮ್ ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾತ್ ಮೈ ಜೀವತಿ ಅದು ತಳಮಳ ನಾ ಬದುಕಿರುವಾಗಲೇ ರಾಮನ ಪಟ್ಟಾಭಿಷೇಕ ನೋಡಬೇಕು ಇನ್ನು ಸ್ವಲ್ಪ ವರ್ಷ ಆಗಿದ್ದೇನು ಗಂಟು ಹೋಗ್ತಿತ್ತು ಮನ್ನನೇ அவனியை மகனுக்கு என்று ಕಂಬರಾಮಾಯಣ நீ பல்னரும் தவம் புரி பருவமீதன கண்ண மூலத்தினில் கழற வந்தன ಕರುಮೈ ಪೋಯ್ ಪೋಯ್ ತಂ ಕರ್ಣ ಮೂಲಮಾಗತ್ಯ ಕಂಬರಾಮಾಯಣ ಇದು ಕಾಳಿದಾಸ ಒಂದೇ ಅರ್ಥ ಶ್ಲೋಕಗಳು ಕರ್ಣಮೂಲಮಾಗತ್ಯ ರಾಮೇ ಶ್ರೀರ್ನ್ಯಸ್ಯತಾಮಿತಿ ಕೈಕೇಯಿ ಶಂಕಯೇವ ಪರಿತ ಛದ್ಮನಾಜರ ದಶರಥನಿಯ ಅಷ್ಟು ವಯಸ್ಸು ಆಗಿತ್ತು ಕನ್ನಡಿಯ ಮುಂದೆ ದಿವಸ ನಿಂತ್ಕೊಂಡು ತಿರುಕ ಹಾಕೊಂಡು ತಲೆ ಮೇಲೆ ಆ ಕಿರೀಟ ಧಾರಣೆ ಮಾಡಿಕೊಳ್ಳುವಾಗ ನೋಡಿಕೊಳ್ತಾ ಇದ್ದ ರಾಮ ಹುಟ್ಟಿದ ಮೇಲೆ ಇವನಿಗೆ ವೃದ್ಧಾಪ್ಯ ಕಳೆದು ಮತ್ತೆ ಯೌವನ ಬರೋಕೆ ಶುರುವಾಯಿತು ರಾಮನನ್ನ ಭರ ರಾಮನನ್ನ ಮತ್ತು ದಶರಥನನ್ನ ಪಕ್ಕ ಪಕ್ಕದಲ್ಲಿ ನಿಲ್ಲಿಸಿದರೆ ದಶರಥ ಯಾರು ರಾಮ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲವಂತೆ ರಾಮ ಹುಟ್ಟಿದ ಮೇಲೆ ಚಕ್ರವರ್ತಿಗೆ ಯೌವನ ಬಂದುಬಿಡ್ತು ಯಾರು ಹೇಳ್ತಾರೆ ದಶರಥನ ಹೇಳ್ತಾನೆ ಯಾರು ಹೇಳ್ತಾನೆ ಹೆಂಡತಿಗೆ ಕೈ ಕೈ ಹೇಳ್ತಾನೆ ಎಲೆ ಹುಚ್ಚಿ ರಾಮ ಹುಟ್ಟಿದ ಮೇಲೆ ಮಹಾರಾಜರೇ ನೀವು ಬರ್ತಾ ಬರ್ತಾ ಯುವಕರಾಗ್ತಿದ್ದೀರಿ ಎಷ್ಟು ಚೆನ್ನಾಗಿದ್ದೀರಿ ಅಂತ ನೀನೇ ಸಲ ಹೇಳಿದ್ದೀಯೇ ನನಗೆ ಯವನ ಕೊಟ್ಟವನು ರಾಮ ಈಗ ರಾಮನನ್ನು ಕಾಡಿಗೆ ಕಳಿಸಿ ನಾನು ಮತ್ತೆ ಮುದುಕಾಗುವಂತೆ ಮಾಡ್ತೀಯ ಎಂತ ಹೆಂಡತಿಯಾದರೂ ಗಂಡನಿಗೆ ತಲೆ ಬೆಳಗಾದ್ರೆ ಪೇಂಟ್ ಮಾಡ್ತಾಳೆ ಸುಕ್ಕು ಬಿದ್ರೆ ಅದಕ್ಕೆಲ್ಲ ಮೆತ್ತತಾಳೆ ಗಂಡ ಚೆನ್ನಾಗಿರಲಿ ಅಂತ ತನಗಲ್ಲ ನೋಡಿದವರು ಮುದುಕ ಅಂತ ಹೇಳಬಾರದು ಅಂತ ಅವರ ಬಾಯಿ ಮುಚ್ಚಿಸುವುದಕ್ಕೆ ಗಂಡನಿಗೆ ಅಲಂಕಾರ ಮಾಡ್ತಾರೆ ನಾ ಬದುಕಿರುವಾಗಲೇ ಆ ರಾಮ ಹತ್ತಿರದಲ್ಲದೆ ನಾ ಮುದುಕಾಗಬೇಕು ಹಲ್ಲುದರಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳುವಾಗ ರಾಮ ಹುಟ್ಟಿದ ಮೇಲೆ ತನಗೆ ಮತ್ತೆ ಇವನ ಬಂತು ಅನ್ನೋ ಮಾತನ್ನು ದಶರಥನೇ ಹೇಳ್ಕೊಳ್ತಾನೆ ವಸುದೇವನಿಗೂ ಹೀಗೆ ಆಯಿತಂತೆ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಭಗವಂತನನ್ನು ನಿತ್ಯ ಪೂಜೆ ಮಾಡುವ ಭಕ್ತರಿಗೆ ರಾಮನ ಕೃಷ್ಣನ ವಿಗ್ರಹಗಳನ್ನು ನಿತ್ಯ ನೋಡ್ತಾ ನೋಡ್ತಾ ದರ್ಶನ ಮಾಡುವವರಿಗೆ ಮನಸ್ಸು ಪ್ರಸನ್ನ ಆಗೋದು ಮಾತ್ರವಲ್ಲ ರಾಮನಂತೆ ಕೃಷ್ಣನಂತೆ ಭ್ರಮರಕೀತ ನ್ಯಾಯದಂತೆ ಯೌವನ ಪ್ರಾಪ್ತವಾಗುತ್ತೆ ನೃಸಿಂಹನನ್ನು ಉಪಾಸನೆ ಮಾಡಿದ್ರೆ ನೃಸಿಂಹನಂತೆ ಮುಖ ಆಗತ್ತೆ ಅಂತ ಅರ್ಥವಲ್ಲ ಇದ್ದದ್ದನ್ನು ಹೇಳ್ತಾನೆ ಅವನು ಸುಂದರವಾದವನೇ ನೃಸಿಂಹ ಹಳೆ ಹಿರಿಯ ಶಿಂಗ್ಯರ್ ನೃಸಿಂಹನ ಗುಣ ಉಂಟಾಗುತ್ತೆ ಇಂಥ ಕೆಚ್ಚದೆ ಬರುತ್ತೆ ಅದು ನಾವು ಸುಂದರವಾಗಿದ್ದ ಆದರೆ ಈಗ ರಾಮಾಭಿಷೇಕಕ್ಕೆ ಮುಂಚೆ ಒಂದೇ ಒಂದು ದಿವಸ ಅಕಸ್ಮಾತ್ ನೋಡಿಕೊಂಡ ಈ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ತಲೆ ಬಿಳಿ ಕೂದಲಾಗೋದಕ್ಕೆ ಒಂದು ಕೂದಲು ಕಿವಿ ಹತ್ತಿರ ಸ್ವಲ್ಪ ಹೆಚ್ಚಾಗಿ ಬೆಳ್ಕೊಂಡಿತ್ತು ಕ್ಷೌರದವನು ಸರಿಯಾಗಿ ಕತ್ತರಿಸಿರಲಿಲ್ಲ ಅದು ಬೆಳ್ಳಗಾಗಿತ್ತು ಅದು ಕಿವಿ ಹತ್ತಿರ ಇದ್ದು ಕೂದಲು ಕಿವಿ ಒಳಕ್ಕೆ ಬಂತು ಬಂದು ಹೇಳಿತು ದೊರೆಯೇ ನಿನಗೆ ವಯಸ್ಸಾಯಿತು ರಾಮನು ಪಟ್ಟಾಭಿಷೇಕ ಕೊಟ್ಬಿಡು ಅಂತ ಆ ಕಡೆ ಕಡೆ ನೋಡಿತು ಸದ್ಯ ಕೈ ಕೈಯಲ್ವಲ್ಲ ಅಂತ ಹೇಳಿ ಬೆಳ್ಳಗಾಗಿ ಹೆದರಿಕೊಂಡು ಕಿವಿಯಲ್ಲಿ ಕೂತ್ಕೊಂಡ್ಬಿಡ್ತು ಎಂಬುದಾಗಿ ಇದನ್ನು ಕಂಬರಾಮಾಯಣ ತುಳಸಿ ರಾಮಾಯಣ ತುಳಸಿ ರಾಮಾಯಣ ಹೀಗೆ ಮಾಡಿದ್ದಾರೆ ಆದ್ರಿಂದ ಜನಗಳಲ್ಲಿ ಇವನು ನಿವೇದನೆ ಮಾಡಿಕೊಂಡ ಜನ ಹೇಳಿದರು ಕರತಾಡನ ಮಾಡಿದರು ಚಪ್ಪಾಳೆ ಹಾಕಿದರು ಪ್ರಭು ಪ್ರಭು ಪ್ರಭು ಅಂದರು ಏನ್ ತಿಳಿಲಿಲ್ವಲ್ಲ ಏನ್ ಅವನು ಚಪ್ಪಾಳೆ ಆತಕ್ಕೆ ಹಾಕಿದ್ರಿ ನೆಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಚಪ್ಪಾಳೆ ಹಾಕ್ತಾರೆ ಏನು ತಿಳಿದೇ ಇದ್ರು ಚಪ್ಪಾಳೆ ಹಾಕ್ತಾರೆ ಇದು ಗೆಟ್ ಔಟ್ ಅಂತಲೋ ಇನ್ನಷ್ಟು ಹೇಳಿ ಅಂತಲೋ ತಿಳಿಲಿಲ್ವಲ್ಲ ನನ್ನ ರಾಜ್ಯದಲ್ಲಿ ಏನಾದ್ರು ನಿಮಗೆ ಕೊಡ್ತಾ ಇದೆಯಾ ಅಂತ ಕೇಳಿದ ದಶರಥ ರಾಮನಿಗೆ ರಾಜ್ಯ ಕೊಡ್ತಾನೆ ಎಂದು ಕೂಡಲೇ ನೀವು ಚಪ್ಪಾಳೆ ಹಾಕಿಬಿಟ್ರಲ್ಲ ನನ್ನ ರಾಜ್ಯದಲ್ಲಿ ಏನಾದ್ರು ತಪ್ಪಿದೆಯೇ ಇಷ್ಟು ಬೇಗ ಹೋಗ್ತೇನೆ ಅಂದ್ರೆ ಬಾಯಿ ಮಾತಿಗೆ ಇನ್ನೂ ಎರಡು ದಿವಸ ನೀವೇ ಇದ್ದಾಳ್ಬೇಕು ಅಂತ ಹೇಳೋದು ಬಿಟ್ಟು ಅತಿಥಿಗಳು ಬರ್ತಾರೆ ಮನೆಗೆ ನಾ ಹೋಗಿ ಬರ್ತೇನೆ ಅಂತಾರೆ ಅವರು ಇನ್ನೂ ನಾಲ್ಕು ದಿವಸ ಇರಲಿ ಅಂತ ನೀವು ಹೇಳಲಿ ಅಂತ ಅವ್ರ ಭಾವನೆ ನೀವು ಹೇಳ್ತೀರಿ ಅಯ್ಯೋ ನಾ ರಿಕ್ಷಾ ಆಗಲೇ ಆರ್ಡರ್ ಮಾಡಿ ಆಯ್ತಲ್ಲ ನಿಮ್ಮ ಸಾಮಾನೆಲ್ಲ ಹೊರಗಿಟ್ಟಿದ್ದೀನಲ್ಲ ಅಂತ ಹೇಳುವಂತೆ ದಶರಥ ಕೇಳಿದ ಏನ್ ನಮ್ಮ ರಾಜ್ಯದಲ್ಲಿ ಏನಾದ್ರು ತಪ್ಪಿದ್ದೀನಿ ನಾನೇನು ತಪ್ಪು ಮಾಡಿದ್ದೇನೆ ಒಬ್ಬ ಇದ್ದೀನಿ ಅಂತ ಹೇಳಿದ ಚಕ್ರವರ್ತಿಯೇ ನೀನು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ನಿನಗಿಂತ ಹೆಚ್ಚು ಆದ ರಾಮನನ್ನ ಪಡೆದಿದ್ದೀಯೇ ಮಗನನ್ನಾಗಿ ನಿನ್ನ ರಾಜ್ಯ ನೋಡಿ ನೋಡಿ ಸಾಕಾಗಿದೆ ಈಗ ರಾಮರಾಜ್ಯವನ್ನು ನೋಡಬೇಕು ನಾವು ಆದ್ದರಿಂದ ಬೇಗ ಪಟ್ಟ ಕಟ್ಟು ಮನಸ್ಸಿಗೆ ಹರುಷವಾಯಿತು ಅಪ್ಪ ಒಂದು ವಿಘ್ನ ಕಳೆದು ಹೋಯಿತು ಭರತನ ಕಡೆಯವರು ಯಾರು ಮಾತು ತೆಗೆಯೋ ಹಾಗಿಲ್ಲ ಜನಕನ ಕಡೆಯವರು ಹೇಳೋ ಹಾಗಿಲ್ಲ ಅವರಿಬ್ಬರನ್ನು ನಾನು ನಾನು ಕರೆದಿಲ್ಲ ಈ ಸಭೆಗೆ ಎಂಬುದಾಗಿ ವಿಘ್ನ ತೀರಿ ಹೋಯಿತು ಅಂತ ತಿಳ್ಕೊಂಡ ಕಂಬದ ಮರೆಯಲ್ಲಿದ್ದವರೆಲ್ಲ ಗೂಡುಚಾರರು ಕೌಸಲ್ಯ ಅಂತಪುರಕ್ಕೆ ಹೋದರು ಅರಮನೆಯಲ್ಲಿ ಬಹಳಷ್ಟು ಗೂಡುಚಾರರಿದ್ದರು ಕೈ ಕೈ ಕಡೆಯವರು ದೊಡ್ಡ ಪಡೆ ಮಂತ್ರೆ ಅದಕ್ಕೆ ಹೆಡ್ ಸಿಐಎ ಇದ್ದ ಹಾಗೆ ಅಥವಾ ಐಎಸ್ಐ ಇದ್ದ ಹಾಗೆ ಸಿಮಿ e ಇದ್ದ ಹಾಗೆ ದಶರಥ ಯಾರ ಜೊತೆಯಲ್ಲಿ ಮಾತನಾಡದೆ ಎಲ್ಲ ರಿಪೋರ್ಟ್ ಹೋಗಬೇಕು ಮಂತ್ರಗೆ ಮಂತ್ರದಿಂದ ಕೈ ಕೈ ಆ ಏನಿಲ್ಲ ಸುಮ್ಮನಿರು ಅಂತ ನಿನ್ಗೇನು ಗೊತ್ತಿಲ್ಲ ಸುಮ್ಮನಿರು ನಿನ್ ಗಂಡ ಇವು ಚಿಂತಾ ಜೊತೆಯಲ್ಲಿ ಮಾತಾಡಿದ್ದಾನೆ ಅವಳು ಸಲ ಶಂಕ ಊದಬೇಕು ಬೇಡ ಅಂದ್ರು ಕೌಸಲ್ಯ ಕಡೆಯವರು ಗೂಡ್ಚಾರ ಇದ್ರು ಸುಮಿತ್ರೆ ಕಡೆಯವರಿದ್ರು ವಸಿಷ್ಠರ ಕಡೆಯವರಿದ್ರು ಸಭೆಯಲ್ಲಿ ಕಂಬ ಕಂಬಗಳ ಮರೆಯಲ್ಲಿ ನಡ್ಕೊಂಡಿದ್ದಾರೆ ಕೆಲವರು ಹೋದರು ಹೇಳಿದರು ಅಮ್ಮ ಕೌಸಲ್ಯೇ ಇವತ್ತು ನಿನ್ನ ಕಷ್ಟವೆಲ್ಲ ತೀರಿ ಹೋಯಿತು ಏನ್ ತೀರ್ತು ಅಂತ ಕೇಳಿದ್ಲು ಕೊಳ್ಳೆ ಬುದ್ಧಿ ಬಂತು ರಾಮನಿಗೆ ಪಟ್ಟಾಭಿಷೇಕವಂತೆ ಹಾ ನಿಜವೇ ಇದು ಹೌದಮ್ಮ ದಶರಥನೇ ಸಭೆಯಲ್ಲಿ ಹೇಳಿದ ಈ ಮಾತು ತಕ್ಷಣ ಹೋಗಿ ದೇವರಿಗೆ ತುಪ್ಪು ದೀಪ ಹಚ್ಚಿದಳು ಬಿಳಿ ರೇಷ್ಮೆ ಸೇರೆ ಉಟ್ಟುಕೊಂಡವಳು ಮಡಿ ಮಾಡಿಕೊಂಡಳು ಅವರಿಗೆಲ್ಲ ಬಹುಮಾನಗಳನ್ನು ಕೊಟ್ಟಳು ಕುಲದೇವತೆ ರಂಗನಾಥನು ಪ್ರಾರ್ಥನೆ ಮಾಡಿದಳು ಪ್ರಭು ನಮ್ಮ ಯಜಮಾನರ ಒಳ್ಳೆ ಬುದ್ಧಿ ಬಂತು ಈ ಪಟ್ಟಾಭಿಷೇಕ ನಿರ್ವಿಘ್ನವಾಗಲಿ ನನ್ನ ಮಗನಿಗೆ ಒಳ್ಳೆಯದಾಗಲಿ ಒಳ್ಳೆ ನಕ್ಷತ್ರ ಹುಟ್ಟಿದ್ದಾನೆ ಅಂತ ಅವಳು ಜಪ ಮಾಡ್ತಾ ಕೂತಿದ್ದಾಳೆ ತನ್ನ ಮನೆಯ ದೇವರ ಮುಂದುಗಡೆಯಲ್ಲಿ ಈ ಕಡೆಯಲ್ಲಿ ಲಕ್ಷ್ಮಣ ಸ್ವಾಮಿಗೆ ಈ ಸಮಾಚಾರ ತಿಳಿಯಿತು ಅವನು ಸಭೆಯಲ್ಲಿರಲಿಲ್ಲ ಸುಮಿತ್ರೆ ಮನೆ ಸಮಾಚಾರ ಹೋಯಿತು ಸುಮಿತ್ರೆ ಮಗನನ್ನು ಕರೆದು ಲಕ್ಷ್ಮಣ ರಾಮನ ಪಟ್ಟಾಭಿಷೇಕ ಅಂತ ಕಾಣೋ ಹೋಗೋ ಅಭಿನಂದನೆ ಮಾಡೋ ಅವನು ಕೌಸಲ್ಯ ಅಂತ ಪುರಕ್ಕೆ ಬಂದ್ರ ಎಲ್ಲಿ ನೋಡ್ತಾರೆ ತತ್ರತಾಂ ಪ್ರವಣಾಮೇವ ರಾಮನು ಅಲ್ಲಿಗೆ ಬಂದಿದ್ದಾನೆ ಲಕ್ಷ್ಮಣ ಬರೋ ಹೊತ್ತಿಗೆ ಇಲ್ಲಿಂದ ಮುಂದಕ್ಕೆ ಹೃದಯ ಸ್ಪರ್ಶಿ ಚಿತ್ರ ಕೊಡ್ತಾರೆ ಪ್ರವಣಾಮೇವ ಮಾತರಂ ಕ್ಷೌಮಮಾಸಿನಿ ಕ್ಷೌಮ ಅಂದ್ರೆ ರೇಷ್ಮೆ ಬಿಳಿ ರೇಷ್ಮೆ ಆ ಸೀರೆ ಬಣ್ಣ ಕೂಡ ಕೊಟ್ಟಿದ್ದಾರೆ ನೋಡಿ ನಾ ಪ್ರಮಾಣ ಬಿಟ್ಟು ಹೇಳೋದಿಲ್ಲ ಬಿಳಿ ಸೀರೆ ಯಾತ ಕೊಟ್ಟಿದ್ದಾಳೆ ಅಂದ್ರೆ ಅವಳು ಹೆಚ್ಚು ಕಮ್ಮಿ ಸನ್ಯಾಸಿ ಅಂತ ಇದ್ದಾಳೆ ಸ್ತ್ರೀಯರು ಬಣ್ಣ ಬಣ್ಣದ ಸೀರೆಗಳನ್ನು ಉಡಬೇಕು ಭಾರತೀಯರು ಪುರುಷರು ಬಣ್ಣ ಬಣ್ಣದ ಪಂಚೆ ಉಡಬಾರದು ಇದು ಭಾರತೀಯರು ಈ ಕಾಳಿ ಪೂಜೆ ಮಾಡುವವರು ಭೈರವ ಪೂಜೆ ಮಾಡುವವರು ಕೆಂಪು ಮೊಗಟವನ್ನು ಉಟ್ಟುಕೊಳ್ತಾರೆ ಈ ಗೋವಾದಲ್ಲಿ ಮಾಡ್ತಾರೆ ಅದರಲ್ಲಿ ಬ್ರಾಹ್ಮಣನಿಗೆ ಸರ್ವದಾ ಧಾರ್ಯವಾದದ್ದು ಬಿಳಿ ಬಟ್ಟೆ ಅಂತ ಹೇಳಿದ್ದಾರೆ ಕಂಬಿ ಇರಲಿ ಬೇಕಾದ್ರೆ ಅರ್ಧ ಪಂಚ ಎಷ್ಟು ಕಂಬಿ ಇದ್ರೂ ಪರವಾಗಿಲ್ಲ ಹೆಸರಿಗಾದರೂ ಬಿಳಿ ಅಂತಿರಬೇಕು ಸ್ತ್ರೀಯರು ಮಾತ್ರ ಬಣ್ಣ ಬಣ್ಣದ ಸೀರೆಗಳನ್ನು ಉಡಬೇಕು ಸ್ತ್ರೀಯರು ಬಿಳಿ ಬಟ್ಟೆ ಉಡುವುದು ಯಾವಾಗ ಗಂಡ ಬಿಟ್ಟಾಗ ಅಥವಾ ವಿಧವೆಯಾದಾಗ ಅಥವಾ ವೈರಾಗ್ಯ ಬಂದು ಕಷ್ಟ ಕೋಟ್ಲೆ ಹೆಚ್ಚಾದಾಗ ಕೌಶಲ್ಯ ಯಾವ ಸ್ಥಿತಿಯಲ್ಲಿದ್ದಾಳೆ ನೋಡಿ ಕೈಕೇಯಿ ಅರಮನೆಗೆ ಬಂದ ದಿವಸವೇ ದಶರಥನಿಗೆ ಕೈ ಹಿಡಿದು ಪ್ರಮಾಣ ಮಾಡಿಸಿಕೊಂಡ್ಲು ನನ್ನ ಜೊತೆಯಲ್ಲೇ ಇರಬೇಕು ನಿಮ್ಗೆ ಅರವತ್ತು ವಯಸ್ಸು ನನಗೆ ವಯಸ್ಸು ಬೇಡ ಅಂದ್ರೂ ನಾ ಮದುವೆ ಆಗಿದ್ದೇನೆ ಇದಕ್ಕೆ ನೀವು ಕೂಲಿ ಕೊಡಬೇಕು ಇನ್ಮೇಲೆ ನನ್ನ ಜೊತೆಯಲ್ಲೇ ಇರಬೇಕು ಅವಳಿದ್ದಾಳಲ್ಲ ಆ ಕೌಶಲ್ಯ ಜೊತೆಯಲ್ಲಿ ಒಂದು ದಿವಸ ನೀವು ವಿಶ್ರಾಂತಿ ತಗೊಳ್ತಕ್ಕದ್ದಲ್ಲ ಸುಮಿತ್ರೆ ಜೊತೆಯಲ್ಲಿರ್ತಕ್ಕದ್ದಲ್ಲ ಆಯಿತು ಕಣೆ ನಿನ್ನ ಕಾಲಿಗೆ ಬೀಳ್ತೇನೆ ಅಂತ ದೇವಾಸುರ ಯುದ್ಧದಲ್ಲಿ ಗೆದ್ದಂತಹ ಚಕ್ರವರ್ತಿ ಹೆಂಡತಿಗೆ ಶರಣಾಗಿದ್ದಾನೆ ಇವಾಗ ಕೇಳು ಮಾನಗೆಟ್ಟ ಈ ಸ್ಥಿತಿ ಏನಂತ ವರ್ಣನೆ ಮಾಡಲಿ ನಾನು ಆದ್ದರಿಂದ ಇವಳು ಅಲ್ಲಿಂದ ಆಚೆಗೆ ಸನ್ಯಾಸಿನಿ ಅಂತ ಬಾಳ್ತಾ ಇದ್ದಾಳೆ ಮುಂದೆ ಚಿತ್ರ ಕೊಡ್ತಾರೆ ದಶರಥ ಈ ವರ್ಷಕ್ಕೊಂದು ಎರಡು ಹಬ್ಬದಲ್ಲಿ ಇವಳ ಜೊತೆಯಲ್ಲಿ ಮೇಲೆ ನಿಂತುಕೊಳ್ಳೋದು ಬಿಟ್ರೆ ಇವಳು ಕಡೆಗೆ ಬರ್ತಲೇ ಇರಲಿಲ್ಲ ತಾನೇ ಅಡಿಗೆ ಮಾಡ್ಕೊಂಡು ಊಟ ಮಾಡುವಳು ರಾಮ ಸೀತಾ ವಿವಾಹ ಆಗುವ ಪರ್ಯಂತ ರಾಮ ಮನೆಯಲ್ಲಿರ್ತಿದ್ದ ತಾನು ಅಡಿಗೆ ಮಾಡಿ ಚಪಾತಿ ಮಾಡಿ ರಾಮನಿಗೆ ಬಳಸ್ತಾ ಇದ್ಲು ಅದೆಲ್ಲ ಆ ಜಾಗ ತೋರಿಸ್ತಾರೆ ಅಯೋಧ್ಯೆಯಲ್ಲಿ ಕೌಸಲ್ಯ ಮಗನಿಗೆ ಅಡಿಗೆ ಮಾಡಿ ಬಡಿಸ್ತಾ ಇದ್ದಿದ್ದಾಗ ರಾಮನಿಗೆ ಮದುವೆಯಾದ ಮೇಲೆ ಅವನು ಸೀತೆ ಜೊತೆಯಲ್ಲಿ ಅಂತಪುರದಲ್ಲಿರ್ತಿದ್ದ ಯಥಾ ಪ್ರಕಾರ ಒಂಟು ಪಿಶಾಚಿ ಜೀವನ ಇವಳಿಗೆ ಆದರೆ ಕಾಂಪನ್ಸೇಟ್ ಮಾಡಿದ್ದ ದಶರಥ ವರ್ಷಕ್ಕೆ ಇವಳಿಗೆ ಆಗುವಷ್ಟು ಖರ್ಚನ್ನು ಮಾತ್ರ ಪಗದಿ ಅಂತ ಕೊಡ್ತಿದ್ರು ಶಾನುಭಾಗರಿಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ವರ್ಷಕ್ಕೆ ಇಷ್ಟು ಅಂತ ಹಣ ಕೊಡ್ತಿದ್ರಲ್ಲ ಪೋಟಿಗೆ ಅಂತ ಆ ಪೋಟಿಗೆ ಪಗದಿ ಕೊಡ್ತಿದ್ರು ಇವಳು ಹಣ ತಗೊಂಡು ನಾನೇನು ಒಳ್ಳೆ ಸೀರೆ ಉಟ್ಕೊಳ್ಳು ನನಗೇನು ಅಲಂಕಾರ ಬೇಕು ಈ ವಯಸ್ಸಲ್ಲಿ ಮುದುಕಿ ಯಜಮಾನನಿಗೆ ಬೇಡದೇ ಇದ್ದ ರೂಪ ಅವಳು ಸುಂದರಿ ಯಜಮಾನಿಗೆ ಬೇಡದೇ ಇದ್ದ ರೂಪ ನನಗ್ಯಾತಕ್ಕೆ ಬೇಕು ಅಂತ ಹೇಳ್ಕೊಂಡು ವಸಿಷ್ಠರಿಗೆ ಹೇಳಿದಳು ಒಂದು ಗುರುಕುಲ ಮಾಡಿಬಿಡೋಣ ಆ ಗುರುಕುಲದಲ್ಲಿ ಎಲ್ಲ ವೇದವನ್ನ ಶಾಸ್ತ್ರವನ್ನ ಕಲಿತಕ್ಕ ವಿದ್ಯಾರ್ಥಿಗಳಿಗೆ ನನಗೆ ದಶರಥ ಕೊಟ್ಟ ಹಣವನ್ನು ಖರ್ಚು ಮಾಡೋಣ ಅಂತ ಹೇಳಿ ಕೌಸಲ್ಯ ತನ್ನ ಇಡೀ ಅಂತಃಪುರವನ್ನು ಪಾಠಶಾಲೆ ಮಾಡಿದ್ದಳು ತೈತ್ರಿ ಶಾಖೆಯವರು ಕಠಶಾಖೆಯವರು ಕಾಲಾಬ್ ಶಾಖೆ ಯಜುರ್ವೇದ ಲಕ್ಷಾಖೆ ಋಗ್ವೇದ ಲಕ್ಷಾಖೆ ಅವರೆಲ್ಲ ಅಧ್ಯಯನ ಮಾಡ್ತಿದ್ರು ಅಲ್ಲಿ ಬಂದರೆ ಬಂದವರಿಗೆ ಇದು ಬ್ರಹ್ಮಭವನ ಚತುರ್ಮುಖ ಬ್ರಹ್ಮ ಸ್ಥಾನ ಅಂತ ಅನ್ನಿಸುವ ಭ್ರಮೆಯುಂಟಾಗುವಂತಿತ್ತು ವರ್ಣನೆ ಕೊಡ್ತಾರೆ ರಾಮ ಕಾಡಿಗೆ ಹೋಗೋದಕ್ಕೆ ಮುಂಚೆ ಲಕ್ಷ್ಮಣ ಹೇಳ್ತಾನೆ ನಮ್ಮ ತಾಯಿ ನಾವು ಹದಿನಾಲ್ಕು ವರ್ಷ ಆಗಿ ವಾಪಸ್ ಬರೋ ತನಕ ಮನಸ್ಸು ನೊಂದ್ಕೋಬಾರ್ದು ಕಾಣೋ ಈ ಬ್ರಾಹ್ಮಣ ಹುಡುಗರು ಒಟುಗಳು ಇವರು ವೇದಾಧ್ಯಯನ ಮಾಡೋರು ಒಳ್ಳೆ ಊಟ ಬಯಸ್ತಾರೆ ಪಾಪ ಇನ್ನೊಂದು ವೇದವನ್ನು ತಿಳಿದೇ ಇದ್ದವರು ನಾವು ಕಾಡಿಗೆ ಕಷ್ಟ ಕಷ್ಟನವರು ಗೊತ್ತಾಗಬಾರ್ದು ಸುಖವಾಗಿರಬೇಕು ಅವರಿಗೆ ಹದಿನಾಲ್ಕು ವರ್ಷಕ್ಕೆ ಸಾಕಾಗುವಷ್ಟು ಏರ್ಪಾಡುಗಳನ್ನು ಭೂಮಿ ಕಾಣಿ ಭತ್ತ ಗಿತ್ತ ಎಲ್ಲ ವ್ಯವಸ್ಥೆ ಮಾಡಿವ ಅಂತ ಲಕ್ಷ್ಮಣನಿಗೆ ಹೇಳಿ ಹೊರಡ್ತಾನೆ ಎನ್ನುವಾಗ ಆ ಬ್ರಾಹ್ಮಣರೆಲ್ಲ ರಾಜಾಶೀರ್ವಾದ ಮಾಡ್ತಾರೆ ರಾಮನಿಗೆ ಎಷ್ಟು ವೇದಜ್ಞರು ಎಂಬತ್ತು ಸಾವಿರ ಒಟುಗಳಿದ್ದರೂ ಅವಳ ಅರಮನೆಯಲ್ಲಿ eighty thousand children reciting Veda ಚಿತ್ರ ಕೊಡ್ತಾರೆ ರಾಮಾಯಣದಲ್ಲಿ ನಿಮ್ಮ ಜೊತೆ ನಾ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಬೇಕು ರಾಮಾಯಣ ನಾನು ಈ ವಯಸ್ಸಲ್ಲಿ ರಾಮಾಯಣ ಹೇಳುವುದೇ ಒಂದು ಭಾಗ್ಯ ಕೇಳಿ ಸಂತೋಷ ಕೊಡಿ ಚಿತ್ರ ಹೇಗಿದೆ ನೋಡಿ ಅವಳೇ ಹೇಳ್ಕೊಳ್ತಾಳೆ ರಾಮನ ಜೊತೆಯಲ್ಲಿ ಅಪ್ಪ ರಾಮ ನಿಮ್ಮ ಯಜಮಾನರು ನಿಮ್ಮ ತಂದೆ ಕೈ ಹಿಡಿದ ದಿವಸದಿಂದ ನಾನು ಸುಖ ಪಡಲಿಲ್ಲ ನಿನಗೆ ಪಟ್ಟಾಭಿಷೇಕ ಆಯಿತು ಅಂತ ನಾನು ಸುಖವಾಗಿರ್ಬೋದು ಅಂತ ಗಂಡನ ಕೋಟ್ಲೆ ಮರ್ಕೊಳ್ಳೋಣ ಅಂತಿದ್ರೆ ನೀನು ಕಾಡಿಗೆ ಹೊರಟು ಬಿಟ್ಟಿಯ ನನ್ನೂ ಕರ್ಕೊಂಡು ಹೋಗುವಂತ ಅಳುವ ಸಂದರ್ಭದಲ್ಲಿ ತನ್ನ ಅರಮನೆಯ ಸ್ಥಿತಿಯನ್ನು ಹೇಳಿಕೊಳ್ತಾಳೆ ನಮ್ಮ ಅರಮನೆಯಲ್ಲಿರ್ತಕ್ಕಂಥ ಗಿಳಿಗಳು ಪಾರಿವಾಳಗಳು ಕೂಡ ನನ್ನೆಷ್ಟು ಪ್ರೀತಿ ಮಾಡ್ತವೆ ಅಂದರೆ ಶತ್ರುಗಳು ಬಂದರೆ ಕೈಕೈ ಕಡೆಯವರು ಗೂಢಚಾರರು ಬಂದು ಕೌಸಲ್ಯ ಯಾರ ಜೊತೆಯಲ್ಲಿ ಮಾತನಾಡುವಾಗ ಆ ಕಿಟಕಿ ಮೇಲೆ ಕೂತು ಒಂದು ಗಿಳಿ ಏನಾರು ಕೇಳ್ತಾ ಇದ್ರೆ ಕೌಸಲ್ಯ ಬೆಳೆಸಿದ ಗಿಳಿ ಹೇಳ್ತಾ ಇತ್ತಂತೆ ಗಿಣಿಯೇ ಶತ್ರುವ ಪಾದವನ್ನು ಕಚ್ಚು ಎಂಬುದಾಗಿ ಕೌಸಲ್ಯ ಗೆಳಿಗೂ ಗಿಳಿಗೂ ಈ ಗೂಢಚಾರಿದ್ದಾರೆ ಅಂತ ಗೊತ್ತಿತ್ತು ಅನ್ನೋ ಚಿತ್ರವನ್ನು ಕೊಡ್ತಾರೆ ಇಷ್ಟು ಕಸೂತಿ ಕೆಲಸದ ಚಿತ್ರವನ್ನ ಇಷ್ಟು ಜನ ರಾಮಾಯಣ ಬರೆದಿದ್ದಾರೆ ಕೌಸಲ್ಯ ಅಂತಃಪುರದ ಚಿತ್ರವನ್ನ ಅಲ್ಲಿದ್ದದನ್ನು ಭಾಷಾಂತರ ಮಾಡಿದರೆ ಸಾಕಿತ್ತು ಒಬ್ಬ ಕವಿಯೂ ಮಾಡಿಲ್ಲ ನಾ ವಾಲ್ಮೀಕಿಯನ್ನು ಬಿಟ್ಟು ಇನ್ನೊಂದು ರಾಮಾಯಣ ಹಾಗೆ ಹಿಡಿಲಿ ಹೇಳಿ ವಾಲ್ಮೀಕಿ ಓದಿದ ಮೇಲೆ ನಿಮ್ಗೆ ರುಚಿಯೇ ಬರೋದಿಲ್ಲ ಬೇರೆ ಅಷ್ಟು ಕಷ್ಟಪಟ್ಟಿದ್ದಾಳೆ ಹೊಟ್ಟೆ ತುಂಬಾ ಸಂಕಟ ತುಂಬಿಕೊಂಡಿದ್ದಾಳೆ ಕೌಸಲ್ಯಾದೇವಿ ವೈರಾಗಿಯಿಂದ ಬಿಳಿ ಸೀರೆ ಉಟ್ಕೊಂಡಿದ್ದಾಳೆ ರೇಷ್ಮೆ ಸೀರೆ ಗಂಡನಿಗೆ ಒಳ್ಳೆಯದಾಗಲಿ ಆಕೆ ಹರಕಲು ಬಟ್ಟೆ ಉಟ್ಕೊಂಡಿದ್ರೆ ಗಂಡನಿಗೆ ಶ್ರೇಯಸ್ಸು ಕಡುಬಡವ ದರಿದ್ರ ಗಂಡನಾಗಿದ್ದರು ಹೆಂಡತಿ ಮುತ್ತು ಐದುಗಳನ್ನ ಕಿವಿ ಮೂಗು ಕಾಲು ಈ ಒಡವೆಗಳನ್ನ ಬಳೆಯನ್ನ ತಕ್ಕ ಮಟ್ಟಿಗೆ ಒಳ್ಳೆಯ ಭೂಷಣ ಧರಿಸಬೇಕು ಗಂಡನಿಗೆ ಆಯುಷ್ಯ ವೃದ್ಧಿ ಗಂಡ ಚೆನ್ನಾಗಿರಲಿ ಅನ್ನೋ ದೃಷ್ಟಿ ಅಂತ ಬಿಳಿ ಸೇರೆ ಉಟ್ಕೊಂಡವಳು ರಂಗನಾಥನ್ ಕೇಳ್ತಾ ಇದ್ದಾಳೆ ನಮ್ಮ ಯಜಮಾನ್ ಚಿತ್ತ ಬಹಳ ಚಪಲ ಈಗ ಮಾಡಿದ್ದಾರೆ ಡಿಸಿಷನ್ನು ಐದು ನಿಮಿಷಕ್ಕೆ ಬದಲಾಗಬಹುದು ಆಗದೇ ಇರುವಂತೆ ಸದ್ಬುದ್ಧಿ ಕೊಡು ಅಂತ ಕೇಳ್ತಾ ಇರುವಾಗ ತತ್ರತಾಂ ಪ್ರವಣಾಂ ಮಾತರಂ ಕ್ಷೌಮಮಾಸಿನೀಂ ವಾಗ್ಯತಾಂ ದೇವತಾಗಾರೆ ದದರ್ಶ ಆಯಾಚತಿ ಹಿಂಸೆಯಂ ಮಗನಿಗೆ ಐಶ್ವರ್ಯ ಕೊಡು ಅಂತ ಯಾಚನೆ ಮಾಡಿಸಿದ್ದಾಳೆ ರಂಗನಾಥನಲ್ಲಿ ಅಷ್ಟೊತ್ತಿಗೆ ಸುಮಿತ್ರೆ ಬಂದುಬಿಟ್ಟಿದ್ದಾಳೆ ರಾಮ ಲಕ್ಷ್ಮಣ ಬರೋ ಹೊತ್ತಿಗೆ ಆಗತ ತತ್ರ ಸುಮಿತ್ರ ಲಕ್ಷ್ಮಣಸ್ತಥ ಸೀತಾ ಚ ಆನಯಿತ ಸೀತೆಯನ್ನು ಕರ್ಕೊಂಡು ಬಂದ್ಲು ಕೌಸಲ್ಯ ಗಡಿಬಿಡಿಯಿಂದ ಬಂದಳು ತಲೆ ಮುಸುಕ್ ಹಾಕೊಂಡು ಅಮ್ಮ ಕರೆದ್ರಂತೆ ಕೂತ್ಕೊಮ್ಮ ನಿಮ್ಮ ಯಜಮಾನ ಪಟ್ಟಾಭಿಷೇಕ ಆಗತ್ತೆ ಕಾಣೆ ಎಷ್ಟು ಟಚ್ ಆಗುತ್ತೆ ನೋಡಿ ಸೊಸೆಗೆ ಹೇಳ್ತಿದ್ದಾಳೆ ನಿಮ್ಮ ಯಜಮಾನಿಗೆ ನಾಳೆ ಪಟ್ಟಾಭಿಷೇಕ ಅಂತೆ ಅಮ್ಮ ಮಹಾರಾಜರಿಗೆ ಒಳ್ಳೆ ಬುದ್ಧಿ ಬಂತು ಇವತ್ತು ನೀನು ಉಪವಾಸ ಮಾಡಬೇಕು ರಾತ್ರಿ ಶುದ್ಧ ಉಪವಾಸ ಮಾಡಿ ಆ ಹಸಿ ಹೊಟ್ಟೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಎಂದೂ ವ್ಯರ್ಥ ಆಗೋದಿಲ್ಲ ಏಕಾದಶಿ ದಿವಸ ಪ್ರಾರ್ಥನೆ ಮಾಡಿ ಲೋಕಕ್ಷೇಮವಾಗಲಿ ಆ ಹೊಟ್ಟೆಯಲ್ಲಿ ಏನಾರು ಇದ್ರೆ ಅದು ಕಾಮಕ್ರೋಧಗಳು ಉಂಟಾಗ್ತವೆ ತ್ರಿಗುಣಾತ್ಮಕವಾದ ಪ್ರಕೃತಿ ತನ್ನ ಕೆಲಸವನ್ನ ಮಾಡುತ್ತೆ ಅದಾಗದೇ ಇರೋ ಅವಸ್ಥೆಯಲ್ಲಿ ನೀ ಶುದ್ಧವಾಗಿರಬೇಕು ಅಂತ ಹೇಳ್ತಾ ಇದ್ದಾಳೆ ತಸ್ಮಿನ್ ಕಾಲೇ ಹಿ ಕೌಸಲ್ಯ ತಸ್ಥೌ ಆಮೀರಿತೆ ಕ್ಷಣ ರಾಮ ಬರೋ ಹೊತ್ತಿಗೆ ಕಣ್ಣು ಮುಚ್ಚಿದ್ದಾಳೆ ಜಪಮಣಿ ಹಿಡಿದಿದ್ದಾಳೆ ಜಪ ಗುರುಗಳು ಕೊಟ್ಟ ಮಂತ್ರವನ್ನು ಜಪ ಮಾಡ್ತಾ ಇದ್ದಾಳೆ ಪ್ರಸನ್ನವಾಗಿ ರಂಗನಾಥನ್ ನೋಡ್ತಾ ಇದ್ದಾಳೆ ಸುಮಿತ್ರಾಯಾನ್ವಾಸ್ಯಮಾನ ಸೀತೆಯ ಲಕ್ಷ್ಮಣೇನ ಚ ಈ ಕಡೆ ಸೀತೆ ಆ ಕಡೆ ಲಕ್ಷ್ಮಣ ಅವರೂ ಕೂತ್ಕೊಂಡು ರಂಗನಾಥನ್ ಧ್ಯಾನ ಮಾಡ್ತಾ ಇದ್ದಾರೆ ಶುತ್ವಾತು ಪುಷ್ಯೇ ಪುತ್ರಸ್ಯ ಯೌವರಾಜ್ಯಾಭಿಷೇಚನಂ ದಶರಥ ಸಭೆಯಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದ ಪುರೋಹಿತನ ಕೇಳಲಿಲ್ಲ ಬರುವ ಪುಷ್ಯ ನಕ್ಷತ್ರದಲ್ಲಿ ಗುರು ಸಮೇತನಾದ ಪುಷ್ಯ ಪುಷ್ಯ ಯೋಗ ಗುರುಪುಷ್ಯ ಯೋಗದಲ್ಲಿ ರಾಮನ ಪಟ್ಟಾಭಿಷೇಕ ಜನ ಒಂದು ಚಪ್ಪಾಳೆ ಹಾಕಿದರು ಹಾಕಿದರು ಹಾಕಿದರು ಭೂಮವು ಕಂಪಯನ್ನಿವ ಭೂಮಿ ನಡುಗಿ ಹೋಯಿತಂತೆ ಭೂಮಿ ಯಾಕೆ ನಡಗಿತು ನನಗಲ್ವೇ ದೊರೆ ಭೂಪತಿ ದೊರೆ ಬಂದರು ನನಗಲ್ವೇ ಅವನು ಚಕ್ರವರ್ತಿ ಅಂತ ಅಚೇತನ ಪದಾರ್ಥ ಭೂಮಿ ಚಪ್ಪಾಳೆ ಹಾಕಲಾರದೆ ಕಂಪಿಸಿದಂತೆ ದಶರಥನಿಗೆ ಬಹಳ ಆನಂದವಾಯಿತು ಆ ಕಡೆಯಲ್ಲಿ ಈಗ ರಾಮಚಂದ್ರ ಬಂದ ಕಣ್ಣು ಮುಚ್ಚಿ ಗೋಚರಿಸಕ ತಾಯಿಯನ್ನ ಮೆಲ್ಲಗೆ ಹಿಂದಿನಿಂದ ಬಂದು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಅಂಬ ಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ ಅಪ್ಪ ಅಪ್ಪಣೆ ಕೊಟ್ಟಿದ್ದಾನೆ ನಾಳೆ ಇನ್ನು ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷೇಕವಂತೆ ಅದಕ್ಕೆ ನಿನಗೆ ತಿಳಿಸೋಣ ಅಂತ ಬಂದಿದ್ದೇನಪ್ಪ ಅಮ್ಮ ಅಂತ ಹೇಳುವಾಗ ಅದಕ್ಕೆ ಅವಳು ಹೇಳ್ತಾಳೆ ಒಂದೇ ಒಂದು ಮಾತು ಈ ಮಾತಿನ ಹಿಂದೆ ಅವಳು ನೋವೆಷ್ಟಿದೆ ನೋಡಿ ವತ್ಸ ರಾಮ ಚಿರಂಜೀವ ಹತಾಸ್ತೆ ಪರಿಪಂಥಿನ ಮೂವತ್ತೊಂಬತ್ತನೇ ಶ್ಲೋಕ ರಾಮ ಚಿರಾಯುಷ್ಮಂತನಾಗಿ ಬಾಳಪ್ಪ ನಿನ್ನ ಶತ್ರುಗಳು ಇವತ್ತಿಗೆ ಸತ್ತರು ಆಶೀರ್ವಾದ ಮಾಡುವಾಗ ಈ ಮಾತನ್ನ ಅದಕ್ಕೆ ಸೇರಿಸಬೇಕು ಪರಿಪಂಥಿನ ನಿನ್ನ ಅಡ್ಡದಾರಿ ಹಿಡಿಸೋರು ನಿನ್ನ ಶ್ರೇಯಸ್ಸನ್ನು ಸಹಿಸದೇ ಇರುವವರು ಇವತ್ತಿಗೆ ಸತ್ತರು ಅಯೋಧ್ಯೆಯಲ್ಲಿ ರಾಮನಿಗೆ ಆಗದೇ ಇದ್ದವರಿದ್ದರೇನು ಕೌಸಲ್ಯಗೆ ಆಗದೇ ಇದ್ದರೆ ರಾಮನ ಮೇಲೆಯೂ ಸೇಡ್ ತೀರಿಸಿಕೊಳ್ಳೋರು ಕೈ ಕಡೆಯವರಿರಬಹುದು ಕಡೆಯವರು ಇರಬಹುದು ಮಂತ್ರೆ ಕಡೆಯವರು ಇರಬಹುದು ಅವರು ಸತ್ತ ಹಾಗೆ ಯಾಕೆ ದಶರಥನೆ ಆರ್ಡರ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಮುಂದೆ ಎರಡು ಮಾತನ್ನು ಹೇಳ್ತಾಳೆ ಜ್ಞಾತೀನ್ ಮೇ ತ್ವಂಶಯಾಯುಕ್ತ ಯಾಶ್ಚನಂದಯ ನಿನ್ನ ಬಂಧುಗಳನ್ನು ಜ್ಞಾತಿಗಳನ್ನು ಸುಮಿತ್ರೆಯನ್ನು ಆನಂದಗೊಳಿಸೋ ಮಗು ಜ್ಞಾತೀಂದ್ರ ಯಾರು ದಶರಾತ್ರ ಲಕ್ಷ್ಮಣನನ್ನ ಸುಮಿ ಮತ್ತು ಭರತ ಶತ್ರುಘ್ನರನ್ನ ನನ್ನನ್ನ ಈ ಸುಮಿತ್ರೆಯನ್ನ ನಿನ್ನ ನನ್ನ ನಂಬಿಕೊಂಡಿರತಕ್ಕಂಥ ದಶರಥನ ಇತರ ಪತ್ರಿಯರನ್ನ ಎಲ್ಲರಿಗೂ ಸೌಖ್ಯ ಉಂಟು ಮಾಡು ಏನೇ ಕಾರಣದಿಂದ ಅಪ್ಪ ಪಟ್ಟಾಭಿಷೇಕ ಬೇಡ ಅಂತ ನಾಳೆ ಹೇಳಿದ್ರು ಮಾಡಿಕೋ ಮಾಡಿಕೊಂಡು ಸಂತೋಷವನ್ನುಂಟು ಮಾಡು ಮಗನನ್ನು ತಬ್ಬಿಕೊಳ್ತಾಳೆ ಮಡ್ಲಲ್ಲಿ ಕೂರಿಸ್ಕೊಳ್ತಾಳೆ ಮಗು ನಿನ್ನ ಪಟ್ಟಾಭಿಷೇಕ ಹೇಗೆ ತಪ್ಪುತ್ತೀಯೋ ತಪ್ಪೋ ಕಾರಣವೇ ಇಲ್ಲ ಅಂತ ಮನಸ್ಸು ಏನೋ ಹೇಳ್ತಾ ಇದೆ ಅವಳಿಗೆ ದಶರಥ ಇಟ್ಟಿದ್ದಾನೆ ಅದು ನಡೆಯೋದಿಲ್ಲ ಅಂತ ಗೊತ್ತು ಕಲ್ಯಾಣೇ ಪತ ನಕ್ಷತ್ರೇ ಮೈಜಾತೋಸಿ ಜಾತೋಸಿ ಪುತ್ರಕ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿದ್ದೀಯೇ ಕಾಣೋ ನನ್ನ ಹೊಟ್ಟೆಯಲ್ಲಿ ಅದ್ಯಾವುದು ಪುನರ್ವಸು ನಕ್ಷತ್ರ ಬಂಜತನ ನೀಗಿದ ನಕ್ಷತ್ರ ಅವತ್ತೆಲ್ಲ ವೇದದ ಮರ್ಮಗಳನ್ನು ಹೇಳಿದ್ದೇನೆ ದೇವತೆಗಳಿಗೆ ಐಶ್ವರ್ಯ ಪ್ರಾಪ್ತಿಯಾದದ್ದು ಕೌಸಲ್ಯಗೆ ಸುಖ ಮತ್ತೆ ಪ್ರಾಪ್ತಿಯಾಗುವ ನಕ್ಷತ್ರ ಅದು ಪುಷ್ಯ ನಕ್ಷತ್ರ ಇವತ್ತು ಬರುತ್ತೆ ನೀವು ಹುಟ್ಟಿದ್ದು ಪುನರ್ವಸು ಏನ ತ್ವಯಾ ದಶರಥೋ ಗುಣೈ ಆರಾಧಿತ ಪಿತ ನಿನ್ನ ತಂದೆಯನ್ನೂ ನೀನಿಷ್ಟು ವರ್ಷ ಚೆನ್ನಾಗಿ ತೃಪ್ತಿಪಡಿಸಿದ್ದೀಯೇ ನಾ ಮಾಡಿದ ತಪಸ್ಸು ಸಾರ್ಥಕವಾಯಿತು ಅಮೋಘಂಬತಮೇ ಕ್ಷಾಂತಂ ಪುರುಷೇ ಪುಷ್ಕರೇಕ್ಷಣೆ ಪುಂಡರೀಕಾಕ್ಷನನ್ನ ನನ್ನ ಕುಲದೇವತೆಯನ್ನು ಉಪಾಸನೆ ಮಾಡಿ ಸಾರ್ಥಕವಾಯಿತು ಏ ಹಾಗೂ ರಾಜ್ಯಶ್ರೀ ಪುತ್ರತ್ವಾಂ ಸಂಶಯಿಷ್ಯತಿ ನನ್ನ ಕುಲದೇವರು ಕೈ ಬಿಡಲಿಲ್ಲ ನಿನಗೆ ಐಶ್ವರ್ಯ ಬಂದು ಹೋಯಿತು ಅಂತ ಒಂದೇ ಸಮ ಪಟ್ಟಾಭಿಷೇಕ ನಡೆದೇ ಹೋಯಿತು ಎಂಬುವಳಂತೆ ಹೇಳ್ತಾ ಇದ್ದಾಳೆ ಅವಳು ರಾಮ ಏನು ಮಾತಾಡಲಿಲ್ಲ ಇದು ನಡೆಯೋದಿಲ್ಲ ಅಂತ ಗೊತ್ತು ಅವನಿಗೆ ತಾಯಿಗೆ ಅಡ್ಡ ಮಾತನಾಡಲಿಲ್ಲ ಪ್ರಾಂಜಲಿಂ ಪ್ರಹ್ವಂ ಆಸೀನಮ್ಮ ವಿವೀಕ್ಷ ಸ್ಮಯನ್ನಿವ ಸ್ಮಯನ್ನಿವ ಕೈ ಮುಗಿದುಕೊಂಡು ತಲೆ ಬಗ್ಗಿಸಿ ವಿನಯದಿಂದ ಕೂತಿರೋ ಲಕ್ಷ್ಮಣನ್ ನೋಡಿ ಹೇಳಿದ ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಸಾಧಿತ್ವಂ ವಸುಂಧರ ನನ್ನ ಜೊತೆಯಲ್ಲಿ ಭೂಮಿಯನ್ನು ನೀನು ಆಳೋ ದ್ವಿತೀಯಮ್ಮೆ ಅಂತರಾತ್ಮಾನಂ ತ್ವಾಮಿಯಂ ಶ್ರೀರುಪಸ್ಥಿತ ನನಗೆ ನೀನು ಎರಡನೇ ಅಂತರಾತ್ಮ ಜ್ಞಾನೀತು ಆತ್ಮೈವ ಮೇ ಮತಂ ಗೀತೆ ನನಗೆ ರಾಜ್ಯ ಅಂದ್ರೆ ನಿನಗೆ ಯುವ ರಾಜ್ಯ ನನಗೆ ವನವಾಸ ಅಂದ್ರೆ ನಿನಗೂ ವನವಾಸ ಅನ್ನೋ ಅರ್ಥದಲ್ಲಿ ಏ ಭೂಮಿಯನ್ನ ನೀನು ಆಳು ನಾ ಇದ್ರೆ ನೀನು ಊರಲ್ಲಿರ್ತೀಯ ನಾ ಕಾಡ್ಕೊಂಡು ನೀನು ಬರ್ತೀಯ ಅಂತ ಹೀಗೆ ಹೇಳಿ ಇನ್ನು ತನ್ನ ಅರಮನೆಗೆ ಹೋಗಿದ್ದಾನೆ ಸೀತಾದೇವಿಯನ್ನು ಕರ್ಕೊಂಡು ಅಷ್ಟರಲ್ಲಿ ದಶರಥ ಮತ್ತೆ ಹೇಳಿ ಕಳಿಸಿದ ರಾಮನಿಗೆ ಏನು ವಿಚಿತ್ರ ಇದು ಯಾತಕ್ಕೂ ಹೇಳಿ ಕಳಿಸ್ತಾ ಇದ್ದಾನಮ್ಮ ಬರ್ತೆ ಅಂತಾಳು ಸೀತೆಯನ್ನು ಕೂರಿಸಿ ಹೋದ ದಶರಥ ಆಸ್ಥಾನದಿಂದ ಆಗಲೇ ಬಂದಿದ್ದಾನೆ ಮುಡಿ ತೆಗೆದು ಒಂದು ಕಡೆ ಇಟ್ಟಿದ್ದಾನೆ ರಾಮನನ್ನು ನೋಡ್ತಾನೆ ಕಣ್ಣು ತುಂಬ ನೀರು ತುಂಬಿಕೊಳ್ತಾ ಇದೆ ಮತ್ತೆ ಅಳ್ತಾನೆ ಯಾಕೆ ಅಳ್ತಾ ಇದ್ದಾನೆ ದಶರಥ ಅಂತ ಗೊತ್ತಿಲ್ಲ ಪಂಚಾಂಗ ತೆಗೆದು ನೋಡ್ತಾನೆ ನಾಳೆ ದಿವಸ ಬೆಳಿಗ್ಗೆನೆ ಪುಷ್ಯ ನಕ್ಷತ್ರ ಅದು ಗೊತ್ತಿಲ್ಲ ಅವನಿಗೆ ಬರುವ ಪುಷ್ಯಕ್ಕೆ ಪಟ್ಟಾಭಿಷೇಕ ಅಂತ ಹೇಳಿದ್ದಾನೆ ಪುರೋಹಿತರನ್ನು ಕೇಳದೆ ಇಟ್ಟ ಮುಹೂರ್ತ ಅದು ನಡೆಯಲಿಲ್ಲ ಕುಲಗುರುಗಳನ್ನು ಕೇಳಲಿಲ್ಲ ಪಂಚಾಂಗ ತೆಗೆದು ನೋಡಿದ ಶ್ವಯೇ ಪುಷ್ಯೋ ಭವಿತಾ ಅಭಿಷೇಚಸ್ತು ಮೇ ಸುತಃ ಆಮೇಲೆ ಅವನ ಮತ್ತೆ ಆ ರಾಮನನ್ನು ಮುದ್ದಿಟ್ಟು ಅವನಿಗೆ ಹೇಳ್ತಾನೆ ರಾಮ ವೃದ್ಧೋಸ್ಮಿ ದೀರ್ಘಾಯು ಭೋಗ ಮಯಪ್ಸಿತಾಹ ಇದೆಲ್ಲ ಬೇಕಾಡದಿದ್ದ ಮಾತು ಹಿಂದಿನ ಸರ್ಗಕ್ಕೆ ಹೋಗಿದ್ದೇನೆ ಮತ್ತೆ ಇದು ನಾಲ್ಕನೇ ಸರ್ಗ ಅಯೋಧ್ಯಾಕಾಂಡ ನಾನು ವಯಸ್ಸಾಗಿದ್ದವನು ಕಾಣೋ ರಾಮ ನಾ ಮುದುಕ ಅನುಭವಿಸುವ ಭೋಗಗಳೆಲ್ಲ ಅನುಭವಿಸಿದ್ದೇನೆ ಯಾಗ ಮಾಡಿದ್ದೇನೆ ಯಜ್ಞ ಮಾಡಿದ್ದೇನೆ ನನಗೇನು ಕೊರತೆ ಇಲ್ಲಪ್ಪ ಒಂದೇ ಒಂದು ನಿನ್ನ ಪಟ್ಟಾಭಿಷೇಕವನ್ನು ನೋಡಿ ಪ್ರಾಣ ಬಿಡಬೇಕು ಆದ್ರಿಂದ ಅದು ಬಿಟ್ಟು ನನಗೇನಿಲ್ಲ ಅಥೋಯತ್ವಾಂ ಅಮೃಯಾಂ ತನ್ಮೇ ತ್ವಂ ಕರ್ತುಮರ್ಹಸಿ ಹದಿನೈದನೇ ಶ್ಲೋಕ ಗಮನವಾಗಿ ಕೇಳ್ಕೊ ಈಗ ನಾನೇನೇ ಹೇಳ್ತೇನೆಯೋ ಅದನ್ನು ನೀನು ಮಾಡಬೇಕು ಪಟ್ಟಾಭಿಷೇಕ ಮಾಡೋನು ದಶರಥನೋ ರಾಮನು ನಾ ಮಾಡ್ತೇನೇನೋ ಮಾತಿಲ್ಲ ನಾನೇನು ಹೇಳ್ತೇನೆ ಅದನ್ನು ಕೇಳು ನನಗೆ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಶುರು ಮಾಡಿದೆ ಜಾತಕ ಬೇರೆ ಗೊತ್ತಿತ್ತು ಇದು ಕುರುಡು ಜೋಸ್ಯ ಈ ಕುಂಟು ಜೋಸ್ಯ ಕುರುಡು ಜೋಸ್ಯ ಅಂತ ಹೇಳ್ತಾರೆ ನೋಡಿ ಅಯ್ಯೋ ಮೂರನೇ ಕಡೆ ಗುರು ಬಂದ ಎಂಟನೇ ಕಡೆ ಶನಿ ಬಂದ ಯಾವ ಜಾತಿ ಯಾರು ಮೂರನೇ ಮನೆ ಯಾರು ಎಂಟನೇ ಮನೆ ಯಾರು ಒಂಬತ್ತನೇ ಮನೆ ಎಲ್ರಿಗೂ ಒಂದೇ ಮನೆ ಇರೋದಿಲ್ಲ ಅರ್ಧಂಬರ್ಧ ಜೋಸ್ಯ ತಿಳ್ಕೊಂಡು ಮುಹೂರ್ತವನ್ನು ತಿಳ್ಕೊಳ್ಳದೆ ಅವಷ್ಟಬ್ಧೋಸ್ಮಿ ಅವಷ್ಟಬ್ಧಂಚಮೇ ರಾಮ ನಕ್ಷತ್ರಂ ದಾರುಣೈರ್ಗಹಿ ಕೇಳಿದ್ರೆ ಹೇಳ್ತಾರೆ ಜೋಯಿಸರು ರಾಜನಿಗೆ ಮರಣ ಬರಬಹುದು ಕ್ಲೇಶ ಬರಬಹುದು ಅಂತ ಕೂಡ ಹೇಳ್ತಾರೆ ನಮ್ಮ ವಂಶದಲ್ಲಿ ಹಿಂದೆ ಹುಟ್ಟಿದವರ ಅನೇಕರ ಗ್ರಹಗತೆಗಳು ಹಿಂದೆಯೇ ಹೀಗೆ ಇದ್ದವು ತ್ರಿಶಂಕು ಒಳ್ಳೆಯ ಸ್ಥಿತಿಯಲ್ಲಿಲ್ಲ ನಮಗನುಕೂಲವಾಗಿಲ್ಲ ಏನಾದರೂ ನಡೆದರೂ ನಡೆಯಬಹುದು ಭರತನು ಒಳ್ಳೆಯವನೇ ಅಂತ ಶುರು ಮಾಡಿ ಇಷ್ಟೆಲ್ಲ ಹೇಳಿಬಿಟ್ಟು ಭರತನು ಪರವಾಗಿಲ್ಲ ಕಾಮಂಕಲು ಸತಾಂ ಭ್ರಾತಾತೆ ಭರತ ಸ್ಥಿತ ಎಷ್ಟು ಸೂಕ್ಷ್ಮ ನೋಡಿ ಭರತನೂ ಒಳ್ಳೆಯವನೇ ಆದರೆ ಭವಂತಿ ಬಹು ವಿಘ್ನಾನಿ ಕಾರ್ಯಾಣಿ ಏವಂ ವಿಧಾನಿ ಎಷ್ಟೊಂದು ವಿಘ್ನಗಳು ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೋ ನಮ್ಗೆ ಹೇಳೋಕ್ಕೂ ಬರೋದಿಲ್ಲ ಯಾರ ಮನಸ್ಸು ಯಾವಾಗ ವ್ಯತ್ಯಾಸವಾಗುತ್ತೋ ಹೇಳೋಕೆ ಬರೋದಿಲ್ಲ ಕಿನ್ನು ಚಿತ್ತಂ ಮನುಷ್ಯಾಣ ಅನಿತ್ಯ ಮನುಷ್ಯರ ಚಿತ್ತ ಅನ್ನುವುದು ಶಾಶ್ವತವಲ್ಲ ಅಂದ್ರೆ ನನ್ನ ಚಿತ್ತವೂ ಶಾಶ್ವತವಲ್ಲ ಅಂತ ಅದರ ಧ್ವನಿ ಯಾರಾದರೂ ಕೊನೆಗಳಿಗೆ ಹೇಳಿ ಕೈ ಕೈ ಕಿವಿಯಲ್ಲಿ ಶಂಕ ಇಂಕ ಊದಿ ಏನ್ ಮಹಾರಾಜರೇ ನನ್ನ ಮಗನಿಗೆ ರಾಜ್ಯ ಕೊಡಿ ಅಂತ ಕೇಳಿದ್ರೆ I shall be bound by her words then what is your duty you must kill me and crown yourself ಇವನು ಹೇಳ್ತಾನೆ ಅವನು ನನ್ನ ಕೊಂದಾದರೂ ಪರವಾಗಿಲ್ಲ ನೀ ಪಟ್ಟಾಭಿಷೇಕವನ್ನು ಮಾಡ್ಕೋ ನನ್ನ ಮನಸ್ಸು ಗೊತ್ತಿಲ್ಲ ಅಂತ ಹೀಗೆಲ್ಲ ಹೇಳ್ಕೊಳ್ಳುವ ಮಾತು ಈ ಕಡೆ ವಸಿಷ್ಠರು ಬಂದರು ಕರ್ಕೊಂಡು ಹೋದರು ರಾಮ ನಾಳೆಯೇ ಬೆಳಿಗ್ಗೆ ಪಟ್ಟಾಭಿಷೇಕಪ್ಪ ನಿಮ್ಮಪ್ಪ ಈಗ ಪಂಚಾಂಗ ನೋಡ್ಕೊಂಡು ನನಗೆ ಬರೀ ಹುಜೂರ್ ಆರ್ಡರ್ ಮಾಡಿದ್ದಾನೆ ಎಂಬುದಾಗಿ ಆ ರಾಮನ ಕೈಗೆ ಕಾಂಕಣ ಕಟ್ತಾರೆ ಇಲ್ಲಿ ಚಂಪು ರಾಮಾಯಣಕಾರರು ರಾಮಾಯಣದಲ್ಲಿ ಇಲ್ಲದೇದ್ದೊಂದು ವಿಷಯ ಹೇಳಿದ್ದಾರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಕೌಶಲ್ಯ ಅಳುವ ಮಾತಿನಲ್ಲಿ ಬರ್ತದೆ ಅದು ಸರ್ವಜ್ಞರು ಕುಲಪುರೋಹಿತರು ವಸಿಷ್ಠರು ಅವರಿಟ್ಟು ಮುಹೂರ್ತ ವ್ಯತ್ಯಾಸ ಆಗೋದಕ್ಕೆ ಕಾರಣವಿಲ್ಲ ಅವರಿಟ್ಟರೋ ಇಡ್ಲಿಲ್ವೋ ಗೊತ್ತಿಲ್ಲ ನಿಮ್ಮಪ್ಪ ಅವ್ರ ಮಾತು ಕೇಳದೆ ಇಡುವವರಲ್ಲ ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ ವಸಿಷ್ಠರೇ ಇಟ್ಟು ಪಟ್ಟಾಭಿಷೇಕ ತಪ್ಪಿ ನೀ ಕಾಡಿಗೆ ಹೋಗಿರೋ ಸಂದರ್ಭದಲ್ಲಿ ವಸಿಷ್ಠರು ಸಂಕಲ್ಪ ಬದಲಿ ಮಾಡಿರಬೇಕು ರೇಖಾರಥಾಂಗ ಸರಸೀರೋ ಶಂಖ ಚಿಹ್ನೆ ಕ್ಷೇಮಂಕರೇ ತವ ಜಗತಾಂತ್ರಯಾಣ ರಾಮನ ಕಂಕಣ ಕಟ್ಟಬೇಕು ವಸಿಷ್ಠರು ಮಗು ಕೈ ತೊಳ್ಕೊಳ್ಳೋ ಕೈ ತೊಳ್ಕೊಂಡ್ರು ಎಲ್ಲ ಕೈ ಕೊಡಪ್ಪ ಈ ಕಡೆ ಸಗರೇಣ ರಕ್ಷಾ ಮೂರು ಸುತ್ತು ಹಳದಿ ದಾರ ಕಟ್ಟಬೇಕು ಕೈ ನೋಡ್ತಾ ಇದ್ದಾರೆ ಅದರಲ್ಲಿ ರೇಖೆಗಳು ಕಾಣಿಸ್ತವೆ ರೇಖಾ ರಥಾಂಗ ಸರಸೀರುಹ ಶಂಖ ಚಿಹ್ನೆ ಪದ್ಮ ಶಂಖ ಚಕ್ರ ಇದನ್ನೆಲ್ಲ ನೋಡಿದ್ರು ಕ್ಷೇಮಂಕರೇ ಜಗತ್ತಿಗೆ ಕ್ಷೇಮ ಕೊಡುವ ನಿನ್ನ ಕೈ ಜಗತ ಅಂತ್ರಯಾಣ ಮೂರು ಲೋಕೋ ಕ್ಷೇಮ ಮಾಡುವ ಕೈ ಇದು ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯಸೂತ್ರ ಹಿಡಿದು ಇಲ್ಲಿರುವ ಬದಲು ಕಾಂತಾರ ಕಂದ ಖನನಂ ರಚಯಸ್ವನೂನಂ ಕಾಡಲ್ಲಿ ಗುದ್ಲಿ ಗಿದ್ಲಿ ಸನಿಕೆ ತಗೊಂಡು ಗೆಡ್ಡೆ ಗೆಣಸನ್ನ ಅಗೀತಾ ಸ್ವಲ್ಪ ರಾಕ್ಷಸ ನಿಗ್ರಹವನ್ನು ಮಾಡ್ತಾ ಕಾಡಿಗೆ ಹೋಗಿ ಬಾ ಎಂಬುದಾಗಿ ಸಂಕಲ್ಪ ಬದಲಿಸಿ ಊರಲ್ಲಿ ಪಟ್ಟಾಭಿಷೇಕ ಅನ್ನೋ ಬದಲಾಗಿ ಕಾಂತಾರ ಕಂದ ಖನನಂ ರಚಯಸ್ವನೂನಂ ಇತ್ಯಾಬದ್ಧವಾನ್ ಪ್ರತಿಸರಂ ಭಗವಾನ್ ವಸಿಷ್ಠ ಆ ವಸಿಷ್ಠರು ಮುಹೂರ್ತ ಬದಲು ಮಾಡಿ ಮುಹೂರ್ತ ಅದೇ ಇಟ್ಟರು ಸಂಕಲ್ಪ ಬದಲು ಮಾಡಿದ್ರು ಇಲ್ದಿದ್ರೆ ಮಗುನೇನು ಪಟ್ಟಾಭಿಷೇಕ ತಪ್ಪೋದಕ್ಕೆ ಏನು ಕಾರಣ ಅಂತ ಆ ರಾಮನ ಕೈ ನೋಡಿ ಗೊಳೋ ಅಂತ ಅಳ್ತಾಳಂತೆ ಕೌಸಲ್ಯ ಚಂಪು ರಾಮಾಯಣಕಾರರು ಎಳ್ಳಷ್ಟು ವಾಲ್ಮೀಕಿಯನ್ನು ಬಿಟ್ಟಿಲ್ಲ ಎಷ್ಟು ಕಡೆ ಇಂಥ ಅದ್ಭುತವಾದ ಸಮಾಚಾರ ಕೊಟ್ಟಿದ್ದಾರೆ ಪುರೋಹಿತರು ಹೇಳಿದ್ರು ರಾಮ ಇವತ್ತು ಏಕಾಸನದಲ್ಲಿ ಕೂತ್ಕೋಬೇಕು ಜಾಗರಣೆ ರಾತ್ರಿ ರಾತ್ರಿಯಲ್ಲಿ ಮಾಡಬಾರದಪ್ಪ ಬುಟ್ಟಿ ತುಂಬಾ ಪುಷ್ಪ ಇಟ್ಟಿದ್ದೇನೆ ನಿನ್ನ ಕುಲದೇವತೆ ರಂಗನಾಥನಿಗೆ ಅರ್ಚನೆ ಮಾಡಬೇಕು ಅರ್ಚನೆ ಮಾಡಬೇಕು ಅಂತ ಹೇಳಿ ನೈವೇದ್ಯ ಬಂತು ಗಂಟೆಗೊಂದ್ಸಲ ನೈವೇದ್ಯ ಬರ್ತಾ ಇದೆ ಪ್ರಗೃಹ್ಯ ಶಿರಸಾಪಾತ್ರೀಂ ಹವಿಷೋ ವಿಧಿವತ್ತತಃ ಎರಡನೇ ಶ್ಲೋಕ ಆರನೇ ಸರ್ಗ ರಾಮಚಂದ್ರ ತಲೆಗೆ ಸಿಂಬಿ ಕಟ್ಟಿ ತನ್ನ ಕುಲದೇವತೆ ರಂಗನಾಥನಿಗೆ ಬಿಸಿ ಬಿಸಿ ಸಕ್ಕರೆ ಪೊಂಗಲ್ ತಲೆ ಮೇಲಿಟ್ಕೊಂಡು ನಿವೇದನ ಮಾಡಿದ ಅಂತ ಬರೆದಿದ್ದಾರೆ ತಿರುಪತಿ ಶ್ರೀನಿವಾಸನಿಗೆ ವೈಖಾನ್ ಸಾಗಮದಲ್ಲಿ ಹಾಗೆ ಮಾಡುತ್ತಾರೆ ನೆಲದ ಮೇಲಿಟ್ಟು ನಿವಾರಣೆ ಮಾಡಬಾರದು ದೇವರಿಗೆ ತಲೆ ಮೇಲಿಟ್ಕೊಂಡು ಬಾಯೆಲ್ಲ ಮುಚ್ಚಿಕೊಂಡು ಅದರಲ್ಲಿ ಉಸಿರಾಡುವಾಗ ಏನಾದರೂ ಬಾಯಿಂದ ಒಂದು ಅಗಳೋ ಎಂಜಲೋ ಇಂಜಲೋ ಬಂದರೆ ದೇವರ ನೈವೇದ್ಯ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ತನಕ ಇಲ್ಲಿ ತನಕ ಬಟ್ಟೆ ಕಟ್ಕೊಂಡು ಉಪರಿಹಿ ದೇವೇಭ್ಯೋ ದಧಾತಿ ವೇದದಲ್ಲಿ ಹೇಳ್ತಾರೆ ನಮ್ಮ ತೈತ್ರಿ ಶ್ರುತಿಯಲ್ಲಿ ದೇವತೆಗಳಿಗೆ ಹೀಗೆಯೇ ಕೊಡಬೇಕು ನಾವು ಕಣ್ಣಿಂದ ನೋಡಬಾರದು ಆ ತಲೆ ಮೇಲೆ ಇಟ್ಕೊಳ್ಳೋದು ಅಷ್ಟು ಪ್ರಾಕ್ಟಿಕಲ್ ಅಲ್ವಲ್ಲ ಅಂದ್ರೆ ಒಂದು ಮಣೆಯನ್ನಾದರೂ ಹಾಕಿ ಅದರಲ್ಲಿ ನಮ್ಮ ಶ್ರೀ ವೈಷ್ಣವರಲ್ಲಿ ವಿಶೇಷ ಒಂದು ಸಂಪ್ರದಾಯದಲ್ಲಿ ನೆಲವನ್ನು ಸಾರಿಸಿ ಗುಡಿಸಿ ರಂಗೋಲೆ ಹಾಕಿ ಮಣೆಯನ್ನು ಹಾಕಿ ಮನೆ ಮೇಲೆ ರಂಗೋಲಿ ಅಲಂಕಾರಾದಿಗಳನ್ನು ಮಾಡಿ ಅದರಲ್ಲಿ ದೇವರ ನೈವೇದ್ಯದ ಪದಾರ್ಥಗಳಿಟ್ಟು ಸ್ವಾಮಿ ಒಪ್ಪಿಸಿಕೋ ಐತೆ ನೈವೇದ್ಯ ಮಾಡುವ ಕ್ರಮ ಅದನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅದು ಶ್ರೀಮತ್ಯಾಯತನೇ ವಿಷ್ಣೋ ಶಿಷ್ಯ ಅಲ್ಲಿ ರಾತ್ರಿ ಎಲ್ಲ ಹೀಗೆ ಜಾಗರಣೆ ನಡೆದಿದೆ ಅದು ರಾತ್ರಿ ಎರಡು ಗಂಟೆ ಆಗ್ತಾ ಬಂತು ಇನ್ನೊಂದು ನಿಮಿಷ ನಿಲ್ಲಿಸ್ಕೊಳ್ತೇನೆ ಒಂದು ಮುಖ್ಯವಾದ ಘಟ್ಟ ದಶರಥ ಊರನ್ನೆಲ್ಲ ತಾನೇ ಹೋಗಿ ನೋಡಿ ಬಂದ ಪೌರಾನುಮೋದನ ನೆಪದಲ್ಲಿ ಜನರೆಲ್ಲ ರಾಮ ಪಟ್ಟಾಭಿಷೇಕವನ್ನು ಒಪ್ಪಲಿ ಎನ್ನುವ ನೆಪದಿಂದ ಪಟ್ಟಾಭಿಷೇಕಕ್ಕೆ ಬರಬೇಕಾದವರನ್ನೆಲ್ಲ ಕರೆಸೇ ಬಿಟ್ಟಿದ್ದಾರೆ ಇನ್ಯಾರು ಕರೆಸೋದು ಬಾಕಿ ಇಲ್ಲ ಎಲ್ಲ ಬಂದು ಬಿಟ್ಟಿದ್ದಾರೆ ದಂಗೋರ ಹೊಡೆದು ಬಿಟ್ಟರು ಸಾಯಂಕಾಲ ನಾಳೆ ಬೆಳಿಗ್ಗೆ ರಾಮನ ಪಟ್ಟಾಭಿಷೇಕ ಊರಿಗೆ ಊರು ಶೃಂಗಾರ ಆಗಬೇಕು ಜನ ಅದನ್ನೇ ಬಯಸ್ತಾ ಇದ್ರು ಸುಣ್ಣ ಬಣ್ಣ ರೆಡಿ ಮಾಡಿಕೊಂಡಿದ್ರು ಮೊದಲೇ ಶುದ್ಧವಾದ ಮನೆಗಳು ಕೈಸ ಕೈಲಾಸ ಶಿಖರದಿಂದ ಕಾಣುತ್ತಿದ್ದ ಮಾಳಿಗೆಗಳು ಇನ್ನಷ್ಟು ಅಲಂಕಾರ ಮಾಡಿದರು ಮಾವಿನ ತೋರಣಗಳನ್ನು ಕಟ್ಟಿದರು ದೀಪಾಲಂಕಾರ ಮಾಡಿದರು ಬೀದಿಗಳಲ್ಲಿ ಗಂಧವನ್ನು ಸಿಂಪಡಿಸಿದರು ಅಷ್ಟೇ ಅಲ್ಲ ಅಯೋಧ್ಯೆಯ ರಾಜಮಾರ್ಗದಲ್ಲಿ ಪ್ರತಿನಿತ್ಯವೂ ಹೂವುಗಳನ್ನು ಸಿಂಪಡಿಸುತ್ತಿದ್ದರು ಬರೆದಿದ್ದಾರೆ ವಿಹಾರಕ್ಕೆ ಹೊರಟ ಜನಗಳಿಗೆ ವಾಯು ವಿಹಾರಕ್ಕೆ ಕಾಲಿಗೆ ಮುಳ್ಳು ಕಲ್ಲು ಚುಚ್ಕೊಳ್ಳದೆ ಇರಲಿ ಎಂಬುದಾಗಿ ಅಲ್ಲಿ ಬೇಕಾದಷ್ಟು ಪುಷ್ಪಗಳನ್ನು ಎಸಿತಾ ಇದ್ರು ಅಯೋಧ್ಯೆ ಮುನ್ಸಿಪಾಲ್ಟಿ ಎಷ್ಟು ಚೆನ್ನಾಗಿತ್ತು ಯೋಚನೆ ಮಾಡಿಕೊಳ್ಳಿ ಒಂದು ರಸ್ತೆ ಗೊತ್ತಿಲ್ಲದೆ ಹೋದ್ರೆ ಹಳ್ಳದಲ್ಲೇ ಬಿದ್ದು ಬಿಡ್ತೀರಿ ನಮ್ಮ ಮುನ್ಸಿಪಾಲಿಟಿನೂ ನೋಡ್ತೇವೆ ನಾವು ಗೊತ್ತಿಲ್ಲದೆ ನಮ್ಮ ಕಾರ್ ಟರ್ನ್ ಆಗುವಾಗ ಇದು ಒನ್ ವೇ ಅಂತ ತಿಳಿಯದೆ ಹೋಗಿ ಸಿಕ್ಕಾಕೊಂಡು ಬಿಟ್ಟೆ ಒಂದೇ ದಿವಸ ಅವನು ಹೊಸಬ ಡ್ರೈವರ್ ಈ ಜಾಗ ಗೊತ್ತಿಲ್ಲ ಎದುರಿಗೆ ಬಂದುಬಿಟ್ಟಿದ್ದಾರೆ ಒನ್ ವೇ ಅಂತ ಗೊತ್ತಿಲ್ಲವೇ ಅಂತ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ರಾಮಾಯಣ ಹೇಳಿದ ಭೂಪತಿ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳಿ ಪಂಚಾಯಿತಿ ಮಾಡ್ಕೊಂಡು ಹೋಗೋ ಸ್ಥಿತಿ ಈ ತುದಿ ಆ ತುದಿ ಹಾಕಿದ್ದಾರೆ ನಡುವೆ ಗೊತ್ತಿಲ್ಲ ನಾವು ಎಲ್ಲೋ ಕಡೆ ತಗೊಂಡ್ಬಿಟ್ಟಿದ್ದೀವಿ ಅಯೋಧ್ಯೆಯಲ್ಲಿ ಪುಷ್ಪವನ್ನ ರಸ್ತೆಯಲ್ಲಿ ಗಂಧವನ್ನ ಸಿಂಪಡಿಸಿ ಆ ಪುಷ್ಪಗಳನ್ನು ನೆಲೆಸ್ತಾ ಇದ್ರು ಎಲ್ಲ ಅಲಂಕಾರ ಮಾಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಪುಷ್ಯ ನಕ್ಷತ್ರದಲ್ಲಿ ಗುರುಪ್ರವೇಶ ಆ ಹೊತ್ತಿಗೆ ರಾಮನ ಪಟ್ಟಾಭಿಷೇಕವಾಗಿ ಸೂರ್ಯೋದಯಾದ ಒಂದು ಗಳಿಗೆಯಲ್ಲಿ ಉತ್ಸವ ಬೀಜಲು ಬರುತ್ತೆ ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯ ಅಂತಂ ರಾಮಂ ಛತ್ರಾವೃತಾನನಂ ಎಲ್ಲ ಹೇಳಿ ಜಾಗ ಹಿಡ್ಕೊಂಡು ಕೂತಿದ್ದಾರೆ ಜಂಬೂ ಸವಾರಿ ನೋಡೋ ಜನರ ಹಾಗೆ ನಾಲ್ವಡಿ ಕೃಷ್ಣಾಜ ಒಡೆಯರ ಕಾಲದಲ್ಲಿ ಮೈಸೂರು ರಾಜಾಜರಾವ್ ರಸ್ತೆಯಲ್ಲಿ ಎರಡು ದಿವಸ ಮೂರು ದಿವಸ ಮುಂಚೆ ಮಳೆ ಬಂದರೂ ಛತ್ರಿ ಹಿಡ್ಕೊಂಡು ಜನ ಕೂತಿರ್ತಿದ್ರು ಆ ಸುಬ್ರಹ್ಮಣ್ಯ ಆಸ್ಪತ್ರೆ ಹತ್ರ ನಾನು ಕಾದಿದ್ದೆ ಒಂದು ರಾತ್ರಿ ಪೂರ್ತಿ ನೋಡಬೇಕು ನೋಡಬೇಕು ನೋಡಬೇಕು ವೈಭವ ನೋಡಬೇಕು ಚಿಕ್ಕ ವಯಸ್ಸಿನವರು ದೊಡ್ಡವರು ಸ್ತ್ರೀಯರು ಪುರುಷರು ಇದ್ದ ಮುದುಕರು ಎಲ್ಲರೂ ರಾಮನ ಪಟ್ಟಾಭಿಷೇಕ ನೋಡಬೇಕು ಯಾವಾಗಲೂ ಒಂದ್ಸಲ ಬರ್ತದೆ ದೊರೆ ಪಟ್ಟಾಭಿಷೇಕ ದಶರಥನ ಪಟ್ಟಾಭಿಷೇಕ ಆಗಿ ಎಷ್ಟು ವರ್ಷ ಆಗಿತ್ತು ನೋಡಿದ್ದವರೆಷ್ಟೋ ಜನ ಹೋಗಿಬಿಟ್ಟಿದ್ರು ರಾಮನ ಪಟ್ಟಾಭಿಷೇಕ ನೋಡಬೇಕು ಎಲ್ಲ ಕೂತಿದ್ದಾರೆ ನೋಡಿದ್ದಾರೆ ದಶರಥ ಅದೆಲ್ಲ ಊರಿನ ಅಲಂಕಾರ ಎಲ್ಲ ಚೆನ್ನಾಗಿದೆಯೇ ಯಾರನ್ನೂ ನಂಬಲಿಲ್ಲ ಪರ್ಸನಲ್ ಅರೇಂಜ್ಮೆಂಟ್ ಆನೆ ಮಾಡಿದ್ದಾನೆ ಅರಮನೆಗೆ ಬಂದ ನೋಡಿದ ಆಸ್ಥಾನ ಮಂಟಪ ರಾಮಕಿ ಠಾಕೂರ್ ಆ ಸಿಂಹಾಸನ ಇಲ್ಲಿಟ್ಟಿದ್ರು ಮಂಗಳ ದ್ರವ್ಯ ಇಲ್ಲಿಟ್ಟಿದ್ರು ಶಂಖ ಊದುವುದಲ್ಲಿಟ್ಟಿದ್ರು ಸಮಸ್ತ ನದಿ ತೀರ್ಥಗಳನ್ನು ಸಮುದ್ರ ತೀರ್ಥದಲ್ಲಿಟ್ಟಿದ್ರು ಎಲ್ಲವನ್ನು ಸೂಪರ್ವೈಸ್ ಮಾಡಿದ ಎಲ್ಲ ಚೆನ್ನಾಗಿಟ್ಕೊಂಡ್ರು ಬೆಳಗ್ಗೆ ಬಂದ್ಬಿಡುತ್ತೆ ವಸಿಷ್ಠನ ಕರೆದ ರಾಮನಿಗೆಲ್ಲ ಹೇಳಿದ್ದೀರಾ ಉಪವಾಸಾದಿಗಳು ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಹಬ್ಬ ಏನೇನು ಪಾಸಿಬಲ್ ವಿಘ್ನಗಳಿದ್ವೋ ಎಲ್ಲ ಗೆದ್ದಾಯಿತು ಅಂತ ಹೇಳಿ ದೊಡ್ಡ ವಿಘ್ನ ಇದ್ದ ಕಡೆಯಲ್ಲಿ ಒಂದು ಐದು ನಿಮಿಷ ಹೆಂಡತಿ ಜೊತೆಯಲ್ಲಿ ಕೈಕೈ ಜೊತೆಯಲ್ಲಿದ್ದು ತಲೆ ಕೆರೆಕೊಂಡು ಬೆಂಕಿ ಹಚ್ಕೊಂಡು ಬರೋಣ ಅಂತ ಅವಳ ಅರಮನೆಗೆ ಹೋದ ಎಂಬಲ್ಲಿಗೆ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸ್ತ್ರ ಮಾಡಿಸಿದ್ದಾರೆ ಇದು ಕಥೆ ನಿಲ್ಲಿಸಬಾರದ ಸಂದರ್ಭ ನಾನೇನು ಮಾಡಲಿ ಅಲ್ಲೇ ಮೃತ್ಯು ಇದೆ ಅವನಿಗೆ ಗೊತ್ತಿಲ್ಲ ಅಲ್ಲೇ ಕೈ ಕೈ ಇದ್ದಾಳೆ ಅಲ್ಲೇ ಮಂತ್ರ ಇದ್ದಾಳೆ ಅವಳು ಗಾರ್ಡನಿದ್ರೆ <coughs> ಮಂತ್ರ ಬಂದು ಉರುಳಿಸಿ ಉರುಳಿಸಿ ಉರುಳಿಸಿ ಎಬ್ಬಿಸ್ತಾಳೆ ಇವಳು ಎಷ್ಟು ಇದು ಮುಗ್ಧ ಸ್ವಭಾವ ಕೈ ಕೈ ಒಂದಂಶ ಹೇಳಿದೆ ಇನ್ನೊಂದು ಅಂಶ ಏನು ತನ್ನ ರೂಪದಲ್ಲಿ ತನಗೆ ಹೆಮ್ಮೆ ಕಪಟ ಗೊತ್ತಿಲ್ಲ ಪ್ಲಸ್ ಪಾಯಿಂಟ್ಸ್ ವಾಲ್ಮೀಕಿ ಕೊಟ್ಟಿದ್ದಾರೆ ಸುತರಾಮ್ ರಾಜಕೀಯ ಗೊತ್ತಿಲ್ಲದೆ ಇರುವವಳು ಇವಳು ಗೊತ್ತಿದ್ದು ಕನ್ನಡಿ ಒಂದೇ ಕನ್ನಡಿ ಆಯಿತು ತನ್ನ ರೂಪ ಆಯಿತು ತನ್ನ ಗಂಡ ಹೇಗೆ ಮುದ್ದು ಮಾಡಿದ ಸೆಲ್ಫ್ ಸೆಂಟರ್ ರಾಜಕಾರಣ ಏನೂ ಗೊತ್ತಿಲ್ಲ ಅವಳಿಗೆ ಅವಳನ್ನು ಉರುಳಿಸಿ ಎಬ್ಬಿಸಿ ಹೋಯಿತು ಚಲಂ ಮಿತವ ಸೌಭಾಗ್ಯಂ ಕನ್ನಡಿ ಕನ್ನಡಿ ಹೇಳ್ತಾ ಇದ್ದೀನಿ ನಿನ್ನ ಕನ್ನಡ ನಿನ್ನ ನಿನ್ನ ಗಂಡ ನಿನ್ನ ಮುದ್ದು ಮಾಡ್ತಾನೆ ರಾಜ್ಯ ಮಾತ್ರ ಸವತಿ ಮಗನಿಗೆ ಕೊಡ್ತಾನೆ ಗೊತ್ತಿಲ್ವೇ ನಿನಗೆ ಅಂತ ಎಬ್ಬಿಸಿ ಅನರ್ಥವನ್ನು ಮಾಡಿದ ಕಥೆಯನ್ನ ನಾಳೆ ನೀವು ಕೇಳಬೇಕು ಇವತ್ತೆಷ್ಟೋ ಶ್ಲೋಕಗಳನ್ನು ಬಿಟ್ಟುಬಿಟ್ಟೆ ಸಂದರ್ಭಗಳನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟೆ ರಾಮಾಯಣದ ರಾಜಕೀಯ ಇನ್ನೂ ದೀರ್ಘವಾಗಿ ಹೇಳಬೇಕು ಪುಸ್ತಕದಲ್ಲಿ ಬರೀಬೇಕು ಆದರೆ ಅತ್ಯಂತ ರಸವತ್ತಾದ ಹೃದಯ ಸ್ಪರ್ಶಿ ಭಾಗಗಳನ್ನು ಬಿಡುವುದಕ್ಕೆ ಇಷ್ಟವಿಲ್ಲದೆ ಅದೆಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದೇನೆ ಬೇಕಾದ್ದನ್ನು ಮುಂದೆ ಹೇಳ್ತೇನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರೋಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕಾಸ್ತಮಸ್ಸಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಮಂಗಳಂ ನಿತ್ಯಶ್ರೀ ನಿತ್ಯಮಂಗಳಂ